श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्ताम् सदा हृदि ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीयमुपास्महे व्यासम् वसिष्ठनप्तारम् शक्तेः पौत्रमकल्मषम् पराशरात्मजम् वन्दे शुकतादन्तपोनिधिम् सम्यङ्न्यायकलापेन महता भारतेन च उपबृंहितवेदाय नमो व्यासाय विष्णवे नमोऽस्तु ते व्यासविशालबुद्धे पुल्लारविन्दायितपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः जडान्दपजिरोन्मत्तम् तमोभूतम् जगद्भवेत् यदि ज्ञानहुताशेन त्वया नोज्ज्वलितम् भवेत् तमसान्धस्य लोकस्य वेष्टितस्य स्वकर्मभिः ज्ञानाञ्जनशलाकाभिः बुद्धिः नेत्रोत्सवकृत धर्मार्थकाममोक्षार्थैः समासव्यासकीर्तनैः त्वया भारतसूर्येण नृणाम् विनिहतन्तमः प्रपन्नपारिजाताय वेत्ततोत्रैकपाणये ज्ञानमुद्राय कृष्णायीतामृतदुहे नमः कृष्णम् कमलपत्राक्षम् पुण्यश्रवणकीर्तनम् वासुदेवम् जगद्योनिम् नवमि नारायणम् हरिम् कृष्णाय यादवेन्द्राय ज्ञानमुद्राय योगिने अताय रुक्मिणीशाय रमो वेदान्तवेदिने पाराशर्यवजः सरोजमलम् गीतार्थगन्धोत्कटम् नानाख्यानककेसरम् हरिकथा सम्बोधनाबोधितम् लोके सज्जनषट्पदैरहरः पेपीयमानम् मुदा भूयात् भारतपङ्कजम् कलिमलप्रध्वंसन श्रेयसे द्वैपायनोष्टपुटनिःसृतमप्रमेयम् पुण्यम् पवित्रमतपापहरम् शिवम् च यो भारतम् समधिगच्छति वाच्यमानम् किन्तस्य पुष्करजलैरभिषेचनेन यो कोशतम् कनकशङ्गमयम् ददाति विप्राय वेदविदुषे सुबहुश्रुताय पुण्याम् च भारतकथाम् सततम् शृणोति तुल्यम् फलम् भवति तस्य तदस्य चैव धर्मे चार्थे च कामे च मोक्षे च भरतर्षभ यदि हास्ति तदन्यत्र यन्नेहास्ति न कुत्रचित् महत्वात् भारवत्वाच्च महाभारतमुच्यते निरुत्तमस्य यो वेद सर्वपादैः प्रमुच्यते युधिष्ठिरो धर्ममयो महाद्रुमः स्कन्धोऽर्जुनो भीमसेनोऽस्य शाखाः माद्रीसुतौ पुष्पफले समृद्धे ಮೂಲಂ ಕೃಷ್ಣೋ ಬ್ರಹ್ಮಚ ಬ್ರಾಹ್ಮಣಾರ ನೀಲೋಪದ ಜಲ್ಯಗ್ರಾಹವತಿ ಕೃಪೇಣ ವಹಿನಿ ವೇಲಾಕುಲ ಅಶ್ವತ್ಥಾಮವಿಕರ್ಣ ಘೋರಮಕರ ದುರ್ಯೋಧನಾವರ್ತಿನಿ ಸೋತ್ತೀರ್ಣ ಖಲು ಪಾಂಡವೈರ್ಣ ನದಿ ಕೈವರ್ತಕೆ ಕೇಶವೇ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ देवीम् सरस्वतीम् व्यासम् ततो जयमुदीरयेत् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् श्रीकृष्णाय परब्रह्मणे नमः ತಮಗೆಲ್ಲರಿಗೂ ಈ ಪ್ರವಚನದ ಕೊನೆಯ ಉಪನ್ಯಾಸ ಸಂದರ್ಭದಲ್ಲಿ ಅನಂತ ಪ್ರಣಾಮಗಳು ಪ್ರತಿನಿತ್ಯ ಪ್ರಣಾಮ ಮಾಡ್ತಾ ಇದ್ದೇನೆ ಸ್ತೋತ್ರಗಳಲ್ಲಿಯೇ ಭಗವಂತನನ್ನು ಕಾಣ್ತಾ ಇದ್ದೇನೆ ಇವತ್ತು ವಿಶೇಷ ಪರಿಣಾಮ ಯಾತಕ್ಕೆ ಅಂದರೆ ಬಿಡದೆ ಮೂವತ್ತೆರಡು ದಿವಸ ಕೇಳಿದ್ದೀರಿ ಇದು ಸಾಮಾನ್ಯವಾದ ಶ್ರಮ ಅಲ್ಲ ಪರಿಶ್ರಮ ಪ್ರಾಯಶಃ ಬೆಂಗಳೂರು ನಗರದಲ್ಲಿ ಒಂದು ವಾರ ಹತ್ತು ದಿವಸದ ಮೇಲೆ ಪ್ರವಚನ ಮಾಡುವುದು ಅಪರೂಪ ಎಲ್ಲೋ ನಮ್ಮ ಮಿತ್ರರು ಶ್ರೀಮಾನ್ ಜಯರಾಮರಾಯರಂಥ ಅವರು ತಿಂಗಳಗಟ್ಟಲೆ ವರ್ಷಗಟ್ಟಲೆ ವಾಚನವನ್ನು ಮಾಡ್ತಾ ಇರ್ತಾರೆ ಅಲ್ಲಲ್ಲಲ್ಲಿ ಅವರು ಯಾವತ್ತೂ ಪುರುಸತ್ತ ಕೂತಿರೋದಿಲ್ಲ ಇವತ್ತವರು ಬಂದದ್ದು ಪರಮಾಶ್ಚರ್ಯ ನನಗೆ ಸಂಗ್ರಹೇ ನಾಸ್ತಿಮೆ ತೃಪ್ತಿ ವಿಸ್ತರೆ ರಮತೆ ಮನಃ ಒಂದು ಗ್ರಂಥದ ವ್ಯಾಖ್ಯಾನದ ಆರಂಭದಲ್ಲಿ ನಾನೇ ಬರೆದಿದ್ದು ಮಾತಿದು ಸಂಗ್ರಹದಲ್ಲಿ ನನಗೆ ತೃಪ್ತಿ ಇಲ್ಲ ವಿಸ್ತರದಲ್ಲಿಯೇ ಮನಸ್ಸು ತವಕಿಸ್ತದೆ ಆಶೆ ಪಡ್ತದೆ ಈ ವಿಸ್ತರ ಯಾವುದರಲ್ಲಿ ಭಗವದ್ಗುಣಾನುಭವದಲ್ಲಿ ಶ್ಲೋಕಕ್ಕೆ ಅರ್ಥ ಹೇಳೋದು ಸುಲಭ ಅದಕ್ಕೆ ಒಂದು ಪದಕ್ಕೊಂದು ಪದಾರ್ಥ ಹೇಳಿ ಮುಗಿಸ್ಬಿಡ್ಬೋದು ವಿಸ್ತಾರ ಮಾಡೋದು ಯಾವುದನ್ನ ಮಹಾಭಾರತದ ಕತೆ ನಿಮಗೂ ಗೊತ್ತಿದೆ ಬರೀ ಕ್ಯಾಟಲಾಗ್ ಡೀಟೇಲ್ ನಾನು ಕೊಡ್ಬೋದು ಇಲ್ಲಿ ವಿಸ್ತಾರ ಮಾಡಬೇಕಾದ್ಯಾವುದು ಭಗವಂತನ ಗುಣದ ಅನುಭವ ಇದು ಆಳ ಅಗಲ ಎತ್ತರ ಬುದ್ಧ ಗೊತ್ತಿಲ್ಲದೆ ಇರುವಂತಹ ಒಂದು ದಿಗ್ಭ್ರಮೆ ಹುಟ್ಟಿಸುವ ಪ್ರಮೇಯ ಭಗವಂತನ ಗುಣಸಾಗರ ಅವನ ಗುಣೌನ್ನತ್ಯ ಗುಣತುಂಗತ್ವ ಇದು ವಾಚಾಮಗೋಚರ ಇಟ್ಕೋದಿಲ್ಲ ಅದನ್ನೇ ನೇರವಾಗಿ ಕೊಡ್ತೇವೆ ಅಂದ್ರೆ ಹಾಗೆ ಕೊಡೋಕ್ಕೂ ಬರುವುದಿಲ್ಲ ಕಬ್ಬು ಗಿಬ್ಬು ಬೇಡ ಸ್ವಾಮಿ ನಮಗೆ ಬರೀ ರಸ ಕೊಡಿ ಅಂತ ಕೇಳಿದ್ರೆ ಬರೀ ರಸ ಅಂತ ಒಂದಿರೋದಿಲ್ಲ ಅದು ಕಬ್ಬಿನ ರಸದಲ್ಲೇ ಸೇರಿರುತ್ತದೆ ಅದು ಈ ಕಬ್ಬು ಗಿಬ್ಬು ತಗೊಂಬಂದು ಅದನ್ನೆಲ್ಲ ಹೊರದು ಸಿಗಿದು ಈ ಫಜೀತಿ ಬೇಡ ಸ್ವಾಮಿ ಸುಮ್ಮನೆ ರಸ ಕೊಟ್ಟುಬಿಡಿ ಅಂದ್ರೆ ಹಾಕಿ ರಸ ಅಂತ ಒಂದು ಕೊಡ್ಲಕ್ಕೆ ಬರೋದಿಲ್ಲ ಅದು ನಿರೂಪಣೀಯವಲ್ಲ ಕೊಟ್ಟರು ಬಾಯಿಗೆ ರುಚಿಗೆ ಇಟ್ಕೋದಿಲ್ಲ ಅದಕ್ಕೊಂದು ಕಥೆ ಒಂದು ಚೌಕಟ್ಟು ಇತ್ಯಾದಿಗಳನ್ನು ಹಾಕಿ ಅದಕ್ಕೆ ನಮಗೆ ಮಹನೀಯರು ತ್ರಿವೇಣಿ ಸ್ರೋತವನ್ನು ಕೊಟ್ಟಿದ್ದಾರೆ ಇವತ್ತು ಕೂಡ ನಮ್ಮ ಸ್ನೇಹಿತರಿಗೆ ಹೇಳ್ತಿದ್ದೆ ಮಾತು <coughs> ಒಂದು ರಾಮಾಯಣ ವಾಲ್ಮೀಕಿ ರಾಮಾಯಣ ಒಂದು ವ್ಯಾಸ ಮಹಾಭಾರತ ಇನ್ನೊಂದು ಸುಖಪ್ರೋಕ್ತವಾದ ಶ್ರೀಮದ್ ಭಾಗವತ ಇದು ಮೂರನೇ ಪದೇ ಪದೇ ಪದೇ ನಾವು ಅನುಭವಿಸ್ತಾ ಅನುಭವಿಸ್ತಾ ವರ್ಷಗಟ್ಟಲೆ ಹೇಳಿದರೂ ನಿಮಗೆ ನಿತ್ಯವೂ ಹೊಸದರಂತೆ ಕಾಣ್ತದೆ ಮಾರಾಯರೇ ಭಗವಂತನ ಗುಣ ನವೋ ನವವಾದದ್ದು ಓರ್ವ್ಯಾಯ ವೇದಸೆ ನವೀಯಸೆ ಅವತ್ತು ನೀವು ಮಾತು ಎಷ್ಟು ಹಳಗುನೋ ಅಷ್ಟು ಹೊಸಬ ಆದ್ದರಿಂದ ಇಂಥ ಗುಣಾನುಭೂತಿಯಲ್ಲಿ ನೀವು ಪಾಲ್ಗೊಂಡದ್ರಿಂದ ನನಗೂ ಸ್ವಲ್ಪ ರಸಾನುಭೂತಿ ಹೆಚ್ಚಾಯಿತು ಇದು ಪರಸ್ಪರ ಉಪಕಾರ ಎದುರು ಕೂತವರೆಲ್ಲ ಬಜರೇಶ್ ವ್ಯವಗಾಯಕ ಕಿವುಡರೆ ತುಂಬಿದ ಸಭೆಯಲ್ಲಿ ಒಬ್ಬ ಎಷ್ಟು ಚೆನ್ನಾಗಿ ಗಾನ ಮಾಡಿದರೂ ಅದು ಶೋಭಿಸದೇ ಇರುವಂತೆ ನೀನು ಯಾಕೆ ಬಂದೆ ಧೃತರಾಷ್ಟ್ರ ಸಭೆಗೆ ಅಂತ ವಿದುರ ಕೇಳ್ತಾನೆ ಕೃಷ್ಣನನ್ನ ಎತ್ರ ಸೂಕ್ತಂ ದುರುಕ್ತಂ ವ ಸಮಂ ಸ್ಯಾತ್ ಮಧುಸೂದನ ಅವತ್ತು ಹೇಳಿದ್ದೇನೆ ಆದರೆ ನಮ್ಮ ಹಿರಿಯರು ಹರಿಸೋತ್ತಮ ಉಪಯೋಗಿಗಳು ಮತ್ತು ಶ್ರೀಮತಿ ರಾಧಾರಾಮಸ್ವಾಮಿಯವರು ಶ್ರೀಮತಿ ಪಡಿಯಾರವರು ಅವರೆಲ್ಲರೂ ನನ್ನನ್ನು ಯಾವ ದೃಷ್ಟಿಯಿಂದ ನೋಡಿದ್ದಾರೆ ಹೇಳಿದ್ದೀರಿ ಇದು ಐದು ಐದು ರೂಪಾಯಿ ಗೊಂಬೆಯೂ ಅಲ್ಲ ಇದು ಐವತ್ತು ರೂಪಾಯಿ ಗೊಂಬೆಯೂ ಅಲ್ಲ ಐದುನೂರು ರೂಪಾಯಿದು ಅಲ್ಲ ಇದು ಬರೀ ಟೊಳ್ಳು ಗೊಂಬೆ ಒಡೆದರೆ ಹೊರಗೆ ಎಸೆಯುವಂತಹದ್ದು ಅದರೊಳಗೆ ಇವೆಲ್ಲ ಹೇಳಿದಾಗ ಏನೋ ಒಂದು ಉಸಿರಾಟ ಆಡಿಸ್ತಾನೆ ಅದು ನೀವು ಕೇಳಿ ಸಂತೋಷಪಟ್ಟಿದ್ದೀರಿ ತೊದಲು ಮಾತುಗಳನ್ನು ವಂದನಾರ್ಪಣೆ ಈಗಾಗಲೇ ಆಗಿದೆ ನೀವು ಹೋಗ್ಬೋದು ಇಂದಿನ ಪ್ರವಚನದಲ್ಲಿ ನಾನು ಬೇಕೆಂತಲೇ ಸ್ವಲ್ಪ ಕಡಿಮೆ ಭಾಗ ಇಟ್ಕೊಂಡಿದ್ದೇನೆ ಕಡಿಮೆ ಭಾಗ ಅಂದರೆ ವ್ಯಾಪ್ತಿಯಲ್ಲಿ ಏನು ಕಡಿಮೆ ಇಲ್ಲ ಅದನ್ನು ಹೆಚ್ಚು ಮಾಡುವುದು ಕಡಿಮೆ ಮಾಡುವುದು ನಮ್ಮ ಕೈಲಿದೆ ಕಂಟ್ರೋಲ್ ವಿಶೇಷ ಕಥೆ ಭಾಗ ಕಡಿಮೆ ಇರ್ಬೋದು ಅದನ್ನು ಎಷ್ಟು ಆಳಕ್ಕೆ ಕೊಂಡೊಯ್ಯಬಹುದು ಎಷ್ಟು ಎತ್ತರಕ್ಕೆ ಕೊಂಡೊಯ್ಯಬಹುದು ನಿಮ್ಮನ್ನು ಎಲ್ಲಿಗೆ ಏರಿಸಬಹುದು ಅದು ಇಲ್ಲಿ ವ್ಯಾಸರು ಕೂತು ಕಂಟ್ರೋಲ್ ಮಾಡ್ತಾರೆ ಆ ಜಾಗದಲ್ಲಿ ನೀವೆಲ್ಲ ಆನಂದ ಭಕ್ಷ ಹಾಕ್ತೀರಿ ಎಲ್ಲಿಂದ ಆರಂಭ ಮಾಡ್ತಾ ಇದ್ದೇನೆ ಅಂದರೆ ಈಗ ನಾವು ಶಾಂತಿ ಪರ್ವದಲ್ಲಿ ಬಹಳ ಬೇಜಾರಾಗುತ್ತೆ ಹೇಳೋಕೆ ಶ್ರಾದ್ದ ಪರ್ವಕ್ಕೆ ಬಂದಿದ್ದೇವೆ ಶಾಂತಿ ಪರ್ವದ ಶ್ರಾದ್ದ ಪರ್ವ ಅದೊಂದು ಉಪಪರ್ವ ಇದನ್ನು ಹೇಳಬೇಕೆ ಅಂತ ನೀವು ಕೇಳ್ಬೋದು ಇದೆ ಅದಕ್ಕೊಂದು ಅರ್ಥ ಇಟ್ಟಿದ್ದಾರೆ ಪ್ರತಿಯೊಂದು ಉಪಪರ್ವಕ್ಕೊಂದು ಅರ್ಥವಿದೆ ಕುಮಾರವ್ಯಾಸ ದಶಪರ್ವಗಳನ್ನು ಕನ್ನಡಿಸಿದರೂ ಗದಾಪರ್ವವನ್ನು ಪ್ರತ್ಯೇಕ ಹೆಸರಿಸಿ ಮಾಡಿದ್ದಾನೆ ಇದು ಶಲ್ಯ ಪರ್ವದ ಒಳಗಡೆಯೇ ಬರುತ್ತದೆ ಮೂಲ ಮಹಾಭಾರತದಲ್ಲಿ ಗದಾಪರ್ವ ಅಂತ ಇದೆ ಅದು ಉಪಪರ್ವ ಅದು ಹತ್ತು ಸಂಖ್ಯೆ ಪೂರ್ತಿಯಾಗಲಿ ಎನ್ನುವ ದೃಷ್ಟಿಯಿಂದ ಅವರು ಅದನ್ನು ಮಾಡಿಕೊಂಡಿದ್ದಾನೆ ನಿನ್ನೆ ತಮಗೆ ಭಿನ್ನಯಿಸಿಕೊಂಡೆ ಗಾಂಧಾರಿಯಂಥ ವಿವೇಕಿ ಕೂಡ ಕೃಷ್ಣನಿಗೆ ಶಾಪ ಕೊಟ್ಟುಬಿಟ್ಟು ನೀನೆಷ್ಟೇ ಬುದ್ಧಿವಂತನಾದರೂ ಕೃಷ್ಣ ಯುದ್ಧವನ್ನು ತಡೆಯಬೇಕಾಗಿತ್ತು ಯುದ್ಧವನ್ನು ತಡೆಯಲಿಲ್ಲ ನನ್ನ ಒಂದು ಮಗನನ್ನು ಕೂಡ ನೀನು ಬಿಡಿಸಿಕೊಳ್ಳಲಿಲ್ಲ ಆ ಭೀಮ ರಕ್ತಪಾನವನ್ನು ಮಾಡಿದ ಸ್ವಂತ ಸೋದರನದು ಇದಕ್ಕೆಲ್ಲ ನೀನೇ ಕಾರಣ ಎಂಬುದಾಗಿ ಕೃಷ್ಣನನ್ನು ಆಕ್ಷೇಪ ಮಾಡ್ತಾಳೆ ಎಲ್ಲ ಮಗನಿಗೆ ಯುದ್ಧ ಭೂಮಿಗೆ ಹೋಗಿ ನನಗೆ ಜಯ ಬರಲಿ ಆಶೀರ್ವಾದ ಮಾಡು ಅಂತ ಕೇಳಿದ್ರೆ ನಿನಗೆ ಜಯ ಆಗೋದಿಲ್ಲ ಕೃಷ್ಣ ಇದ್ದ ಕಡೆಯೇ ಜಯ ಯಾಕೆ ಕೃಷ್ಣ ಇದ್ದ ಕಡೆಯೇ ಧರ್ಮ ಇಷ್ಟು ದಿಟ್ಟವಾಗಿ ಆಶೀರ್ವಾದ ಮಾಡಿದ ಏಕಮೇವ ಮಹಿಳೆ ಮಹಾಭಾರತದಲ್ಲಿ ತಾನೇ ಹೇಳ್ಕೊಳ್ತಾಳೆ ಕೃಷ್ಣನಿಗೆ ನಾನೇನು ನನ್ನ ಮಗನಿಗೆ ಜಯವಾಗಲಿ ಅಂತ ನಾನು ಕೇಳಿರಲಿಲ್ಲ ಕೃಷ್ಣ ಅವನು ಸೋಲ್ತಾನೆ ಅಂತ ಗೊತ್ತಿತ್ತು ಆದರೆ ಇಷ್ಟು ಘೋರವಾಗಿ ಎಲ್ಲ ಮಕ್ಕಳು ಸಾಯ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಅದನ್ನು ತಡೆಯದೆ ಇದ್ದದ್ದು ನಿನಗೆ ನನ್ನ ಸಂಕಟ ಸ್ವಲ್ಪ ತಟ್ಟಲಿ ಎಂಬುದಾಗಿ ಇಲ್ಲಿಂದ ಮೂವತ್ತಾರನೇ ವರ್ಷಕ್ಕೆ ಸರಿಯಾಗಿ ಸ್ವಲ್ಪ ಎತ್ತರ ಮಾಡಿ ಸ್ವಲ್ಪ ಎತ್ತರ ಮಾಡಿ ಇಲ್ಲಿ ತ್ರಾಸಾಗ್ತಾ ಇದೆ ಇಲ್ಲಿ ಒಂದು ಕ್ವಾರ್ಟರ್ ಇಂಚ್ ಎತ್ತರ ಮಾಡಿದೆ ಇದು ಇದು ಹತ್ರ ಹಿಡಿಬೇಕಾದ್ರೆ ತಗಲ್ಸ್ಬೇಡಿ ತಗಲ್ಸ್ಬೇಡಿ ಬಿಡಿ ಬಿಡಿ ಬಿಡಿ ಬಿಡಿ ಆಯ್ತು ಕೇಳಿಸ್ತಾ ಇದೆ ತಾನೆ ಆಯ್ತು ಇಲ್ಲಿ ಸ್ವಲ್ಪ ತ್ರಾಸ ಆದ್ರೆ ಇದು ಹಾಡ್ಲಿಕ್ಕೆ ಬರೋದಿಲ್ಲ ವಿಚಿತ್ರವಾದ ಧ್ವನಿ ಇದು ಯಾರೋ ಒಬ್ರು ಕೇಳಿದ್ದಾರೆ ಚೀಟಿ ಬಾ ಅಲ್ಲಿ ಬರ್ತಾನೆ ಅವತ್ತು ಮೂರು ರಾಗಗಳನ್ನು ಗಾಂಧಾರ ಋಷಭ ಕೂಡಿಸಿ ಹಾಡಿದ್ರಲ್ಲ ಇನ್ನೊಂದ್ಸಲ ಹಾಡಿ ತೋರಿಸಿ ಅಂತ ಬಹಳ ಅಪರೂಪದ ವಿಷಯ ಅದಕ್ಕೆ ಶ್ರೀಕೃಷ್ಣ ಉತ್ತರವನ್ನು ಕೊಡ್ತಾನೆ ಆ ಉತ್ತರ ಅತ್ಯಂತ ಆಶ್ಚರ್ಯಕರವಾದ ವಿಷಯ ಉತ್ತಿಷ್ಟೋತ್ತಿಷ್ಟ ಗಾಂಧಾರಿ ಮಾಚಶೋಕೆ ಮನಃಕೃತಾ ಮೂರ್ಛೆ ಹೋಗಿ ಬಿದ್ದುಬಿಟ್ಲು ಗಾಂಧಾರಿ ಶಾಪವನ್ನು ಕೊಟ್ಟಿದ್ದಾಳೆ ಅವಳಿಗೇ ಪರಿತಾಪವಾಗಿದೆ ಸರ್ವಜ್ಞನಿಗೆ ಶಾಪ ಕೊಟ್ಟನಲ್ಲ ಕೋಪ ಅನ್ನೋದು ಎಷ್ಟು ಅವಿವೇಕ ಮಾಡುತ್ತೆ ಮನುಷ್ಯನಿಗೆ ಅಂದರೆ ತಪಸ್ವಿಗಳಿಗೂ ಕೋಪ ಹೋಗೋದಿಲ್ಲ ಕೋಪವನ್ನು ಗೆದ್ದವನು ಸರ್ವಜ್ಞಲ್ಲ ಭಗವಂತನೇ ಆಗಿಬಿಡ್ತಾನೆ ಹೆಚ್ಚು ಕಮ್ಮಿ ಇದು ಉಪ್ಪು ಹುಳಿಕಾರ ತಿನ್ನುವ ಶರೀರದಲ್ಲಿ ಕೋಪ ಎನ್ನುವುದು ಹೋಗೋದಿಲ್ಲ ಯಾಕೆ ಕೊರತೆ ಎನ್ನುವುದು ಹೋಗೋದಿಲ್ಲ ಯಾಕೆ ಬಯಕೆ ಎನ್ನುವುದು ಹೋಗೋದಿಲ್ಲ ಇದೆಲ್ಲ ಹೋಗಿಬಿಟ್ರೆ ಮನುಷ್ಯನಿಗೆ ಪೂರ್ಣತ್ವ ಪ್ರಾಪ್ತಿಯಾಗುತ್ತೆ ಮೂರ್ಛೆ ಹೋಗಿ ಕೆಳಗೆ ಬಿದ್ದಳು ಉತ್ತಿಷ್ಟೋತ್ತಿಷ್ಟ ಗಾಂಧಾರಿ ಮಾಚಶೋಕೆ ಮನಕೃತ ತವೈವ ಹಿ ಅಪರಾಧೇನ ಕುರವೋ ನಿಧನಂಗತ ಏನು ದಿಟ್ಟತನ ಕೃಷ್ಣಂದು ನಂದೇನು ತಪ್ಪಿಲ್ಲ ಅಂತೀಯಲ್ಲಮ್ಮ ಗಾಂಧಾರಿ ಇದು ಬೇಜವಾಬ್ದಾರಿ ತನ ಎಲ್ಲರೂ ಹಾಗೆ ಹೇಳ್ತಾರೆ ನನ್ನ ತಪ್ಪಲ್ಲ ಯಾರನ್ನ ಹೇಳಿ ನಂದು ತಪ್ಪು ಅಂತ ಒಪ್ಪಿಕೊಳ್ಳುವಂಥ ಪ್ರಾಂಜಲ ಬುದ್ಧಿ ಇದ್ದವನು ಆ ತಪ್ಪಿರಲಿ ಗೊತ್ತಾಗ್ಲಿ ಗೊತ್ತಾಗಲಿ ಗೊತ್ತಾಗದೆ ಇರಲಿ ನನ್ನದು ತಪ್ಪಿದೆ ಅಂತ ಹೇಳುವುದು ಪರಮಸಾತ್ವಿಕ ವೃತ್ತಿ ಅದು ದೈವಿ ಅಂಶ ಅದು ಬಹಳ ಅಪರೂಪ ಜೀವನದಲ್ಲಿ ಅಲ್ಲೆಲ್ಲೋ ನೋವು ನಂದು ತಪ್ಪಿದೆ ಈ ಪ್ರವಚನ ಮಾಡಿದ್ರಿಂದ ತಾನೇ ಹಾಗಾಯಿತು ಪ್ರವಚನ ಮಾಡಿ ಇವತ್ತು ದಯವಿಟ್ಟು ನೋಕುಲುಕುಲು ಮಾಡಬಾರದು ಒಂದು ವಿಷಯ ಕೇಳ್ತೇನೆ ಮೊದಲೇ ಹೇಳಿಬಿಡ್ತೇನೆ ಎಲ್ಲರಿಗೂ ಸಾಕಾಗುವಷ್ಟು ಮಾಡಿದ್ದಾರೆ ಪ್ರಸಾದವನ್ನ ಮತ್ತು ಗ್ರಂಥಗಳನ್ನು ತಂದಿದ್ದಾರೆ ಅಚ್ಚು ಮಾಡಿ ಕುಂತಿ ಸ್ತುತಿ ತುಂಬಾ ನನಗೆ ಸಂಕೋಚವಾಗುತ್ತೆ ಒಂದು ವಿಷಯ ಹೇಳಲಿಕ್ಕೆ ಇಲ್ಲಿ ಯಾರು ಪ್ರವಚನಕ್ಕೆ ಬಂದಿಲ್ಲ ಅವರಿಗಾಗಿ ದಯವಿಟ್ಟು ಪ್ರಸಾದವನ್ನು ಪುಸ್ತಕವನ್ನು ಒಯ್ಯಬೇಡಿ ಅರ್ಥ ಮಾಡಿಕೊಳ್ಳಿ ಇದೆಲ್ಲ ಪ್ರಚ ಇದು ವಿತರಣೆಯಾಗಿ ಮುಗಿದ ಮೇಲೆ ಉಳಿದರೆ ನೀವು you are at liberty to take things home ಅದಕ್ಕೆ ಹೇಳ್ತೇವೆ ಅಂದರೆ ಕ್ಯೂ ನಿಂತ್ಕೊಳ್ಳಿ ಅಂತ ನಾನು ಹೇಳಿಬಿಟ್ಟು ಒಬ್ಬೊಬ್ಬರು ಬೇರೆ ಬೇರೆ ರೀತಿಯಲ್ಲಿ ತಮಗೆ ಸಲ್ಲಬೇಕಾದ್ದಕ್ಕೆ ಅಂತ ಹೆಚ್ಚು ತಗೊಂಡು ಹೋದರೆ ನಿಂತವರಿಗೆ ಏನೂ ಸಿಕ್ಕಲಿಲ್ಲ ಅಂದ್ರೆ ಬಹಳ ಮನಸ್ಸು ನೋಯ್ತದೆ ಒಂದು ದಿವಸ ಆ ರೀತಿ ತೊಂದರೆ ಆಯಿತು ಸಪ್ಲೈ ಏನು ದೋಷವಿಲ್ಲ ಪ್ರಸಾದ ಮನೆಯವ್ರಿಗೂ ಇರಲಿ ಅನ್ನೋದೇನು ತಪ್ಪಲ್ಲ ಭಾವನೆ ಗತೆಯವ್ರಿಗೂ ಇರಲಿ ನಾಳೆಗೂ ಇರಲಿ <coughs> ಆಸೆ ಪಡ್ತೀರಿ ಬಹಳ ಸಂತೋಷ ವಿಷಯ ಆದರೆ ಒಂದು ಪರಿಮಿತಿಯಲ್ಲಿ ಮಾಡಿರ್ತಾರೆ ಆದ್ದರಿಂದ ಇದನ್ನು ನೀವು ಅನ್ಯಥಾ ಭಾವಿಸದೆ ನನ್ನದು ಉದ್ಧಟತನ ಅಂತ ತಿಳ್ಕೊಳ್ಳದೆ ಕ್ಷಮಿಸಬೇಕು ನೀವೆಲ್ಲ ಬುದ್ಧಿವಂತರಿದ್ದೀರಿ ಚುರುಕರಿದ್ದೀರಿ ಇನ್ನೊಂದು ಮಾತು ಹೇಳಿಬಿಡ್ತೇನೆ ತುಂಬ ತಡ್ಕೊಂಡೆ ನನ್ನ ಭೂಮಿಯೂ ಇರಲಿ ಪಾಂಡವರದ್ದು ಇರಲಿ ಅಂದವನು ದುರ್ಯೋಧನ ಆ ಬುದ್ಧಿ ನಮಗೆ ಬರಬಾರ್ದು ನಮಗೆಷ್ಟು ಕೊಟ್ಟಿದ್ದಾರೆ ಅಷ್ಟು ಪ್ರಸಾದ ಇಷ್ಟಿದ್ರೂ ಪ್ರಸಾದ ಇಷ್ಟಿದ್ರೂ ಪ್ರಸಾದ ಒಂದು ಸಂದರ್ಭದಲ್ಲಿ ಶ್ರೀಮತಿ ಅವರು ಈ ಮಾತನ್ನು ಹೇಳಿದರು ನೀವು ಮಹಾಭಾರತ ಕೇಳಿರುವುದು ನಿಜವಾಗಿದ್ದರೆ ನಮ್ಮ ಭಾಗದ್ದಲ್ಲದೇ ಇದ್ದು ನಮ್ಮದು ಬೇಡ ಅನ್ನಬೇಕು ಇದೊಂದಕ್ಕೆ ಅಲ್ಲ ಯಾವುದೇ ವಿಷಯ ಇರಲಿ ಕೋರ್ಟು ಕಚೇರಿ ಹತ್ತದೆ ನನಗೇನು ದೇವರು ಕೊಟ್ಟಿದ್ದಾನೆ ಅದನ್ನು ತೃಪ್ತನಾಗಿರಬೇಕು ಇನ್ನೊಬ್ರು ಪ್ರಸಾದ ಸಿಕ್ಲಿಲ್ವಲ್ಲ ಅಂತ ನೀವು ಯಾತಕ್ಕೆ ಬರಲಿಲ್ಲ ಪ್ರವಚನಕ್ಕೆ ಮುಂದಿನ ಸಲವಾದರೂ ಬನ್ನಿ ಅಂತ ಮೂಗು ಹಿಂಡಿ ಬರ್ತಾರೆ ಹಿಮಾಂಶು ಸ್ಕೂಲಿಗೆ ಇದಕ್ಕೆ ಎರಡರಷ್ಟು ಜನ ಬನ್ನಿ ಯಾರು ಬೇಡ ಅಂತೀರಿ ಸಂತೋಷ ಮಾಡಿಸೋಣ ಪ್ರಸಾದವೆಂಬುದು ಬರೀ ಸಿಹಿ ತಿನ್ನುವುದು ಇದರಲ್ಲಿ ಮಾತ್ರ ಇಲ್ಲ ಪ್ರಸನ್ನತೆಯೇ ಪ್ರಸಾದ ನಿಮ್ಮ ಮನಸ್ಸು ಪ್ರವಚನವನ್ನು ಕೇಳಿ ತುಂಬ ಹದವಾಗಿ ಕಾಮಕ್ರೋಧಗಳಿಂದ ದೂರವಾಗಿದ್ದರೆ ಇಲ್ಲಿ ಹೇಳಿದ್ರು ಒಬ್ಬರು ತಾಯಂದಿರು ಒಂದು ತಿಂಗಳು ಕೇಳಿದ್ರೆ ನಮಗೆ ಆರೋಗ್ಯ ಗುಣವಾಯಿತು ಅಲ್ಲಿ ಕೂತಿದ್ದಾರೆ ಮಾತು ಹೇಳಿದ್ರವರು ಇಲ್ಲಿ ತನಕ ನಡ್ಕೊಂಬರೋಕ್ಕಾಗತ್ತೆ ಅಂತ ಯೋಚನೆ ಮಾಡ್ತಿದ್ರು ಇನ್ನೊಬ್ರು ಹೇಳಿದ್ರು ಕೃಷ್ಣಮಾಚಾರ್ಯ ಸೋದರರು ನಮಗೆ ಆರೋಗ್ಯ ಗುಣವಾಯಿತು ನಾನು ಹೇಳ್ತೇನೆ ನನಗೂ ಆರೋಗ್ಯ ಗುಣವಾಯಿತು ಜಾತಾ ಶೌಚ ಮೃತ ಶೌಚವಿಲ್ಲದೆ ಒಂದು ತಿಂಗಳು ನಡೆಸಿದ್ದಾನೆ ಇದು ಒಂದು ತಿಂಗಳು ಒಪ್ಕೊಳ್ಳೋದ್ರಲ್ಲಿ ಏನು ಕಷ್ಟ ಏನಾದರೂ ಸೂತಕ ಪಾತಕ ಬಂದರೆ ಸಬ್ಸ್ಟಿಟ್ಯೂಟ್ ಕೊಡ್ಲಿಕ್ಕಾಗೋದಿಲ್ಲ ನನಗೆ ನೀವೇನಾದರೂ ಸ್ವಲ್ಪ ಒಂದು ದಿವಸ ಎರಡು ದಿವಸ ತಪ್ಪಿಸ್ಕೊಂಡ್ರು ಹೊರಗೆ ಕೂತ್ಕೊಂಡು ಕೇಳಿದ್ರು ನನಗೆ ವಿನಾಯಿತಿ ಇಲ್ಲ ವಯಸ್ಸಾದವರು ತುಂಬ ಬಂಧುಗಳಿದ್ದಾರೆ ನನಗೆ ಮೇಲಿನ ಮೇಲೆ ಇನ್ನೂ ಕಾರ್ಯಕ್ರಮ ಕೊಡಿ ಕೊಡಿ ಅಂತ ಕೆಲವರು ಕೇಳ್ತಾರೆ ಡೇಟ್ ಯಾಕೆ ಕೊಡ್ತಿಲ್ಲ ಡೇಟ್ ಕೊಟ್ಟರೆ ನಿಮ್ಮ ಗಂಟೆ ಹೋಗ್ತದೆ ಆಮೇಲೆ ಮಾಡಿ ಆಗಬೇಡ ಅಂತಾರೆ ಕಮಿಟ್ಮೆಂಟ್ ಈಸ್ ಕಮಿಟ್ಮೆಂಟ್ ಅದು ಹೇಳಲಿಕ್ಕೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಮೂರು ತಿಂಗಳು ಸತತವಾಗಿ ಉಪನ್ಯಾಸ ಮಾಡಿದ್ದೇನೆ ಮೈಸೂರು ತಲುಪಿ ನಾ ಮೂರು ತಿಂಗಳಾಯಿತು ನಾನು ಮತ್ತೆ ಅಲ್ಲಿ ಸ್ವಲ್ಪ ಹೋಗಲೇಬೇಕು ಬರವಣಿಗೆ ಕೆಲಸಗಳೆಲ್ಲ ನಿಂತು ಬಿಟ್ಟಿದೆ ಅದನ್ನೂ ಒತ್ತಾಯ ಮಾಡ್ತಾ ಇದ್ದಾರೆ ಇವತ್ತು ಅವತ್ತು ಬೇಡ ಅಂತ ಹೇಳಿದ್ರು ಅಷ್ಟಾವಕ್ರ ಗೀತೆ ಪುಸ್ತಕ ಬರೀಬೇಕು ಅಂತ ಇವತ್ತು ಒಂದಷ್ಟು ಹಣ ಚೆಕ್ ಕೊಟ್ಟುಬಿಟ್ಟಿದ್ದಾರೆ ಇನ್ನೊಬ್ಬ ಮಹಾರಾಯರು ಇಪ್ಪತ್ತು ಸಾವಿರ ರೂಪಾಯಿ ಚೆಕ್ ಕೊಟ್ಟಿದ್ದಾರೆ ಸಾವಿತ್ರಿ ಕಥೆ ಗಾಯತ್ರಿ ಚರಿತ್ರೆ ಬರೀಬೇಕಂತೆ ಇದು ಒಂದು ಕಾಲದಲ್ಲಿ ನಾನು ಅಪೇಕ್ಷೆ ಪಡ್ತಿದ್ದೆ ಯಾರದ್ದು ಒಂದು ಮಠಾಧಿಪತಿ ಒಂದು ಕವಡೆ ಸಹಾಯವಿಲ್ಲದೆ ಒಂದು ಕಾಲ ಈಗ ಸಹಾಯ ಬಹಳಷ್ಟು ಬರ್ತಾ ಇದೆ ಕೈ ಓಡ್ತಾ ಇಲ್ಲ ತಲೆ ಓಡ್ತಾ ಇಲ್ಲ ವಿರಾಮವಿಲ್ಲ ದೇವರು ಕೊಟ್ಟ ಇಲ್ಲ ಇದನ್ನೆಲ್ಲ ಯಾತಿ ಹೇಳ್ತೇವೆ ಅಂದರೆ ಈ ಕೋಪತಾಪವೆಂಬುದನ್ನು ನಾವು ಬಿಟ್ಟರೆ ಬಹಳ ದೊಡ್ಡ ಪ್ರಸಾದ ಭಗವಂತ ಕೊಟ್ಟದ್ದು ಬಿ ರ್ಯಾಷನಲ್ ಬಿ ರೀಸನಬಲ್ ದೈವಾಯತ್ವವಾಗಿ ಪ್ರಾಪ್ತವಾಯಿತು ಇದು ಗಾಂಧಾರಿ ಅಂತ ಅವಳು ಬರಲಿಲ್ಲ ಪರಮಪತಿವ್ರತೆ ಗಂಡನಿಗೆ ಕಾಣದೇ ಇದ್ದ ಲೋಕ ನನಗೂ ಕಾಣೋದು ಬೇಡ ಗಂಡನನ್ನು ಕುರುಡಲ್ಲದ ಪುರುಷರನ್ನು ನೋಡಿದರೆ ಪಾತಿವ್ರತ್ಯಕ್ಕೆ ಎಲ್ಲಿ ಭಂಗ ಬರ್ತದೆಯೋ ನಾನು ಹತ್ತು ಜನರ ಹಾಗೆ ಒಳ್ಳೆ ಕಣ್ಣಿದ ಗಂಡನ ಮಾಡ್ಕೊಂಡಿದ್ರೆ ಅಂತ ಇಷ್ಟು ಬಂದ್ರೆ ಎಲ್ಲಿ ಪಾತಿವ್ರತ್ಯ ಭಂಗವಾಗ್ತದೆಯೋ ಅಂತ ಮದುವೆಯಾದಾಗಲಿಂದ ಕಣ್ಣಿಗೆ ಪಟ್ಟಿ ಕಟ್ಕೊಂಡವಳಿಗೆ ಆ ಪಾತಿವ್ರತದ ಫಲ ಏನು ಬರಬೇಕಾಗಿತ್ತು ಅದು ಬರಲಿಲ್ಲ ಕೃಷ್ಣನನ್ನು ಶಂಕೆ ಮಾಡಿದಳು ಕರ್ಮ ಯೋಚನೆ ಮಾಡಿ ತನ್ನ ಕರ್ಮ ಬಿಟ್ಲು ಕೃಷ್ಣ ಹೇಳ್ತಾನೆ ಅಮ್ಮ ತವೈವ ಹ್ಯಪರಾಧೇನ ಕುರವೋ ನಿಧನಂಗತ ನಿನ್ನ ಅಪರಾಧಿಲ್ಲೇ ಕುರುವಂಶ ಹಾಳಾಯಿತು ಯತ್ವಂ ಪುತ್ರಂ ದುರಾತ್ಮಾನಂ ಅತ್ಯಂತ ಮಾನಿನಂ ದುರ್ಯೋಧನಂ ಪುರಸ್ಕೃತ್ಯ ದುಷ್ಕೃತಂ ಸಾಧು ಮನ್ಯಸೆ ನಾನೇನು ತಪ್ಪು ಮಾಡಿದೆ ಅಂತ ಕೇಳ್ಬೋದು ಅವಳು ಆ ದುರ್ಯೋಧನ ಹೋದದ್ದಕ್ಕೆ ಅವನನ್ನು ಪುರಸ್ಕಾರ ಮಾಡಿ ಅವನು ಹೋದ ತಪ್ಪು ಅನ್ನೋ ರೀತಿಯಲ್ಲಿ you are passing a stricture on me ಇದು ಅಪರಾಧವಲ್ಲವೇ ಅಂದ ಅವನು ಮಾಡಿದ ತಪ್ಪಿಗೆ ಅವನು ಹೋದದಕ್ಕೆ ನೀ ನನ್ನನ್ನು ರೆಸ್ಪಾನ್ಸಿಬಲ್ ಮಾಡ್ತಾ ಇದ್ದೀಯಲ್ಲ you are owning up a batsman ತಪ್ಪಲ್ಲವೇ ಯೋಚನೆ ಮಾಡಿ ಎಷ್ಟು ಸೂಕ್ಷ್ಮದಲ್ಲಿದೆ ಅಪರಾಧ ಅವನು ಹುಟ್ಟಿದ ಕೂಡಲೇ ಪರಿತ್ಯಾಗ ಮಾಡಿ ಇದು ನರಿ ಅಂತ ಕಿರ್ಚ್ತಾ ಇದೆ ಊರಾಸೆಗೆ ನರಿಗಳೆಲ್ಲ ಪ್ರತಿಧ್ವನಿ ಕೊಡ್ತಾ ಇದೆ ವಿದುರ ಹೇಳಿದ ಆಗ ಬಿಟ್ಬಿಡೋದು ಮಗನನ್ನ ಧೃತರಾಷ್ಟ್ರ ಗಲಾಟೆ ಮಾಡಿದ ಇವಳೇನೋ ಸ್ವಲ್ಪ ಒಂದು ಹೆಜ್ಜೆ ಮುಂದಕ್ಕೆ ಹೋದಳು ದುರ್ದ್ಯೂತ ಪ್ರಸಂಗದಲ್ಲಿ ಎರಡನೇ ಜೂಜು ನಡೀತಾ ಇದ್ದಾಗ ಇವಳು ಸಭೆಗೆ ಬಂದು ಈ ದುರಾತ್ಮನನ್ನು ಹೊರಗಾಕಿ ನಮಗೆ ಬೇಡ ತೊಂಬತ್ತೊಂಬತ್ತು ಮಕ್ಕಳು ಉಳಿಯಲಿ ಎಂಬುದಾಗಿ ಸಭೆಯಲ್ಲೇ ಬಂದು ಹೇಳಿದಳು ಹೇಳಿದಳೆ ಹೊರತು ಆಚರಣೆಗೆ ತರಲಿಲ್ಲ ಆಚರಣೆಗೆ ಏನು ಮಾಡಬೇಕಾಗಿತ್ತು ನೀ ಹೊರಗೆ ಹೋಗ್ತೀಯೋ ನಾನು ಆತ್ಮಹತ್ಯೆ ಮಾಡಿಕೊಳ್ಳು ನಾ ಊರು ಬಿಟ್ಟು ಹೋಗಲು ಆ ಮೊಂಡು ಮಾಡಿದ್ರೆ ತಾಯಿ ದಾರಿ ಬರ್ತಿದ್ದ ಮಕ್ಕಳು ಹೋದ ದಾರಿಗೆ ಹೇಗೆ ಹೋಗ್ತೇವೆ ಬುದ್ಧಿ ಹೇಳಿದಾಗ ನಾಟಕ ಮಾಡ್ತೇವೆ ಅವರನ್ನೇ ಓಲೈಸ್ತೇವೆ ಮನೆಯಲ್ಲಿ ಇಟ್ಕೊಳ್ತೇವೆ ವಿದುರ ಮಾಡಿದ ದಾರಿಯನ್ನ ಅವಳು ಮಾಡಬಹುದಾಗಿತ್ತು ಮಾಡಲಿಲ್ಲ ಗಾಂಧಾರಿ ನೋಡಿ ತಪ್ಪಲ್ವೇ ಏನು ಗತಿ ಬಂತು ಕೊನೆಯಲ್ಲಿ ಗೊತ್ತೇ ಗಾಂಧಾರಿಗೆ ಕುಂತಿ ಗಾಂಧಾರಿ ಧೃತರಾಷ್ಟ್ರ ಮೂವರು ಯುದ್ಧ ಮುಗಿದು ಧರ್ಮರಾಜನಿಗೆ ಪಟ್ಟಾಭಿಷೇಕ ಆದ ಹದಿನಾರನೇ ವರ್ಷಕ್ಕೆ ವಿದುರನ ಬೋಧೆಯಂತೆ ಊರನ್ನು ಬಿಟ್ಟು ಹೊರಡ್ತಾರೆ ಧೃತರಾಷ್ಟ್ರನಿಗೆ ಶರೀರ ಕೊಂಚವೂ ಕುಗ್ಗಲಿಲ್ಲ ಊರು ಜನ ಆಡ್ಕೊಳ್ತಾ ಇದ್ರು ಮಕ್ಕಳೆಲ್ಲ ಹೋದರು ಶಕುನಿ ಹೋದ ಕರ್ಣ ಹೋದ ಈ ಮುದುಕನ ಕುಹಕದಿಂದ ಕುಟಿಲಿತದಿಂದ ಕುತಂತ್ರದಿಂದ ಎಷ್ಟೆಲ್ಲ ಯುದ್ಧವಾಗಿ ಎಷ್ಟು ಕೋಟಿ ಸ್ತ್ರೀಯರು ವಿಧವೆಯಾದರೂ ಗಂಡು ಗೋಳಿ ಇದ್ದಾಗಿದ್ದಾನೆ ದಿವಸಕ್ಕೆ ಎಷ್ಟು ಸಲ ಊಟ ಮಾಡ್ತಾನೋ ಅಂತ ಮಾತನಾಡ್ತಾ ಇದ್ರು ಅದರ ಬರೆದಿದ್ದಾರೆ ವ್ಯಾಸರು ಅದು ಅವನ ಕಿವಿಗೆ ಬೀಳಲಿಲ್ಲ ಅರಮನೆ ಒಳಗೆ ಇದ್ನಲ್ಲ ಬೀದರ ಬಂದು ಹೇಳ್ದ ಅಣ್ಣ ನಿನಗೆ ವೈರಾಗ್ಯ ಬರಲಿಲ್ವಲ್ಲ ಅವನು ಹೇಳ್ದ ನಾನೇನ್ ಮಾಡಲಿ ನನಗೆ ಹಸಿವು ಹೋಗಲಿಲ್ವಲ್ಲ ಮೂರು ಹೊತ್ತಿಂದವನನ್ನು ಹೊತ್ಕೊಂಡೋಗಿ ಅಂತಾರೆ ಚೆನ್ನಾಗಿ ಪಾಪ ಧರ್ಮರಾಜನಿಗೆ ದೊಡ್ಡಪ್ಪನ ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆ ಬೇಕು ಬೇಕಾದ್ದು ಬಾಯಿಗೆ ರುಚಿಯಾದ್ದೆಲ್ಲ ಮಾಡಿಕೊಡೋ ಹಾಗೆ ಅಪನೆ ಮಾಡಿದ್ದ ದುರ್ಯೋಧನ ಎಷ್ಟೇ ಭೀಮಸೇನ ಎಷ್ಟೇ ಕಂಟ್ರೋಲ್ ಮಾಡಿದರೂ ಧರ್ಮರಾಜನ ಕೃಪೆ ಇದ್ದದ್ರಿಂದ ಚೆನ್ನಾಗಿ ತಿಂತಾ ಇದ್ದ ಉಣ್ತಾ ಇದ್ದ ಹಾಸಿಗೆಯಲ್ಲಿ ಮಲ್ಕೊಳ್ತಾ ಇದ್ದ ವಿದುರ ಬಂದು ಛೀಮಾರಿ ಹಾಕಿದ ಊರು ಜನ ಬೈತಾ ಇದ್ದಾರೆ ನಿನಗೆ ವೈರಾಗ್ಯ ಬರಲಿಲ್ವಲ್ಲ ಅಲ್ಲಿಂದ ಆಚೆಗೆ ಎರಡು ದಿವಸಕ್ಕೊಂದ್ಸಲ ಊಟ ಮಾಡೋದು ಮೂರು ದಿವಸಕ್ಕೊಂದ್ಸಲ ಊಟ ಮಾಡೋದು ಹತ್ತು ದಿವಸಕ್ಕೊಂದ್ಸಲ ಮಾಡೋದು ಇಷ್ಟು ಮಾಡಿಯೂ ಮೈಯುಳಿಲ್ಲ ಬೋಜು ಹಿಂದೆ ತಿದ್ದಿದ್ದೆಲ್ಲ ಇತ್ತಲ್ಲ ಅದೆಲ್ಲಿ ಹೋಗ್ತದೆ ಆಮೇಲೆ ಉಪಾಯ ಮಾಡಿ ಇನ್ನು ಹೀಗೆ ಇದ್ರ ಪ್ರಯೋಜನ ಆಗೋದಿಲ್ಲ ನಾನು ಬರ್ತೇನೆ ನಡಿ ವಾನಪ್ರಸ್ಥ ಮಾಡೋಣ ಅಂತ ಬಲಾತ್ಕಾರವಾಗಿ ವಾನಪ್ರಸ್ಥ ಹೊರಡ್ತಾರೆ ವಾನಪ್ರಸ್ಥ ಹೊರಟ್ರೆ ಅರ್ಧ ದಾರಿಯಲ್ಲಿ ಎಲ್ಲೋ ಒಂದು ಕಡೆ ಜನರ ಕಣ್ಣು ತಪ್ಪಿಸಿ ವಿಧರ ದಿಗಂಬರನಾಗಿ ಒಂದು ಮರದ ಹತ್ರ ನಿಂತ್ಕೊಂಡು ಏಕಾಂತ ಇದು ಮಂಗಳಾದ ಮೇಲೆ ಹೇಳಬಾರದಲ್ಲ ಅಂತ ಮೊದಲೇ ಹೇಳ್ತಾ ಇದ್ದಾನೆ ಈ ಕಥೆಯನ್ನ ಅವನು ಪ್ರಾಯೋಪವೇಶವನ್ನು ಮಾಡಿ ಪ್ರಾಣ ನಿರೋಧವನ್ನು ಮಾಡಿ ಯೋಗ ಮಾರ್ಗದಲ್ಲಿ ಅವನು ಪ್ರಾಣವನ್ನು ಬಿಡ್ತಾನೆ ಅಶರೀರ್ವಾಣಿ ಹೇಳ್ತು ಇವನಿಗೆ ಯತಿಗಳಿಗೆ ಮಾಡುವಂತಹ ಸಂಸ್ಕಾರವನ್ನು ಮಾಡು ಧರ್ಮರಾಜ ಹಾಗೆ ಮಾಡ್ತಾನೆ ಆದರೆ ಬ್ರಾಹ್ಮಣರು ಎಲ್ಲಿ ತನಕ ಬಂದರು ಅಗ್ನಿಹೋತ್ರ ಹೊತ್ಕೊಂಡು ಧೃತರ ಅಷ್ಟೊಂದು ಕಷ್ಟಪಟ್ಕೊಂಡು ಅದೆಲ್ಲ ಮಾಡಿದರು ಕೊನೆಯಲ್ಲಿ ಹದಿನಾರನೇ ವರ್ಷದ ಕೊನೆಯಲ್ಲಿ ಎಲ್ಲಿ ಹೋಗ್ತಿದ್ದೇನೆ ಅಂತ ಗೊತ್ತಿಲ್ಲ ಅವನಿಗೆ ಕಾಲು ಹೋದ ಕಡೆಗೆ ಹೋಗ್ತಾನೆ ಕಣ್ಣಿಲ್ಲ ಕುಂತಿ ಕೈಯಲ್ಲಿ ಕೋಲಿದೆ ಐದು ಗಿಣ್ಣಿದೆ ಒಂದೊಂದು ಗಿಣ್ಣನ್ನು ಇದು ಧರ್ಮರಾಜ ಇದು ಭೀಮ ಇದು ಅರ್ಜುನ ಇದು ನಕುಲ ಇದು ಸಹದೇವ ಅಂತ ನೆನೆಸ್ಕೊಂಡು ನೆನೆಸ್ಕೊಂಡು ಹೋಗ್ತಾ ಇದ್ದಾಳೆ ಮಕ್ಕಳ ಮೇಲೆ ಪಾಪ ಕೊನೆಯ ತನಕ ಪ್ರೀತಿಯೋ ತಾಯಿಗೆ ಈ ಮೂವರು ಒಂದು ಕಾಳ್ಗಿಚ್ಚಿನಲ್ಲಿ ಸಿಕ್ಕು ಕುರಿಯಂತೆ ಸುಟ್ಟು ಬೆಂದು ಸಿಡಿ ಸಿಡಿ ಸಿಡಿದು ಹೋಗಿಬಿಟ್ರು ಮುಂಚೆ ಈ ವಿಷಯನ ಹೇಳ್ತಿಲ್ಲ ಧೃತರಾಷ್ಟ್ರನಿಗೆ ಉತ್ತರ ಕ್ರಿಯೆ ಮಾಡೋದಕ್ಕೊಬ್ಬರಿಲ್ಲ ಅಗ್ನಿದೇವನೇ ಮಾಡಿಬಿಟ್ಟ ಈ ಭಾಗ್ಯಕ್ಕೆ ತನಗೆ ರಾಜ್ಯ ಬರಬೇಕಾಗಿತ್ತು ತಮ್ಮನ ಹೋಯ್ತಲ್ಲ ಅಂತ ಹೊಟ್ಟೆ ಬಡ್ಕೊಂಡು ತಮ್ಮನ ಮಕ್ಕಳ ಹೊಟ್ಟೆ ಮೇಲೆ ಕಲ್ಲು ಹಾಕಿ ತಲೆ ಮೇಲೆ ಕಲ್ಲು ಹಾಕಿ ಏನು ತಗೊಂಡು ಹೋದ ಧೃತರಾಷ್ಟ್ರ ಕಥೆ ಕೇಳ್ತೇವೆ ಓದ್ತೇವೆ ನಿಮಗೂ ನಮಗೂ ಇದೇ ಪ್ರಶ್ನೆ ಏನು ತಗೊಂಡು ಹೋಗ್ತೇವೆ ಕೃಷ್ಣ ಕೇಳ್ತಾನೆ ಅಕ್ರೂರ್ನ ಮೂಲಕ ಅದೇ ಧೃತರಾಷ್ಟ್ರನಿಗೆ ಕಂಸನನ್ನು ಕೊಂದ ತರುಣದಲ್ಲಿ ಅಪ್ಪ ನಿನ್ನ ಶರೀರವನ್ನೇ ನೀನು ಹೊತ್ಕೊಂಡು ಹೋಗೋದಿಲ್ಲ ನೀ ಕಟ್ಟಿದ್ದು ಕಲ್ಲು ಕಟ್ಟಡ ನೀ ಕೂಡಿಟ್ಟಿದ್ದ ಹಣ ಭೋಗ ಅನ್ನುವ ಅನುಭವ ಸುಖ ಕಣ್ಣಿ ಕಾಣಿಸದೇ ಇರುವಂತಹ ಈ ಅನುಭವಗಳು ಎಲ್ಲ ತಗೊಂಡು ಹೋಗ್ತೀಯ ನೀನು ಹದಿಮೂರನೇ ವರ್ಷದ ಕೃಷ್ಣ ಇದೇ ಧೃತರಾಷ್ಟ್ರನಿಗೆ ಶ್ರೀಮದ್ ಭಾಗವತ ದಶಮಸ್ಕಂದ ಪೂರ್ವಾರ್ಧದ ಕೊನೆಯ ಅಧ್ಯಾಯದಲ್ಲಿ ನಿನ್ನ ಶರೀರವನ್ನೇ ನೀ ತಗೊಂಡು ಹೋಗೋದಿಲ್ಲ ಈ ಶರೀರಕ್ಕೆ ಮಾಡುವಷ್ಟು ಸೇವೆ ಯಾರಿಗೆ ಮಾಡ್ತೇವೆ ಯೋಚನೆ ಮಾಡಿ ಖಂಡಿತ ಹೇಳಿ ತಂದೆ ತಾಯಿ ಮಾಡಿದ್ದೀರಾ ಶರೀರಕ್ಕೆ ಮಾಡೋ ಸೇವೆ ಅದಕ್ಕೆ ಎಷ್ಟು ಸಲ ಊಜುತ್ತೀರಿ ಎಷ್ಟು ಸಲ ಸೋಪ್ ಹಾಕ್ತೀರಿ ಎಷ್ಟು ಅಲಂಕಾರ ಮಾಡ್ತೀರಿ ಎಷ್ಟು ಬಟ್ಟೆಯನ್ನು ಸುತ್ತುತ್ತೀರಿ ಚಳಿಯಾಯಿತು ಬಿಸಿಲಾಯಿತು ಮತ್ತೊಂದಾಯಿತು ಈ ಶರೀರಕ್ಕೆ ಮಾಡುವಷ್ಟು ಸೇವೆ ಇನ್ಯಾವುದಕ್ಕೂ ಮಾಡೋದಿಲ್ಲ ಆ ಶರೀರವೇ ಜೊತೆಯಲ್ಲಿ ಬರೋದಿಲ್ಲ ಉದುರು ಬಿದ್ದು ಹೋಗುತ್ತೆ ಪುಷ್ಪದ ದಳಗಳಿದ್ದಂತೆ ಆದ್ದರಿಂದ ಗಾಂಧಾರಿ ನಿನ್ನದೇ ತಪ್ಪು ನಿನ್ನ ಮಗ ಹೋದ್ದಾರಿ ಹೋದೆ ನೀನು ದುರ್ಯೋಧನಂ ಪುರಸ್ಕೃತ ದುಷ್ಕೃತಂ ಸಾಧು ಮನ್ಯಸೆ ನಿಷ್ಠುರಂ ವೈರಪುರುಷಂ ವೃದ್ಧಾನಾಂ ಶಾಸನಾಧಿಕಂ ಕಥಂ ಆತ್ಮಕೃತಂ ದೋಷಂ ಮೈ ಆಧಾತುಮಿ ಹೆಚ್ಚಸಿ ನಿಷ್ಠುರಂ ವೈರ ಪುರುಷಂ ದುರ್ಯೋಧನನಿಗೆ ಬಿರುದು ಕೊಡ್ತಾನೆ ಕೃಷ್ಣ ಅವನು ತುಂಬ ಮೊಂಡ ನಿಷ್ಠುರ ಅಂದ್ರೆ ಈ ಮೂರ್ಖತನ ಅಂತಾರೆ ಸಂಸ್ಕೃತದಲ್ಲಿ ಅದು ಹಿಡಿದದ್ದನ್ನೇ ಸರಿ ಅನ್ನೋದು ಒಬ್ಬ ಒಂದು ಮೊಲವನ್ನು ಹಿಡಿದ ನಾಲ್ಕಾಲಿತ್ತು ಎಲ್ಲ ಮೊಲಕ್ಕೂ ಇದ್ದ ಹಾಗೆ ಇವನು ಒಂದು ಕೈಯಲ್ಲಿ ಒಂದು ಕಾಲನ್ನು ಹಿಡ್ದ ನಾ ಹಿಡಿದಿದ್ದ ಮೊಲಕ್ಕೆ ಮೂರೇ ಕಾಲು ಉಂಡ ಇನ್ನೊಂದು ಅವನ ಕೈಯಲ್ಲಿದೆ ಅದನ್ನ ಕಿಡಿಯಲಿಲ್ಲ ಮೂರೇ ಕಾಲು ಇಲ್ಲಪ್ಪ ಇನ್ನೊಂದಿದೆ ನೀನು ಕೈಲಿ ಅದನ್ನ ಯಾತಕ್ಕೆ ಬೇಕು ಅದಕ್ಕಿರೋದೇ ಮೂರೇ ಕಾಲು ಕೊನೆ ತನಕ ವಾದ ಮಾಡಿ ಮಾಡಿ ಮಾಡಿ ಸತ್ತ ಇದು ನಮ್ಮದು ನಮ್ಮದು ಪಾಕಿಸ್ತಾನದವ್ರು ಹೇಳ್ತಾ ಕೂತಿದ್ದಾರೆ ಅದು ಅವ್ರದ್ದು ಅಲ್ಲ ನಮ್ಮದು ಅಲ್ಲ ಋಷಿ ಮುನಿಗಳು ಹುಟ್ಟಿದ ನಾಡು Sindhu they should own their ancestors ಕತ್ತೆ ಮಕ್ಕಳು ಬುದ್ಧಿ ಇಲ್ಲ ಅವರಿಗೆ ಇವತ್ತು ಯಾವುದು ಪಾಕಿಸ್ತಾನ ಅಂತ ಋಷಿ ಋಷಿಮುನಿಗಳೆಲ್ಲ ಹುಟ್ಟಿದ ನಾಡು ಆಪೋಹಿಷ್ಟಾಮಯೋ ಹೇಳ್ತೀರಿ ಸಿಂಧು ದ್ವೀಪರ್ಷಿ ಅಲ್ಲಿ ಪಾಕಿಸ್ತಾನದಲ್ಲಿ ಸೇರಿದೆ ಅದು ಯಾವುದೇ ರೀತಿಯಲ್ಲಿ ಅವರು ಮತ ಆಚರಣೆ ನಮಾಜು ಮಸೀದಿ ಮಾಡ್ಕೊಂಡು ಹೋಗಲಿ ಆದರೆ they should own their sister ಯಾವನು ತಂದೆಯನ್ನು ತಂದೆ ಅಲ್ಲ ಅಂತಾನೆ ತಾತನನ್ನು ತಾತ ಅಲ್ಲ ಅಂತಾನೆ ನಮ್ಮ ಪೂರ್ವಜರನ್ನು ಪೂರ್ವಜರಲ್ಲ ಅಂತಾನೆ ಅವನು ಯಾರಿಗೆ ಗೌರವವನ್ನು ಕೊಡ್ತಾನೆ ಆತ್ಮಗೌರವ ಬರ್ತಿ ಯೋಚನೆ ಮಾಡಿ ಅವರು ಹೇಳಿದ್ರು ರಾಧಾ ರಾಮಸ್ವಾಮಿ ಅವರು ರಾಷ್ಟ್ರೀಯತೆ ಬಿಟ್ಟು ಏನು ಮಾತಾಡೋದಿಲ್ಲ ಆಚಾರ್ಯರು ಅಂತ ನಾ ರಾಷ್ಟ್ರೀಯ ಬಿಟ್ಟು ಹೇಗೆ ಮಾತಾಡಲಿ ಯೋಚನೆ ಮಾಡಿ ಇಲ್ಲಿರೋದೆಲ್ಲ ಅದೇ ಮಹಾಭಾರತ ಪ್ರಜ್ಞೆ ಇರೋದೆಲ್ಲ ಅದರಲ್ಲಿಯೇ ಅದು ನಿಷ್ಠುರತ್ವ ಅದು ಅರ್ಥಶೂನ್ಯವಾದದ್ದು ಸತ್ಯಕ್ಕೆ ನಿಷ್ಠುರತೆ ಇದ್ರೆ ಒಪ್ಕೊಳ್ತೇನೆ ನಿಷ್ಠುರಂ ವೈರ ಪುರುಷಂ ವೃದ್ಧಾನಾಂ ಶಾಸನಾತಿಗಂ ಎಂಥವರೆಲ್ಲ ಬಂದು ಹೇಳಿದರು ಆ ದುರ್ಯೋಧನನ ಕೃಷ್ಣರಾಯಭಾರ ಸಭೆಯಲ್ಲಿ ಪರಶುರಾಮರು ಬಂದರು ವೇದವ್ಯಾಸರು ಬಂದರು ಬಕದಾಲಭ್ಯರು ಬಂದರು ಋಷಿ ಮುನಿಗಳೆಲ್ಲ ಬಂದರು ಒಬ್ಬೊಬ್ಬರು ಬಂದರು ಲೋಕೋತ್ತರವಾದ ಮಹರ್ಷಿಗಳು ಬಿಟ್ಬಿಡ ಯಾವ ರಾಜ್ಯವನ್ನ ಅಂತ ಹೇಳಿದ್ರೆ ಕೇಳಿದೆ ನೀನು ಆ ಸಭೆಗೆ ಬಂದೆ ನಿನ್ನ ಮಗನಿಗೆ ಹೇಳಿದ್ಯಾ ನನ್ನನ್ನೇ ಹಾಕೋಕ್ ನೋಡಿದ್ರಲ್ಲ ಕಥಂ ಆತ್ಮಕಥಂ ದೋಷಂ ಮಯ್ಯಾಧಾತು ಮಿಹೇಚ್ಛಸಿ ನೀ ಮಾಡಿದ ತಪ್ಪನ್ನು ನನ್ನ ಮೇಲೆ ಹಾಕಿ ನನ್ನ ಮಕ್ಕಳು ಸಾಯಿಲಿ ಅಂತ ನನ್ನ ಕಣ್ಣದ್ರಿಗೆ ಹೋಗಲಿ ಅಂತ ನೀನು ಆಶೀರ್ವಾದ ಮಾಡಿದ್ದೆ ತಾಯಿ ಬಹಳ ಸಂತೋಷ ಇದನ್ನು ಹುಸಿ ಮಾಡುವುದಕ್ಕೆ ನನಗೆ ಶಕ್ತಿ ಇದೆ ಆದರೆ ಮಾಡೋದಿಲ್ಲ ಯಾಕೆ ನೀ ತಪಸ್ವಿನಿ ಅಂತ ಲೋಕಕ್ಕೆ ತೋರಿಸ್ತೇನೆ ನಾನು ಕೃಷ್ಣನ ದೊಡ್ಡತನ ನೋಡಿ ಅದನ್ನು ಪ್ರಸಾದ ಸ್ವೀಕಾರ ಮಾಡ್ತೇನೆ ಅಂತ ಅವ್ರು ಹೋಗಬೇಕಾಗಿ ಇವನ ಸಂಕಲ್ಪದಲ್ಲಿ ಅವರು ದುಷ್ಟರಾಗಿದ್ದರು ಹೋಗಬೇಕಾಗಿತ್ತು ನಿನ್ನ ಶಾಪ ಬಂದ ನೆಪವಾಗಲಿ ಆದರೆ ಒಂದು ಹೇಳ್ತೇನೆ ಕೇಳುವಂದ ಕೂಟ ಶ್ಲೋಕ ತಪೋರ್ಥೀಯಂ ಬ್ರಾಹ್ಮಣಿ ದತ್ತ ಗರ್ಭಂ ಕುಮಾರವ್ಯಾಸ ಭಾರತದಲ್ಲಿ ಕೂಟ ಶ್ಲೋಕ ಎಲ್ಲ ಹಾರಿಸಿಬಿಟ್ಟಿದ್ದಾನೆ ನಮಗೆ ಮೂಲದ ರುಚಿ ಬಿಡೋದಕ್ಕೆ ಆಗೋದಿಲ್ಲ ಅಂದರೆ ತತ್ವಾರ್ಥಗಳಿದೆ ಕಥೆ ತುಂಬ ಸ್ವಾರಸ್ಯವಾಗಿ ಮಾಡಿದ್ದಾನೆ ಒಂದು ಕಡೆ ಎಡೆ ಎಡವಿದ್ರೂ ಪರವಾಗಿಲ್ಲ तपोर्थीयम् ब्राह्मणी ದತ್ತಗರ್ಭಂ गोर्वूढारम् धावितारम् तुरङ्गी ದಾಸಂ पशुपालम् च ವೈಶ್ಯ वदार्थीयम् त्वद्विधा ರಾಜಪುತ್ರಿ ಇದಕ್ಕೆ ಸಂವಾದಿಯಾದದ್ದು ಇನ್ನೊಂದು ಶ್ಲೋಕ ಬರ್ತದೆ ನೀಲಕಂಠರು ತಮ್ಮ ಭಾರತ ಭಾವದೀಪದ ಈ ವ್ಯಾಖ್ಯಾನದಲ್ಲಿ ಉದ್ಯೋಗ ಪರ್ವದಲ್ಲಿ ಒಂದು ಕಡೆ ಈ ಶ್ಲೋಕವನ್ನೆತ್ತಿ ಕೊಡ್ತಾರೆ ಈಗಿರೋ ಮಹಾಭಾರತದಲ್ಲಿ ಎಲ್ಲಿ ಕಾಣಿಸ್ತಿಲ್ಲ ಶ್ಲೋಕ ಆದ್ರೆ ಇರಬೇಕು ಒಂದು ಕಡೆಯಲ್ಲಿ ಈ ಶ್ಲೋಕ ನಿಮ್ಗೆ ಅರ್ಥ ಆಗುತ್ತೆ ನೋಡಿ ರಾಜಪುತ್ರ ಚಿರಂಜೀವ ಮಾ ಜೀವ ಋಷಿ ಪುತ್ರಕ ಜೀವವ ಮರವ ಸಾಧೋ ಮಾ ಜೀವ ವ್ಯಾಧ ಮಾಮರ ಮಾಮರ ಅಂತ ಬಂತಲ್ಲ ಮಾವಿನ ಇದು ರಾಜಪುತ್ರ ಚಿರಂಜೀವ ರಾಜಪುತ್ರ ಈ ಬಹಳ ಕಾಲ ಬಾಳು ಮಾ ಜೀವ ಋಷಿಪುತ್ರಕ ಋಷಿಪುತ್ರಕ ನೀ ಆದಷ್ಟು ಬೇಗ ಸಾಯಿ ಜೀವವ ಮರವ ಸಾಧೋ ಸತ್ಪುರುಷರೇ ನೀವು ಸತ್ರು ಪರವಾಗಿಲ್ಲ ಬದುಕಿದ್ರೂ ಪರವಾಗಿಲ್ಲ ವ್ಯಾಪ ವ್ಯಾಧ ಬೇಡ್ರವನೇ ಮಾ ಜೀವ ವ್ಯಾಧ ಮಾ ಮರ ನೀ ಬದುಕಲು ಬೇಡ ಸಾಯಿರೂ ಬೇಡ ಏನು ಈ ಶ್ಲೋಕದ ಅರ್ಥ ರಾಜಪುತ್ರ ಚಿರಂಜೀವ ಇದು ಲೋಕದ ದೃಷ್ಟಿಯಿಂದ ನೋಡಬೇಕು ಇದು ದಿಸ್ ಇಸ್ ಎ ರಿಲೇಟಿವ್ ಶ್ಲೋಕ ಲೋಕಕ್ಕೆ ಸಂಬಂಧಪಟ್ಟು ನೋಡಿ ಲೋಕದ ದೃಷ್ಟಿಯಲ್ಲಿ ಜನ ರಾಜಪುತ್ರರನ್ನು ಬಯಸ್ತಾರೆ ರಕ್ಷಣೆ ಮಾಡೋರು ಇರಲಿ ಸರ್ವದಾ ಇರಲಿ ಎಂಬುದಾಗಿ ಆದರೆ ದುರ್ವಿಧಿ ಯೋಧರು ತಾಯಿಯಾದವಳು ಯೋಧನನ್ನು ಹಡಿತಾಳೆ ಆ ಯೋಧ ಬೇಗ ಸತ್ತು ಹೋಗ್ತಾನೆ ಒಂದು ಕಾರ್ಗಿಲ್ ಯುದ್ಧದಲ್ಲಿ ಬಂಗ್ಲಾವಾರ್ನಲ್ಲಿ ಕಾಶ್ಮೀರ ಯುದ್ಧದಲ್ಲಿ ಸತ್ತು ಹೋಗಿಬಿಡ್ತಾರೆ ಅವರು ಆದರೆ ಇರಬೇಕು ಅಂತ ಆಸೆ ಪಡ್ತೇವೆ ರಾಜಪುತ್ರ ಚಿರಂಜೀವ ಮಾ ಜೀವ ಋಷಿ ಪುತ್ರಕ ಋಷಿ ಮಕ್ಕಳು ಬೇಗ ಸಾಯಬೇಕಂತೆ ಹೆಚ್ಚು ಬದುಕಬಾರದು ಯಾಕೆ ಅವರು ಮೋಕ್ಷಕ್ಕೆ ಹೋಗುವುದು ಅವರು ಲೋಕಕ್ಕಾಗಿ ಬದುಕೋವರಲ್ಲ ತಮ್ಮ ದಾರಿ ನೋಡ್ಕೊಂಡು ಹೋಗೋರು ಸಾಧು ಸತ್ಪುರುಷರು ಜೀವವ ಮರವ ಸಾಧೋ ಸತ್ಪುರುಷರು ಬದುಕಿದರೂ ಲೋಕೋಪಕಾರ ಸತ್ರು ಎಕ್ಸಾಂಪಲ್ ಗದೀಚಿ ಬೆನ್ನುಮೂಳಿಯನ್ನೇ ಕೊಟ್ಟ ಲೋಕಕ್ಕೋಸ್ಕರವಾಗಿ ಆರನೇ ಸ್ಕಂದ ಭಾಗವತ ಎಷ್ಟು ಜಿಜ್ಞಾಸೆ ಮಾಡ್ತಾರೆ ದೇವತೆಗಳ ಜೊತೆಯಲ್ಲಿ ಏನಯ್ಯ ನೀವು ದೇವತೆಗಳು ಬದುಕಬೇಕು ವೃತ್ತಾಸನ ಕೊಲ್ಲಬೇಕು ನಾನು ಪ್ರಾಣ ಬಿಡು ಅಂತ ಕೇಳ್ತಾ ಇದ್ದೀರಲ್ಲ ಮನುಷ್ಯನಿಗೆ ಪ್ರಾಣಕ್ಕಿಂತ ಪ್ರಿಯವಾದದ್ದುಂಟೋ ಹೆಂಡತಿಗಿಂತ ಪ್ರಿಯವಲ್ಲವೋ ಅಂತ ಕೇಳಿದ್ರೆ ಸತ್ಪುರುಷರ ಲೋಕಕ್ಕೋಸ್ಕರ ಎಂತಾನೆ ಬಿಡೋದಿಲ್ಲ ಅಂತ ಉಬ್ಬಿಸ್ತಾರೆ ಅವನು ಪ್ರಾಯೋಪವೇಶವನ್ನು ಮಾಡಿ ಯೋಗದಲ್ಲಿ ಪ್ರಾಣ ಬಿಡ್ತಾನೆ ಸತ್ತರೂ ಸತ್ಪುರುಷರನ್ನು ನೆನೆಸ್ತೇವೆ ಬದುಕಿದ್ರೂ ನೆನೆಸ್ತೇವೆ ಆದರೆ ಬೇಡರು ಪಶು ಪಕ್ಷಿ ಮಾಂಸಗಳನ್ನು ತಿಂದು ಹಂಚುವವರು ಅವರು ಬದುಕಿದ್ರೂ ಲೋಕಕ್ಕೆ ನಷ್ಟ ಸತ್ತರೂ ನಷ್ಟ ಅವರು ಬದುಕಲೂಬಾರದು ಸಾಯಲೂಬಾರದು ಮಾಜೀವ ವ್ಯಾಧ ಮಾಮರ ಇಂಥದ್ದೊಂದು ಶ್ಲೋಕ ಅದಕ್ಕೆ ಸಂವಾದಿಯಾದದ್ದು ತಪೋರ್ಥೀಯಂ ಬ್ರಾಹ್ಮಣಿ ದತ್ತ ಗರ್ಭಂ ಒಬ್ಬ ಬ್ರಾಹ್ಮಣ ಸ್ತ್ರೀ ಗರ್ಭದಲ್ಲಿ ಭಗವಂತರಿಸ್ತಾಳೆ ಅದಕ್ಕೋಸ್ಕರವಾಗಿ ತಪಸ್ಸನ್ನು ಮಾಡತಕ್ಕಂತಹ ಬ್ರಾಹ್ಮಣ ಮಗ ನನಗೆ ಬರಲಿ ಬ್ರಾಹ್ಮಣ ಹೆಣ್ಣು ಮಗಳು ತಪಸ್ವಿಯಾದ ಬ್ರಾಹ್ಮಣ ನಾನು ಹೊಟ್ಟೆಯಲ್ಲಿ ಹುಟ್ಟಲಿ ಅಂತ ಗರ್ಭ ತಳೀತಾಳೆ ಎರಡನೇದು ಗೋಹ ಓಢಾರಂ ಹೆಣ್ಣು ಅಂದರೆ ಗೋವು ದನ ಅದು ಗರ್ಭ ಧರಿಸ್ತದೆ ಅದು ಬಾಯಿ ಬಿಟ್ಟು ಹೇಳೋದಿಲ್ಲ ಅದಕ್ಕೆ ಹಾಕ್ಬೇಕು ಮರಿ ಬೇಕು ಗೋವು ಅಂದ್ರೆ ಓಡಾರಂ ಭಾರ ಎಳೆಯೋ ಎತ್ತಬೇಕು ಒಳ್ಳೆ ಗಟ್ಟಿಮುಟ್ಟಾದ ಕರುವನ್ನ ಎತ್ತನ್ನ ಅದು ಹಡೆದರೆ ಈ ತಾಯಿ ಎಂಥದ್ದು ಎಂಬುದಾಗಿ ಅದಕ್ಕೆ ಕೀರ್ತಿ ಉಂಟಾಗತ್ತೆ ಮೂರನೇದು ಧಾವಿತಾರಂ ತುರಂಗಿ ಹೆಣ್ಣು ಕುದುರೆ ನನಗೆ ವೇಗದಿಂದ ಓಡತಕ್ಕಂತಹ ಕುದುರೆ ಹುಟ್ಟಬೇಕು ನಾನು ಹೊಟ್ಟೆಯಲ್ಲಿ ಇಂಥ ಗರ್ಭವನ್ನ ಧರಿಸ್ತದೆ ಕೇಳಿದ್ದೀರಾ ಶ್ಲೋಕ ಎಲ್ಲಿ ಆದರೂ ಮೂರದಲ್ಲಿದೆ ನೋಡಿ ಅದು ವೇದ ವ್ಯಾಸರು ಗೌರವೋಢಾರಂ ಧಾವಿತಾರಂ ತುರಂಗಿ ಶೂದ್ರ ದಾಸಂ ಒಬ್ಬ ಶೂದ್ರ ಹೆಣ್ಣುಮಗಳು ಲೋಕಕ್ಕೆ ಉತ್ತಮ ಸೇವೆಯನ್ನು ಕೊಡತಕ್ಕ ಗಟ್ಟಿಮುಟ್ಟಾದ ಮಗ ಉಂಟು ಉಂಟಾಗಲಿ ನನಗೆ ಎಂಬುದಾಗಿಯೂ ಪಶುಪಾಲಂಚ ವೈಶ್ಯ ವೈಶ್ಯ ಚೆನ್ನಾಗಿ ಗೋವನ್ನು ನೋಡಿಕೊಂಡು ಗೋ ಸಂಪತ್ತನ್ನು ರೂಢಿ ಮಾಡ್ತಕ್ಕಂಥ ಒಳ್ಳೆ ಮಗ ಹುಟ್ಟಲಿ ಎಂಬುದಾಗಿಯೂ ಹಡಿತಾರಮ್ಮ ಗಾಂಧಾರಿ ನಿನಗೆ ಗೊತ್ತಿಲ್ಲ ವಧಾರ್ಥೀಯಂ ತ್ವದ್ವಿಧ ರಾಜಪುತ್ರಿ ಯುದ್ಧದಲ್ಲಿ ಸಾಯುವುದಕ್ಕೆ ಅಥವಾ ಶತ್ರುಗಳನ್ನು ಕೊಲ್ಲುವುದಕ್ಕೆ ಅಂತಲೇ ಮಕ್ಕಳನ್ನು ಅಡಿಬೇಕು ಅವರು ಎರಡೂ ಮಾಡಲಿಲ್ಲ ನಿನ್ನ ಮಗ ರಾಷ್ಟ್ರಘಾತಕರನ್ನೂ ಕೊಲ್ಲಿಲ್ಲ ತಾನು ಸತ್ತದ್ದು ವ್ಯರ್ಥವಾಗಿ ಪಾಂಡವರ ಕೈಯಲ್ಲಿ ವಿನಾಕಾರಣ ವೈರ ಮಾಡಿ ಸತ್ತ ಈಗ ನಿನ್ನ ಗರ್ಭಪುಣ್ಯ ಇಂಥದ್ದು ಯೋಚನೆ ಮಾಡು ನನ್ನನ್ನು ಯಾತಕ್ಕೆ ಶಾಪ ಹಾಕ್ತೀಯ ಈ ಮಾತು ಹೇಳ್ತಕ್ಕ ಕೃಷ್ಣನ ಅಂತರಾಳದಲ್ಲಿ ಈ ವಿಶ್ವ ವಿಶಾಲ ದೃಷ್ಟಿಯಲ್ಲಿ ಯಾತಕ ಬದುಕು ಯಾತಕ ಸಾವು ಅನ್ನುವ ಚಿತ್ರ ಏನು ಕೊಟ್ಟಿದ್ದಾನೆ ಇದರ ಮೇಲೆ ಒಂದು ಪ್ರಬಂಧ ಬರೆಯಬಹುದು ಬದುಕಿದ್ರೆ ಯಾತಕ್ಕೆ ಬದುಕಬೇಕು ಸತ್ರ ಯಾತಕ್ಕಾಗಿ ಸಾಯಬೇಕು ಸಾವಿನಲ್ಲಿಯೂ ಬದುಕುಂಟು ಬದುಕಿನಲ್ಲಿಯೂ ಸಾವುಂಟು ಇದನ್ನೆಲ್ಲ ಪಶ್ಚಿಮದ ಕವಿಗಳು ಹೇಳ್ತಾರೆ ಇಷ್ಟತಚ್ಛುತ್ವ ವಾಸುದೇವಸ್ಯ ಪುನರುಕ್ತಂ ವಚೋ ಅಪ್ರಿಯಂ ಇದೆಲ್ಲ ಅಪ್ರಿಯ ಈ ನೀತಿ ವಾಕ್ಯ ಯಾರು ಕೇಳ್ತಾರೆ ಇಷ್ಟು ಹೇಳಿದ್ದನ್ನು ಕೇಳಿದಳು ಗಾಂಧಾರಿಗೆ ಏನು ಹೇಳಕ್ ತೋರಲಿಲ್ಲ ತೂಷ್ಣೀಂ ಬಭೂವ ಗಾಂಧಾರಿ ಶೋಕ ಲೋಚನ ಕಣ್ಣು ತುಂಬ ನೀರು ತುಂಬಿಕೊಂಡಿತು ಕೃಷ್ಣನ್ ಬೈದ ತಪ್ಪು ಒಂದು ಮನಸ್ಸು ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾನೆ ನಂಗೆ ತಿಳಿತೇ ಹೋಯ್ತಲ್ಲ ನಾ ಪಾತಿವ್ರತ್ಯ ಮಾಡಿ ತಪಸ್ಸನ್ನು ವ್ಯರ್ಥ ಮಾಡಿಕೊಂಡಲ್ಲ ಆದ್ರ ಮಗ ಹೋದನಲ್ಲ ಅದು ಮೂಳೆಯಲ್ಲಿ ಮಾಂಸದಲ್ಲಿ ರಕ್ತದ ಅಂತರಾಳದಲ್ಲಿರುವ ನೋವು ಆ ನೋವನ್ನು ಯಾರು ತೆಗೀತಾರೆ ಔಷಧ ಕೊಟ್ಟು ತೆಗೆಯುವಂಥವನು ಯಾವುದೋ ಕೆಲವಿರುತ್ತೆ ಹೃದಯಾಂತರಾಳದನೂ ಹೋಗೋದಿಲ್ಲ ಅದಾಯಿತು ಅಲ್ಲಿಂದ ಮುಂದಿನ ಕಥೆಯನ್ನು ಹೇಳ್ತೇವೆ ವೇದವ್ಯಾಸರು ಒಂದು ಯುಧಿಷ್ಠರನಿಗೆ ಒಂದು ಮಂತ್ರವನ್ನು ಕೊಟ್ಟರು ಅನುಸ್ಮೃತಿ ಅಂತ ಒಂದು ವಿದ್ಯೆ ಇದು ಕೇಳಿದ್ದೀರೋ ಇಲ್ವೋ ನನಗೆ ಹೇಳ್ಕೊಡಿ ಅಂತ ಕೇಳಿಬೇಡಿ ನನಗೆ ಗೊತ್ತಿಲ್ಲ ಯುದ್ಧದಲ್ಲಿ ಕೌರವರ ಕಡೆ ಪಾಂಡವರ ಕಡೆ ಎಷ್ಟು ಜನ ಸತ್ರು ಲೆಕ್ಕಾಚಾರ ಹಾಕಬೇಕು ಹೇಗೆ ಹಾಕೋದು ಆಗಿನ ಕಾಲದಲ್ಲಿ ಗಣಕಯಂತ್ರ ಇರಲಿಲ್ಲ ಕಂಪ್ಯೂಟರ್ಗಳು ಇರಲಿಲ್ಲ ಅನುಸ್ಮೃತಿ ಎನ್ನುವ ವಿದ್ಯೆಯನ್ನ ಏನು ಹೇಳಿಕೊಟ್ರು ಅದರ ಬಲದಿಂದ ಒಟ್ಟು ಸಂಖ್ಯೆ ಕುದುರೆಗಳು ಎಷ್ಟು ಸತ್ತು ಆನೆಗಳು ಎಷ್ಟು ಸತ್ತು ಪದಾತಿಗಳು ಎಷ್ಟು ಸತ್ರು ರಥಗಳು ಎಷ್ಟು ಹೋಯಿತು ಆ ಲೆಕ್ಕಾಚಾರವನ್ನು ಕ್ಷಣ ಮಾತ್ರದಲ್ಲಿ ಧರ್ಮರಾಜ ಮಾಡಿಕೊಳ್ತಾನೆ ಇದು ಅನುಸ್ಮೃತಿ ಇದೇ ವಿದ್ಯೆ ನೋಡಿ ಒಂದು ಮರದಲ್ಲಿ ಎಷ್ಟೊಂದು ಎಲೆಗಳಿದ್ದು ನಾಳೆ ಚರಿತ್ರೆ ಕೇಳಿದ್ದೀರೋ ಇಲ್ವೋ ಅದರಲ್ಲಿ ಹೀಚುಗಳೆಷ್ಟು ಹಣ್ಣುಗಳೆಷ್ಟು ಕಾಯೆಷ್ಟು ಉದುರಿದ್ದೆಷ್ಟು ಮೇಲಿದ್ದೆಷ್ಟು ಅದು ಒಂದು ಸ್ಮೃತಿ ಇಂಥದ್ದೊಂದು ವಿದ್ಯೆ ಇಂಥದ್ದು ಎಷ್ಟು ನಷ್ಟ ಆಗಿದೆಯೋ ನಮ್ಮ ದೇಶದಲ್ಲಿ ಗೊತ್ತಿಲ್ಲ ಆ ಪಾತ್ರ ಕೊಡಬಾರದು ಅಂತ ಅದು ಹೋಯಿತು ಅದಾದ ನಂತರ ಈ ಸ್ತ್ರೀ ಪರ್ವದ ಶ್ರಾದ್ದ ಪರ್ವದ ಕೊನೆಯ ಬರ್ತಾ ಇದ್ದೇವೆ ಇದರಲ್ಲಿ ಜಲಾಂಜಲಿದಾನಂ ಎಲ್ಲ ಪಾಂಡವರು ಮತ್ತು ಯಾದವರ ಕಡೆ ಯಾರ್ಯಾರು ಉಳಿದಿದ್ದಾರೆ ಸಾತ್ಯಕಿ ಕೃತವರ್ಮ ಮೊದಲಾದವರು ಹಸ್ತಿನಾವತಿಯಲ್ಲಿ ಇನ್ನೂ ದೂರ ದೂರದ ಕೌರವರ ಬಂಧುಗಳು ಯುದ್ಧಕ್ಕೆ ಬಾರದೇ ಇದ್ದವರು ಮುದುಕರು ಕೈಲಾಗದೇ ಇದ್ದವರು ಎಲ್ಲರೂ ಗಂಗಾ ತೀರದಲ್ಲಿ ಕೂತಿದ್ದಾರೆ ಸತ್ತವರಿಗೆ ಹೆಸರನ್ನು ಹೇಳಿ ಹೇಳಿ ಎಳ್ಳು ನೀರು ಬಿಡುವಂತಹ ಪ್ರಸಂಗ ಇದನ್ನೆಲ್ಲ ಪ್ರವಚನದಲ್ಲಿ ಯಾರು ಹೇಳೋದಿಲ್ಲ ಜಲಾಂಜಲಿದಾನಂ ಅದನ್ನು ನಾನು ಒಂದು ರೀತಿಯಲ್ಲಿ ನಮ್ಮ ಈ ಹದಿನೆಂಟು ದಿವಸಗಳು ಮಹಾಭಾರತ ಯುದ್ಧದ ಈ ಹದಿನೆಂಟು ದಿವಸಗಳ ಒಂದು ಅಧ್ಯಾಯದಲ್ಲಿ ಸ್ವಲ್ಪ ಸೂಚನೆ ಕೊಟ್ಟಿದ್ದೇನೆ ಅನೇಕರು ಅದರಲ್ಲಿ ತುಂಬ ರಸವಿದೆ ಅಂತ ಭಾವನೆ ಮಾಡೋದ್ರಿಂದ ಅದನ್ನು ನಾನು ನಿಮಗೆ ಸ್ವಲ್ಪ ಓದಿಯೇ ತೋರಿಸ್ತೇನೆ ಒಂದು ಸಣ್ಣ ದಾರ ಮೂಲ ಮಹಾಭಾರತದಲ್ಲಿ ದುರ್ಯೋಧನ ಹೆಂಡತಿ ಹೆಸರನ್ನು ಎಲ್ಲಿಯೂ ಒಮ್ಮೆಯೂ ಭಾನುಮತಿ ಅಂತ ಹೇಳಿಲ್ಲ ಕನ್ನಡ ಭಾರತದಲ್ಲಿದೆ ತೆಲುಗು ಭಾರತದಲ್ಲಿದೆ ಬೇರೆ ಕಡೆ ಹೇಳ್ತಾರೆ ಅಂದಮೇಲೆ ಅವಳ ಹೆಸರು ಭಾನುಮತಿ ಇರಲೇಬೇಕು ಇರದಿದ್ದು ನಾನೇನು ಮಾಡಲಿ ಇದ್ದಿದ್ದು ಹೇಳ್ತೇನೆ ಅವಳ ಹೆಸರು ಏನೇ ಇರಲಿ ಅಭಾನುಮತಿ ಅಂತ ಕರೆಯೋಣ ನಾವು ತಪ್ಪಿಲ್ಲ ಅದು ಕೃಷ್ಣನು ತರ್ಪಣಕ್ಕೆ ಕೂತಿದ್ದಾನೆ ಸೌಮ್ಯರಿದ್ದಾರೆ ಬೇರೆ ಬ್ರಾಹ್ಮಣರು ಭಟ್ಟುಗಳು ಪುರೋಹಿತರೆಲ್ಲ ಇದ್ದಾರೆ ಇವರಿಗೆ ತರ್ಪಯಾಮಿ ಅಂತ ಒಂದೇ ಗೊತ್ತು ಕೆಲವರಿಗೆ ಮಂತ್ರವೂ ಗೊತ್ತಿಲ್ಲ ದರ್ಬೆ ಗಿರ್ಬೆ ಹಾಸಿದ್ದಾರೆ ಈ ಕಡೆಯಿಂದ ಆ ಕಡೆ ತನಕ ಎಳ್ಳು ನೀರು ಹೊಯ್ತಾ ಇದ್ದಾರೆ ತರ್ಪಯಾಮಿ ಅಂತ ಅವ್ರು ಹೇಳಿದ ಕೂಡಲೇ ಜಲಾಂಜಲಿ ಕೊಡುವುದು ಈ ರೀತಿ ಬಲಗೈ ಹೆಬ್ಬೆರಳ ಮೇಲೆ ನೀರು ಬರುವಂತೆ ತುಂಬ ಶೋಕದ ಪ್ರಸಂಗ ಇದನ್ನು ನಾನು ತರಂಗದಲ್ಲಿ ಬರೆದು ಪ್ರಕಟ ಮಾಡಿದಾಗ ಹುಬ್ಬಳ್ಳಿಯ ಒಬ್ಬರು ಒಳ್ಳೆ ಪೇಂಟರ್ ಈಗಿಲ್ಲ ಅವರು ಪಾಪ ಎನ್ ಸಿ ದೇಸಾಯಿ ಅಂತ ಹೇಳಿ ಇದಕ್ಕೆ ಅತ್ಯುತ್ತಮವಾದ ಚಿತ್ರವನ್ನು ಬರೆದು ಪ್ರಕಟ ಮಾಡಿದ್ರು ಹಳೆ ತರಂಗ ಪತ್ರಿಕೆ ಇದ್ದವರು ತೆಗೆದು ನೋಡಿ ಹಿಂದುಗಡೆ ದಡದಲ್ಲಿ ಅಂದರೆ ಈ ನದಿ ಇಲ್ಲಿ ಇಲ್ಲಿ ತರ್ಪಣ ಕೂತಿದ್ದಾರೆ ಹಿಂದುಗಡೆಯಲ್ಲಿ ಅಗ್ನಿನಾರಾಯಣ ಧಗ ಧಗ ಧಗ ಉರಿತಾ ಇದ್ದಾನೆ ಎಷ್ಟು ಜನ ಕೌರವ ವೀರು ಸತ್ತಿದ್ದಾರೆ ಸೈಂಧವನ ಶರೀರ ದುಶಾಸನ ಶರೀರ ಏನೇನು ಹರಕು ಮುರುಕು ಸಿಕ್ತು ಕೈ ಹೋದದ್ದು ತಲೆ ಹೋದದ್ದು ತೋಳು ಹೋದದ್ದು ಕಾಲು ಹೋದದ್ದು ಅದು ಯಾರ್ದೋ ತಲೆ ಯಾರ್ದೋ ಕೈ ಆಗಬಾರ್ದಲ್ಲ ಪೂರ್ಣ ಸಿಕ್ಕಿದ್ದು ಒಂದು ಕಡೆ ಗುರುತು ಹಚ್ಚೋಕ್ ಬರದೇ ಇದ್ದ ದನ ಕೈಗಳೇ ಒಂದು ಕಡೆ ಕಾಲೇ ಒಂದು ಕಡೆ ಅವ್ರು ಸದ್ಗತಿ ಆಗಬೇಕು ಗಂಗೆಯಲ್ಲಿ ಹಾಕಿದ್ರು ಬಂತು ಅರ್ಧಂಬರ್ಧ ಸುಟ್ಟರು ಪೂರ್ತಿ ಸುಟ್ಟರು ತಳ್ಳಬೇಕು ಅದೇನು ಚಿತ್ರಗಳು ಉರಿಯುತ್ತಾ ಇವೆ ಧಗ ಧಗ ಧಗ ಧಗ ಧಗ ಸಾಯಂಕಾಲ ಸೂರ್ಯಾಸ್ತಮಯದ ವೇಳೆ ಆಗೋಯ್ತು ಅದನ್ನೆಲ್ಲ ತಂದು ರಾಶಿ ಹಾಕಿ ಆ ಕುರುಕ್ಷೇತ್ರ ಸಾಗಿಸ್ಕೊಂಡು ಬರಬೇಕಲ್ಲ ಕುರುಕ್ಷೇತ್ರಕ್ಕೂ ಹಸ್ತಿನಾವತಿಗೂ ಸ್ವಲ್ಪ ದೂರ ಅದೆಲ್ಲ ವಿವರಣೆ ಕೊಟ್ಟಿಲ್ಲ ಅದು ನಮ್ಮ ಕಲ್ಪನೆಗೆ ಬಿಟ್ಬಿಟ್ಟಿದ್ದಾರೆ ವ್ಯಾಸರು ಆ ಜಲಾಂಜಲಿ ದಾನ ಒಂದು ಅಧ್ಯಾಯ ಓದಿದರೆ ಕಣ್ಣೀರು ಮಿಡಿಯದೇ ಇದ್ದವನು ಪಾಪಿ ಕೃಷ್ಣನು ಸ್ನಾನ ಮಾಡಿದ್ದಾನೆ ಸತ್ತವರಿಗೆಲ್ಲ ಅವನು ತರ್ಪಣ ಕೊಟ್ಟಿದ್ದಾನೆ ಆ ಕಡೆ ದೂರದಲ್ಲಿ ಭಾನುಮತಿಯು ಸ್ನಾನ ಮಾಡಿದ್ದಾಳೆ ಮುಡಿ ಕಟ್ಟಿದ್ದಾಳೆ ಪಲ್ಲಕ್ಕಿ ದಡದ ಮೇಲೆ ಕೂತಿದೆ ನೆನಪಾಯಿತೆ ಬಿ ಎಸ್ ಎಸ್ ಕೌಶಿಕ್ ಅವರು ಹತ್ತು ಬಿಟ್ಟರು ಅಧ್ಯಾಯ ಓದಿ ನಾನೆಲ್ಲೋ ಮಾದಿಹಳ್ಳಿಯಲ್ಲಿ ಪ್ರವಚನ ಮಾಡ್ತಿದ್ದೆ ಅವರೊಂದು ಬಸ್ ಹಿಡಿದಲ್ಲಿ ಪ್ರವಚನ ಇದೆ ಅಂತ ತಿಳ್ಕೊಂಡು ಓಡಿ ಬಂದವರು ಒಂದಿಷ್ಟು ದಪ್ಪ ತೆಂಗಿನಕಾಯಿ ತಗೊಂಡ್ಬಂದರು ನನ್ನ ಉಪನ್ಯಾಸ ಆದ್ಮೇಲೆ ಅವರು ಹೇಳಿ ಈ ಅಧ್ಯಾಯವನ್ನು ನೆನಪಿಸಿದ್ರು ಅಲ್ಲಿ ಓದಿದರು ಪಾಪ ಮಹಾರಾಯರವರು ಎಂಬತ್ತಾರು ವರ್ಷದ ಮುದುಕರು ಚಿಕ್ಕ ವಯಸ್ಸಿಂದ ಬಲ್ಲೆ ಅವರನ್ನು ನಾನು ಅವ್ರು ಯಾಕೆ ಹೇಳ್ತೇವೆ ಅಂದರೆ ಅನೇಕರು ಇವರು ಸಿನಿಮಾ ಆಕ್ಟರ್ ಶ್ರೀಧರ್ ಅವರು ಈ ಪ್ರಸಂಗ ತುಂಬಾ ಮೆಚ್ಚಿಕೊಂಡ್ರು ಒಂದು ಸಂದರ್ಭದಲ್ಲಿ ಮೂಲಕ್ಕೆ ವಿರೋಧವಿಲ್ಲ ಅಲ್ಲಿದ್ದಿರಬೇಕಾದ ಒಂದು ಭಾಗ ಎಲ್ಲ ಅಳ್ತಾ ಇದ್ದಾರೆ ಸ್ತ್ರೀಯರೆಲ್ಲ ಅರಮನೆ ಸ್ತ್ರೀಯರೆಲ್ಲ ಬಂದಿದ್ದಾರೆ ಗಂಗೆಯಲ್ಲಿ ಸ್ನಾನ ಮಾಡಿದ್ದಾರೆ ಗಂಡನಿಗೆ ಅವರು ಶೋಕೋದಕ ಹಾಕಬೇಕು ಒಳ್ತಾ ಇದ್ದಾರೆ ಪಲ್ಲಕ್ಕಿಗಳು ಕಾದಿವೆ ರಥಗಳು ಕಾದಿವೆ ಹೋಗಬೇಕು ಅಷ್ಟು ದೂರದಲ್ಲಿ ನಿಂತಿದ್ದಾಳೆ ಭಾನುಮತಿ ಕೃಷ್ಣ ಒಮ್ಮೆಯೂ ಭಾನುಮತಿಯನ್ನ ಕಣ್ಣಿಂದ ಕಂಡಿಲ್ಲ ಅರಮನೆಗೆ ಹೋಗಿದ್ದೆ ಅಪರೂಪ ಹೋಗಿದ್ದ ರಾಜಕಾರಣ ಅದು ಇದು ಅವಳು ಕೃಷ್ಣನನ್ನ ಕಂಡಿಲ್ಲ ನೋಡ್ತಾ ಇದ್ದಾಳೆ ನಿಂತಿದ್ದು ಒಂದು ಕ್ಷಣ ಅವಳು ಹೆಜ್ಜೆ ಮೇಲೆ ನಿಂತಾಳು ಸೋಪಾನಗಳು ಕೃಷ್ಣನು ನಿಂತಿದ್ದಾನೆ ಇಲ್ಲಿ ಒಂದು ಸಂವಾದ ಸಂಭಾಷಣೆ ಸ್ವಲ್ಪ ಹೊತ್ತೇನು ಕೇಳಿ ಕೃಷ್ಣ ಹೇಳ್ತಾನೆ ಅಮ್ಮ ನೀ ಭಾನುಮತಿ ಅಲ್ಲವೇ ಅಲ್ಲೇ ನಿಂತಳು ಉತ್ತರ ಹೇಳಲಿಲ್ಲ ಈ ಯುದ್ಧದ ನಿಮಿತ್ತ ನನ್ನನ್ನೇ ಕಾರಣ ಅಂತ ಬೈದವರು ಬೈತಾ ಇರುವವರು ಇನ್ನೂ ಮುಂದೆ ಬೈಯುವವರು ಬಹಳ ಜನ ಇದ್ದಾರೆ ತಾಯಿ ನೀನು ಅದಕ್ಕಾಗಿಯೇ ಇಲ್ಲಿ ನಿಂತಿದ್ದ ಪಕ್ಷದಲ್ಲಿ ಮನಸಾರೆ ಬೈಬಹುದು ಶಾಪವನ್ನು ಬೇಕಾದರೆ ಕೊಡಬಹುದು ನಿನ್ನ ಅತ್ತೆಯೂ ನನಗೆ ಶಾಪ ಕೊಟ್ಟಿದ್ದಾಳೆ ನಾನೇ ದೇವಿಕಿ ಪುತ್ರ ಶಾಪವನ್ನು ಕೊಡು ಅಂತ ಸೆರಗನ್ನು ಒಡ್ಡುತ್ತಾನೆ ಕೃಷ್ಣ ಇದನ್ನು ನಾನು ಅನುಭವಿಸಿ ಬರದಾಗ ಹೇಗೆ ಬರೆದಿರ್ಬೇಕು ನೋಡಿಕೊಳ್ಳಿ ನೀನು ಶಾಪ ಕೊಡು ನಿಮ್ಮ ಮತ್ತೆ ಕೊಟ್ಟಿದ್ದಾಳೆ ಭಾನುಮತಿ ಕಣ್ಣಲ್ಲಿ ನೀರು ಬರ್ತದೆ ಅವಳು ಹೇಳ್ತಾಳೆ ಪ್ರಭು ನಿನ್ನನ್ನು ಅರಿಯದೇ ಇದ್ದವರು ಯಾರು ನನ್ನ ಕರ್ಮ ನನಗೆ ನಿನ್ನನ್ನು ಯಾಕೆ ನಾನು ಬೈಲಿ ಯಾರನ್ನು ಬೈದು ತಾನೇ ಈಗೇನು ಪ್ರಯೋಜನ ಆಗೋಯ್ತು ಯುದ್ಧ ನೀನು ಯುದ್ಧ ತಡೆಯೋದಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ ಅನ್ನೋದು ನಾನು ಪರೋಕ್ಷವಾಗಿ ಕೇಳಿದ್ದೇನೆ ಸಭೆಗೆ ನಾ ಬರಲಿಲ್ಲ ನನ್ನ ಅತ್ತೆ ನಿನಗೆ ಶಾಪ ಕೊಟ್ಟದ್ದು ನನಗೆ ಗೊತ್ತಾಯಿತು ಆದ್ರೆ ನಾನು ನಿಂತಿದ್ದು ನಿನ್ನ ಕ್ಷಮೆಯನ್ನು ನನ್ನ ಅತ್ತೆ ಪರವಾಗಿ ಯಾಚನೆ ಮಾಡೋಕೆ ನಿಂತನೆ ಹೊರತು ನಿನಗೆ ಶಾಪ ಕೊಡ್ಲಿಕ್ಕೆ ನಾನು ಆಗ ಕೃಷ್ಣ ಹೇಳ್ತಾನೆ ಈ ಉತ್ತರವನ್ನು ನಿರೀಕ್ಷೆ ಮಾಡಿಲ್ಲ ನಿಮಗೆ ಹೇಗೆ ಬೆಚ್ಚಿ ಬಿದ್ರಿ ನೋಡಿ ಅಳ್ತಾ ಕೂತಿದ್ದಾರೆ ನೋಡಿ ಅವರು ಈ ಅಧ್ಯಾಯ ಓದಿ ಪ್ರಾಯಶಃ ಅಳದೇ ಇದ್ದವರೇ ಇರಲಿಕ್ಕಿಲ್ಲ ನಮ್ಮ ಓದುಗರ ಮಂಡಲದಲ್ಲಿ ಎಷ್ಟೊಂದು ಪತ್ರಗಳನ್ನು ಹಾಕಿದರು ಕೃಷ್ಣ ಅವಳ ಮಾತನ್ನ ಅರಿತುಕೊಳ್ತಾನೆ ತಾನೂ ಕಣ್ಣೀರು ಒರೆಸ್ಕೊಳ್ಳೋದಿಲ್ಲ ಅಮ್ಮ ಕೌರವನ ಪತ್ನಿ ಸಾಕ್ಷಾತ್ ದುರ್ಯೋಧನನ ಹೆಂಡತಿ ಒಬ್ಬ ದುಷ್ಟ ರಾಜಕಾರಣಿಯ ಹೆಂಡತಿ ಇಷ್ಟು ವಿವೇಕಿ ಇರಬಹುದು ನಾ ತಿಳ್ಕೊಂಡಿರಲಿಲ್ಲ ತಾಯಿ ನಿನ್ನ ಪರಿಚಯ ನನಗೆ ಮೊದಲೇ ಆಗದೇ ಇದ್ದದ್ದು ಒಂದು ದೌರ್ಭಾಗ್ಯ ಅಮ್ಮ ಹಾಗಿದ್ರೆ ನಿನ್ನ ಮೂಲಕವೇ ಸಂಧಾನ ನಡೆಸಿದ್ರೆ ನಿನ್ನ ಪತಿ ದಾರಿಗೆ ಬರ್ತಿದ್ನೋ ಏನು ಕೃಷ್ಣ ಹೇಳುವ ಮಾತು ನೋಡಿ ನಮ್ಮ ಭಟ್ರು ಒಳಗೆ ಕೂತಿದ್ದಾರೆ ರಸವೇ ದೇವರು ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ ಬೇಂದ್ರೆ ಅವರು ಹೇಳಿದ್ರು ಮಾತು ಮೂರು ಸೂತ್ರ ಇಲ್ಲಿಗೆ ಮುಗಿಲಿಲ್ಲ ಭಾನುಮತಿ ಹೊಳ್ತಾಳೆ ಹೇಳ್ತಾಳೆ ಪ್ರಭು ನೀನು ಸರ್ವೇಶ್ವರ ನಿನ್ನನ್ನೇ ಕೇಳ್ತೇನೆ ರಾಮಾಯಣದಲ್ಲಿ ತಾರೆ ಮಂಡೋದರಿಯರು ಸಂಧಾನ ಮಾಡಿ ವಾಲಿಗೆ ರಾವಣನಿಗೆ ಬುದ್ಧಿ ಹೇಳಿದ್ರಲ್ಲ ಅವರು ತಿದ್ದುಕೊಂಡ್ರೆ ನನ್ನ ಮೂಲಕ ಸಂಧಾನ ಮಾಡಿದ್ರೆ ನನ್ನ ಗಂಡ ತಿದ್ಕೋತಾ ಇದ್ನೇ ಆಶೆ ಮಾಡ್ತೀಯಲ್ಲ ಅವ್ರು ತಿದ್ದುಕೊಂಡ್ರೆ ನೋಡಿ ಶ್ರೀನಿವಾಸ ಇರೋರು ಅಂತ ಕೂತಿದ್ದಾರೆ ಈ ಪುಸ್ತಕ ಪ್ರಕಾಶ ಮಾಡಿದವರು ಅವರು ಇವಳ ವಾಕ್ಚಾತುರ್ಯಕ್ಕೆ ಕೃಷ್ಣ ತುಂಬಾ ಮೆಚ್ಚುತ್ತಾನೆ ಅಪ್ರತಿಭನಾಗ್ತಾನೆ ಆನಂದಾಶ್ರು ಉಸಿರುತ್ತೆ ಕಣ್ಣುಳಿಸ್ಕೊಳ್ಳೋದಿಲ್ಲ ಕೃಷ್ಣನೇ ಕೇಳ್ತಾನೆ ಅಮ್ಮ ಸಂಧಾನದ ಮಾತು ಬಿಡ್ತೇನೆ ನೀನೇ ನಿನ್ನ ಗಂಡನಿಗೆ ಯಾಚಕಮ್ಮ ವಿವೇಕ ಹೇಳಲಿಲ್ಲ ನೀವು ಹೇಳ್ತೀರಿ ನೀವು ಭಾನುಮತಿ ಅಲ್ವಲ್ಲ ಅದಕ್ಕೆ ಭಾನುಮತಿ ಹೇಳ್ತಾಳೆ ವ್ಯಾಸರು ಬರೀದೇ ಇದ್ರೆ ಏನಾಯ್ತು ಕೃಷ್ಣ ನಾನು ನನ್ನ ಗಂಡನಿಗೆ ಬುದ್ಧಿ ಹೇಳಲಿಲ್ಲ ಅಂತ ಯಾರು ಹೇಳಬಲ್ಲರು ಅದನ್ನೆಲ್ಲ ಸಂಜಯ ನನ್ನ ಮಾವನಿಗೆ ಹೇಳಿಲ್ಲದೆ ಇರಬಹುದು ರಿಪೋರ್ಟ್ ಬರದೇ ಇರಬಹುದು ಯಾಕೆಂದ್ರೆ ಅವನಿಗೆ ಸಂಜಯನಿಗೆ ಬರೀ ಯುದ್ಧ ಭೂಮಿಯತ್ತ ಕಣ್ಣೇ ಹೊರತು ಪ್ರಾಣಿವಾಸದಲ್ಲಿ ಸ್ತ್ರೀಯರು ಕಣ್ಣೀರು ಹಾಕಿದ್ರು ಅನ್ನೋದು ಅವನಿಗೆಲ್ಲಿ ಕಾಣಿಸ್ತಾ ಇತ್ತು ಪ್ರಭು ಸಂಜಯನ ಕಣ್ಣಿಗೆಲ್ಲಿ ಕಾಣಿಸ್ತದು ಒಂದು ವೇಳೆ ವರ್ಣಿಸಿದ್ರು ಯಾರು ವರ್ಣಿಸಿದ್ರು ವರ್ಣಿಸದೇ ಇದ್ರು ಈಗ ಆಗಬೇಕಾದ್ದೇನು ಅದಂದೇನು ಫಲ ಕೃಷ್ಣ ಕೇಳ್ತಾನೆ ರಾಜಪುತ್ರಿ ನೀನು ಧನ್ಯೆ ನೀ ಸಹಗಮನ ಮಾಡದೆ ನಿನ್ನ ಗಂಡನ ಹೆಣ್ಣ ಜೊತೆಯಲ್ಲಿ ಚಿತೆ ಏರದೆ ಇದ್ದದ್ದು ಒಂದು ವಿವೇಕ ಮುಂದಿನವರಿಗೆಲ್ಲ ನಿನ್ನ ವಿವೇಕ ಬರಲಿ ಆಗಿದ್ದಾಯಿತು ಅವರ ಜೊತೆಗೆ ನಾವು ಹೋಗೋದಲ್ಲ ಲೋಕಕ್ಕೆ ತಿಳಿಸಬೇಕು ವಿಷಯವನ್ನ ಅದಕ್ಕೆ ಭಾನುಮತಿ ಹೇಳ್ತಾಳೆ ಅಯ್ಯೋ ಕೃಷ್ಣ ಹೋಗ್ಲಿ ಬಿಡು ಬದುಕಿರುವಾಗಲೇ ಗಂಡನ ಜೊತೆಯಲ್ಲಿ ಹೋಗಲಿಲ್ಲ ದಾರಿಯಲ್ಲಿ ಹೋಗಲಿಲ್ಲ ಸತ್ತು ಮೇಲೆ ಜೊತೆಯಲ್ಲಿ ಹೋಗ್ತೇನೆ ನಾನು ನಾನು ವಾನಪ್ರಸ್ಥ ಹೊರಟಿದ್ದೇನಪ್ಪ ಮುಂದಿನವರ ವಿವೇಕ ವಿವೇಕ ಅವರಿಗೆ ನನ್ನ ದಾರಿ ನನಗೆ ಇನ್ನೊಂದು ಹೇಳ್ತೇನೆ ಕೃಷ್ಣ ಈ ಲೋಕದಲ್ಲಿ ಭಾರತ ದೇಶದಲ್ಲಿ ಸ್ತ್ರೀಯರ ಬುದ್ಧಿವಾದ ಯಾವ ಪುರುಷರಿಗೆ ಬೇಕು ದ್ರೌಪದಿ ಕಷ್ಟ ದ್ರೌಪದಿ ಎಷ್ಟು ಅವತ್ತು ನಾನು ಓದ್ತಿದ್ದೆ ನೀವು ಓದ್ತಿದ್ದೀರಿ ಅಷ್ಟು ಹೇಳಿದ್ದಲ್ಲ ಭೀಷ್ಮನ ಕೇಳಿಸ್ತೆ ಹೃದಯಕ್ಕೆ ಹೋಯ್ತೆ ಬಾ ಯಾರು ಕೇಳಿದ್ರು ಬುದ್ಧಿವಾದವನ್ನ ಇವತ್ತಿನ ತನಕ ಹಾಗೆ ಇದೆ ಗಂಡಸರಿಗಿಂತ ಈ ದೇಶದಲ್ಲಿ ಬಹುಪಾಲು ಸ್ತ್ರೀಯರೇ ಹೆಚ್ಚು ಬುದ್ಧಿವಂತರು ವಿವೇಕಿಗಳು ಜಾತಿಗೆ ಸಂಸಾರ ನಿರ್ವಹಣೆ ಮಾಡುವವರೇ ಅವರು ಕುಟುಂಬದ ಕಷ್ಟ ಕೋಟ್ಲೆ ಸುಖ ಎಲ್ಲ ಗೊತ್ತಿರೋದು ಅವರಿಗೆ ಅವರನ್ನು ಕಸಬರಿಗೆಗಿಂತ ಕಡಿಯಾಗಿ ಕಾಣುವಂತಹ ಒಂದು ಕೆಟ್ಟ ಸ್ಥಿತಿ ಭಾರತೀಯರಲ್ಲಿ ಉಂಟಾಗಿದೆ ಭಗವಂತ ಸಹಾಯ ಮಾಡೋದಿಲ್ಲ ವೇದಕ್ಕೆ ವಿರುದ್ಧವಾದ ದರ್ಶನ ಇದು ಅವರನ್ನು ಸಮಪಾಲಾಗಿ ಜೀವನದಲ್ಲಿ ಕಾಣಬೇಕು ಹೇಳ್ತಾಳೆ ಪಾಪ ಆಗ ಕೃಷ್ಣ ಕೇಳ್ತಾರೆ ರಾಜ್ಕುಮಾರಿ ನಿನ್ನ ಒಂದೊಂದು ಮಾತು ಆಣಿಮುತ್ತಿನಂಥ ವಿವೇಕದ ಮಾತು ನಾ ತುಂಬಾ ಮೆಚ್ಚಿದ್ದೇನಮ್ಮ ನಿನಗೊಂದು ವರ ಕೊಡ್ತೇನೆ ಕೇಳು ಭಾನುಮತಿ ಹೇಳ್ತಾಳೆ ಪ್ರಭು ವಾನಪ್ರಸ್ಥಳಾಗಿ ಹೊರಟವಳಿಗೆ ನಿನ್ನ ವರ ಯಾರಿಗೆ ಬೇಕಾಗಿದೆ ಯಾಕೆ ನಿಂತಿದ್ದೇನೆ ಅಂದರೆ ಸ್ನಾನ ಮಾಡಿ ದ್ರೌಪದಿಯನ್ನು ಸುಭದ್ರೆಯನ್ನು ಉತ್ತರೆಯನ್ನು ನಮ್ಮ ಅತ್ತೆ ಕುಂತಿಯನ್ನು ಕಂಡು ನನ್ನ ಕುಲದವರ ಅಪರಾಧಕ್ಕೋಸ್ಕರವಾಗಿ ಕ್ಷಮೆ ಕೇಳಿ ನಾಳೆಯೋ ನಾಡಿದ್ದೋ ನಾನು ವಾನಪ್ರಸ್ಥ ಹೋಗ್ತಿದ್ದೇನೆ ಪ್ರಭು ಈ ಕೊನೆ ಗಳಿಗೆಯಲ್ಲಿ ನೀನಾಗಿ ಇಲ್ಲಿ ನಿಂತು ಅಕಸ್ಮಾತ್ ನನಗೆ ಸಂದರ್ಶನ ಕೊಟ್ಟದ್ದೇ ನನಗೆ ಮಹಾವರ ಪ್ರಾಪ್ತಿ ಕಾಲಿಗೆ ಬೀಳುತ್ತಾಳೆ ಪ್ರಭು ನನ್ನ ವೈಫಲ್ಯಗಳನ್ನು ಕ್ಷಮಿಸು ಐ ಟ್ರೈ ಮೈ ಬೆಸ್ಟ್ ನನ್ನ ಗಂಡನ ತಿದ್ದೋದಕ್ಕೆ ಮಾಡಿದೆ ಆಗಲಿಲ್ಲ ಅಥವಾ ನೀನೇ ಭೂಭಾರ ಇಳಿಸೋದಕ್ಕೆ ಅವನನ್ನು ಉಪಯೋಗ ಮಾಡಿಕೊಂಡೆ ಮಾನುಷಭಾವದಲ್ಲಿ ನಾನು ನನ್ನ ಕರ್ತವ್ಯ ವಿಫಲತೆಯನ್ನು ಒಪ್ಪಿಕೊಳ್ತೇನೆ ಗಂಡನಿಗೆ ಹೆಂಡತಿ ಮಾದರಿಯಾಗಬೇಕು ಆಗಬೇಕು ಅಂತ ಶಾಸ್ತ್ರ ಹೇಳ್ತದೆ ನನ್ನ ಪತಿಗೆ ಬೇರೆಯೇ ಮಂತ್ರಿಗಳಿದ್ದರು ಬೇರೆಯವರೇ ದುರ್ಮಂತ್ರಿಗಳಿದ್ದರು ಮುಂದಿನ ಇತಿಹಾಸಕ್ಕೆ ಇದರಲ್ಲಿ ನನ್ನ ಪಾತ್ರ ಪಾತ್ರ ತಿಳಿದಿರಲಿ ನಾನು ನನ್ನ ಹೃದಯವನ್ನು ನಿನಗೆ ಒಪ್ಪಿಸಿದ್ದೇನೆ ನನ್ನನ್ನು ಕ್ಷಮಿಸು ಕೃಷ್ಣ ಅವಳಿಗೆ ತುಂಬಾ ಮೆಚ್ಚುತ್ತಾನೆ ಸುಮ್ಮನೆ ಕಣ್ಣೀರು ಹಾಕ್ತಾನೆ ವರ ಕೊಟ್ಟರು ಬೇಡ ಅನ್ನೋ ವೈರಾಗ್ಯ ಸ್ಥಿತಿಯಲ್ಲಿದ್ದಾಳೆ ಗಾಂಧಾರಿಗೆ ಬರದೇ ಸ್ಥಿತಿ ಒಂದು ಮಾತು ಹೇಳ್ತಾನೆ ಅಮ್ಮ ಸ್ತ್ರೀಯರೆಲ್ಲ ನಿನ್ನಂತೆಯೇ ಇದ್ರೆ ಈ ದೇಶದಲ್ಲಿ ಏನಮ್ಮ ಅಷ್ಟು ಒಳ್ಳೇದನ್ನ ಸಾಧನೆ ಮಾಡಬಹುದಾಗಿತ್ತು ಅದಕ್ಕೆ ಭಾನುಮತಿ ಹೇಳ್ತಾಳೆ ಪುರುಷೋತ್ತಮ ಎಲ್ಲ ಪುರುಷರು ನಿನ್ನಂತೆಯೇ ಇದ್ರ ಲೋಕ ಚೆನ್ನಾಗಿರ್ತಿತ್ತು ಕೃಷ್ಣ ನಿನ್ನನ್ನು ಒಂದು ಮಾತು ಕೇಳ್ತೇನೆ ಕೋಪ ಮಾಡ್ಕೊಳ್ಳೋದಿಲ್ವಲ್ಲ ಭಾನುಮತಿ ನೀ ಸರ್ವೇಶ್ವರ ನೀನು ನನ್ನ ಅನುಮತಿ ತಗೊಂಡು ನನ್ನ ಪ್ರಶ್ನೆ ಕೇಳಬೇಕೆ ಏನ್ ಬೇಕು ಹೇಳು ಕೃಷ್ಣ ಹೇಳ್ತಾನೆ ದ್ರೌಪದಿಗೆ ಅಪಮಾನವಾಗ್ತಾ ಇದ್ದಾಗ ಅದೇ ಸಭೆಯಲ್ಲೇ ಅಂದೇ ನೀನು ಕಾಣಿಸಿಕೊಂಡು ಇದು ತಪ್ಪು ನನಗೆ ಈ ಗತಿಯಾಗಿದ್ರೆ ಏನ್ ಮಾಡ್ತಿದ್ರಿ ಎಂಬುದಾಗಿ ನೀನು ಗಂಡನನ್ನು ಯಾತಕ್ರಮ ಕೇಳಲಿಲ್ಲ ಭಾನುಮತಿ ಹೇಳ್ತಾಳೆ ಕೃಷ್ಣ ಇದೆಲ್ಲ ಘಟನಾವಳಿ ನಡೆದು ಮೇಲಲ್ವೇ ನನಗೆ ತಿಳಿದಿದ್ದು ನಮ್ಮ ಮುಂಚೆ ತಿಳಿದಿದ್ದು ನಾನು ಸಭೆಗೆ ಬರ್ತಿರ್ಲಿಲ್ಲ ಅಂತ ತಿಳ್ಕೊಂಡಿಯ ಅಷ್ಟು ಕಟ್ಟುಕಳೆ ನಾನು ಕೃಷ್ಣ ಕೇಳ್ತಾನೆ ಆಮೇಲಾದರೂ ಕೇಳಿದೀಯಾ ಈ ಪ್ರಶ್ನೆ ನಿನ್ನ ಗಂಡನಿಗೆ ಭಾನುಮತಿ ಕೇಳಿದೆ ಏನು ಪ್ರಯೋಜನ ಬಾಯಿ ಮುಚ್ಚು ಎಂಬ ಉತ್ತರ ಇದು ಸಾಧಾರಣವಾಗಿ ನನ್ನ ಗಂಡ ಪದೇ ಪದೇ ಕೊಡ್ತಿದ್ದು ಇದು ಅತ್ಯಂತ ಕೀಳು ಮಟ್ಟದ ಒಬ್ಬ ಗಂಡಸು ಹೆಂಡತಿಗೆ ಹೇಳಬಾರದ ಅತ್ಯಂತ ಕೀಳು ಮಟ್ಟದ ಮಾತು ಬಾಯಿ ಮುಚ್ಚು ಸ್ತ್ರೀಯರೆಲ್ಲ ಬಾಯಿ ಮುಚ್ಚಿ ಮುಚ್ಚಿ ಅಲ್ವೇ ಭಾರತ ದೇಶ ಈ ಸ್ಥಿತಿಗೆ ಬಂದದ್ದು ಮಾತು ಹೇಳ್ತಾರೆ ಶ್ರೀಕೃಷ್ಣ ನನ್ನನ್ನು ಸರ್ವೇಶ್ವರ ಅಂತ ನೀ ಕೊಂಡಾಡಿದೆ ತಾಯಿ ವರ ಕೊಡ್ತೇನೆ ಅಂದ್ರೂ ಬೇಡ ಅಂದ್ಬಿಟ್ಟೆ ನಾನೇ ವರವನ್ನು ಕೊಡ್ತೇನೆ ನೋಡು ಅಂತ ಶಂಖಚಕ್ರಗಳನ್ನು ಧರಿಸಿ ಅವಳಿಗೆ ಪೂರ್ಣ ಸ್ವರೂಪವನ್ನು ವಿಶ್ವರೂಪ ತೋರಿಸ್ತಾರೆ ಇದು ಮೂಲದಲ್ಲಿಲ್ಲ ಆದರೆ ಮೂಲಕ್ಕೆ ಇದು ಭಂಗವಲ್ಲ ಏಕೆ ಪ್ರೇರಣೆ ವ್ಯಾಸರಿಂದಲೇ ಇದು ಜಲಾಂಜಲಿ ಪ್ರಸಂಗಕ್ಕೆ ಸಂಬಂಧಪಟ್ಟದ್ರಿಂದ ಹೇಳಿದೆ ಇದರಲ್ಲಿ ಬರೆದಿದ್ದು ಹೇಳಿದ್ದು ಅಧಿಕ ಪ್ರಸಂಗವಾಗಿದ್ದರೆ ನೀವೆಲ್ಲ ನನ್ನ ಕ್ಷಮೆ ಮಾಡಬೇಕು ಈ ಪ್ರಸಂಗದಲ್ಲಿ ಇನ್ನೊಂದು ಮಾತುಂಟು ಕುಂತಿ ಇದ್ಲು ಪಾಂಡವರೆಲ್ಲ ತರ್ಪಣ ಮಾಡ್ತಿದ್ದ ಜಾಗಕ್ಕೆ ಬಂದ್ಲು ಯಾಕೋ ನಿಂತಿದ್ದಾಳೆ ಅಮ್ಮ ಅಂತ ಅಮ್ಮ ನಾವು ತರ್ಪಣ ಮಾಡಿ ಬರ್ತೇವೆ ಮುದುಕಿ ನೀನ್ಯಾಕೆ ಮೇಲಿಂದ ಇಳಿದು ಬಂದೆ ಹೋಗಿ ಮೇಲಕ್ಕೆ ಅಂತಾನೆ ಧರ್ಮರಾಜ ಇವಳಿಗೆ ಏನು ಹೇಳಬೇಕು ತೋರಲಿಲ್ಲ ಹತ್ತಿರ ಬಂದು ಧರ್ಮರಾಜನ ಮುಟ್ಟಿ ಅಪ್ಪ ಆ ಕರ್ಣನಿಗೂ ಒಂದು ತರ್ಪಣ ಬಿಟ್ಬಿಡು ಯಾಕಮ್ಮ ಕರ್ಣನ್ ತರ್ಪಣ ಅವ್ರ ಕೌರವಲ್ಲ ಸೂತು ಪುತ್ರ ಅವನ ಬ್ರಾಹ್ಮಣ ಅಲ್ಲ ಏನಲ್ಲ ನಾನೇ ತರ್ಪಣ ಬಿಡಬೇಕು ಅಂದ್ರೆ ಲೇ ಅವನು ನಿನಗೆ ಅಣ್ಣ ಕಾಣೋ ನನ್ನ ಹೊಟ್ಟೆಯಲ್ಲಿ ಮೊದಲೇ ಮಗು ಕಾಣೋ ಬಿಕ್ಕಿ ಹೇಳ್ತಾಳೆ ಶಿ ಬ್ರೇಕ್ಸ್ ಆಗ ಧರ್ಮರಾಜ ಮೇಲೆ ಕೆದ್ದ ಅಮ್ಮ ಈ ಮಾತನ್ನು ಯಾತಕ್ಕೆ ನೀವು ಮೊದಲೇ ಹೇಳಲಿಲ್ಲ ನಾ ಮೊದಲೇ ಯುದ್ಧ ಬೇಡ ಅಂತಿದ್ದೆ ಕಾಲಿಗೆ ಬಿದ್ದು ಒಪ್ಪಿಸಿ ಕರ್ಣನನ್ನ ಪೀಠದಲ್ಲಿ ಕೂರಿಸ್ತಾ ಇದ್ದೆ ಯುದ್ಧ ತಡೆದು ಹೋಗ್ತಿತ್ತು ಕೋಪ ಬಂತು ಶೋಕವಾದದ್ದು ಉತ್ತರ ಕ್ಷಣಕ್ಕೆ ಕೋಪವಾಗಿ ತಿರುಗಿ ನೀನು ಈ ರಹಸ್ಯವನ್ನು ಮುಚ್ಚಿಟ್ಟಿದ್ದು ಬಹಳ ದೊಡ್ಡ ತಪ್ಪಾಯಿತು ಇನ್ನೊಂದು ಶಾಪ ಕೊಡ್ತೇನೆ ಕೇಳು ಇಲ್ಲಿಂದ ಆಚೆಗೆ ಸ್ತ್ರೀಯರ ಬಾಯಲ್ಲಿ ಗುಟ್ಟುಗಳು ನಿಲ್ಲದೆ ಹೋಗಲಿ ಎಂಬುದಾಗಿ ಧರ್ಮದ ಸ್ತ್ರೀ ಕುಲಕ್ಕೆ ಶಾಪ ಕೊಟ್ಟ ಅಂತ ಇದು ಮೂಲದಲ್ಲಿ ಇದೆ ಮತ್ತು ಕರ್ಣಾಕರ್ಣಿಗೆ ಕಥೆಯಲ್ಲಿದೆ ಕವಿಗಳು ವರ್ಣನೆ ಮಾಡಿದ್ದಾರೆ ಸ್ತ್ರೀಪರ್ವಕ್ಕೆ ಪರ್ವತ ಮಂಗಳ ಶಾಸನವಾಯಿತು ಈಗ ಶಾಂತಿ ಪರ್ವಕ್ಕೆ ಪ್ರವೇಶ ಮಾಡ್ತಾ ಇದ್ದೇವೆ ಧರ್ಮರಾಜನ ಪಟ್ಟಾಭಿಷೇಕ ಸಂದರ್ಭ ಇದರಲ್ಲಿ ತುಂಬ ವಿಷಯಗಳಿದೆ ಪ್ರಾರಂಭದಲ್ಲಿ ನಮಗೆಷ್ಟು ಪ್ರಸಕ್ತವೋ ನಾನು ಹದಿನೇಳನೇ ಅಧ್ಯಾಯ ಬಿಟ್ಟು ಹದಿನೆಂಟನೇ ಅಧ್ಯಾಯಕ್ಕೆ ಮಾತ್ರ ಬರ್ತಾ ಇದ್ದೇನೆ ಈಗ ಯುಧಿಷ್ಠರ ನಗರ ಪ್ರವೇಶ ಮಾಡಬೇಕು ತರ್ಪಣ ಗಿರ್ಪಣ ಎಲ್ಲ ಬಿಟ್ಟಾಯಿತು ಅರಮನೆಯಿಂದ ಹೊಸ ಉಡುಪುಗಳು ಬಂದಿವೆ ಹೊಸ ಕಿರೀಟ ಹೊಸ ಬಟ್ಟೆ ಹೊಸ ಆಭರಣಗಳು ಅದನ್ನೆಲ್ಲ ಧರಿಸಿಕೊಂಡು ಪಲ್ಲಕ್ಕಿಯಲ್ಲಿ ಭಾನುಮತಿ ಹೊರಟೋದ್ಲು ಅರಮನೆ ಸ್ತ್ರೀಯರೆಲ್ಲ ಹೊರಟೋದ್ರು ಕೌರವ ಸ್ತ್ರೀಯರು ದಯವಿಟ್ಟು ಹೇಳಿ ಯುಧಿಷ್ಠರನಿಗೆ ನಗರ ಪ್ರವೇಶ ಮಾಡಿ ಅಧಿಕಾರ ವಹಿಸೋದಕ್ಕೆ ಅವತ್ತು ಎಷ್ಟಾದರೂ ಉತ್ಸಾಹ ಇದ್ದಿರಬಹುದೇ ದಯವಿಟ್ಟು ಹೇಳಿ after this holocaust cost English ಕವಿಗಳು ಹೇಳ್ತಾರೆ after this experience what forgiveness ಆಗಬಾರ್ದೊಂದು ಅನುಭವ ಆಗಿಬಿಟ್ರೆ ಆಮೇಲೆ ನೀವು ಯಾರು ಕ್ಷಮೆ ಕೇಳಿ ಕೇಳದೆ ಇದ್ರೂ ಏನು ಪ್ರಯೋಜನ ಆಗೋದಿಲ್ಲ ರಥ ಬಂದು ನಿಂತು ಅದಕ್ಕೆ ಕಂಬಳಿ ಹಾಕಿದ್ದಾರೆ ಎತ್ತನೆಯ ಕಂಬಳಿ ಬಿಳಿ ಕಂಬಳಿ ಅದರ ಮೇಲೆ ಕೃಷ್ಣಾಜನ ಅದರ ಮೇಲೆ ವ್ಯಾಘ್ರಾಜನ ಹದಿನಾರು ಗೋವುಗಳು ಆ ರಥವನ್ನು ಎಳೆಯುತ್ತಾ ಇವೆ ಇದು ಐತರೆ ಬ್ರಾಹ್ಮಣ ರಾಜಸೂಯಾಗ ಸಂದರ್ಭದಲ್ಲಿ ದೊರೆ ಪಟ್ಟಾಭಿಷೇಕ ಮಾಡಿಕೊಳ್ಳುವಾಗ ದೊರೆಯ ರಥವನ್ನ ದನಗಳು ಗೋವುಗಳು ಎತ್ತಲ್ಲ ಗೋವುಗಳು ಎಳೆಯಬೇಕು ಅಂತ ಶಾಸ್ತ್ರ ಹೊಲದಲ್ಲಿ ಗದ್ದೆಯಲ್ಲಿ ಪ್ರತಿನಿತ್ಯ ಹೀಗೆ ವರ್ಷ ಮಾಡ್ತಿದ್ದಾನೆ ಭಗವಂತ ಇಲ್ಲಿ ವೇದವ್ಯಾಸರಿದ್ದಾರೆ ಭಗವಂತನ ಒಂದು ರೂಪ ಯಾವ ರೀತಿಯಲ್ಲಿ ಕೂತಿದ್ದಾರೆಯೋ ಗೊತ್ತಿಲ್ಲ ಕೃಷ್ಣ ನಮಃ ಗೋವುಗಳನ್ನು ಹಾಲು ಕರೆಯುವ ಗೋವುಗಳನ್ನು ಕರು ಹಾಕಿರುವ ಗೋವುಗಳನ್ನು ನೇಗಿಲಿಗೆ ಗಾಡಿಗೆ ಉಪಯೋಗ ಮಾಡಬಾರದು ಇದು ಹಳ್ಳಿಯಲ್ಲಿ ರೈತರಿಗೆ ಗೊತ್ತು ಎತ್ತು ಗಂಡನ್ನು ಮಾತ್ರ ಉಪಯೋಗ ಮಾಡ್ತಾರೆ ಹೋರಿಗಳನ್ನು ಉಪಯೋಗ ಮಾಡ್ತಾರೆ ಗೋ ಮಾತೆ ಹ್ಮ್ ಅದನ್ನ ನೇಗಿಲಿಗೆ ಗಾಡಿಗೆ ನೊಗಕ್ಕೆ ಹೂಡುವುದು ಮಹಾಪಾಪ ಆದರೆ ಎಲ್ಲ ತಿಳಿದವನು ಧರ್ಮರಾಜ ಅವತ್ತು ಗೋರಸದಲ್ಲಿ ಹೋಗ್ತಾನಲ್ಲ ಅಂತ ಕೇಳಿದ್ರೆ ಇದು ಸಂಕೇತ ವೇದದಲ್ಲಿ ಕುದುರೆ ಎಂಬುದು ಅಶ್ವ ಎಂಬುದು ಇದು ರಾಜಶಕ್ತಿಯ ಸಂಕೇತ ಗೋವೆಂಬುದು ಬ್ರಾಹ್ಮಣ ಶಕ್ತಿಯ ಸಂಕೇತ ಬ್ರಾಹ್ಮಣ್ಯವು ಕ್ಷತ್ರಶಕ್ತಿಯನ್ನು ಎಳೆಯಬೇಕು ಅದು ಎಳೆದರೆ ಮಾತ್ರ ರಾಜ್ಯ ಸುಸೂತ್ರವಾಗಿರುತ್ತದೆ ಬ್ರಹ್ಮಕ್ಷೇತ್ರದಲ್ಲಿ ತಾಕಲಾಟ ಇರಬಾರದು ಅನ್ನೋದೊಂದು ತತ್ವ ವೇದ ಸಂಸ್ಕೃತಿ ಪರಿಚಯ ಇದು ನಾಲ್ಕನೇ ಸಂಪುಟ ಐದನೇ ಸಂಪುಟದಲ್ಲಿ ಬರೆದಿದ್ದೇನೆ ಪ್ರವಚನವನ್ನು ಮಾಡಿದ್ದೇನೆ ಕಾಶಿ ಮಠದಲ್ಲಿ ಅಲ್ಲಿ ಬರದೇ ಇದ್ದವರು ಅದು ಟೇಪ್ ಗೀಪ್ ಎಲ್ಲರೂ ಸಿಕ್ಕರೆ ನೀವು ಅದನ್ನು ಕೇಳಿಕೊಳ್ಳಿ ವೇದದ ಮೇಲೆ ಲೆಕ್ಚರ್ ಕೊಡೋದಕ್ಕೆ ಆತಕ್ಕೆ ಭಯ ಅಂದರೆ ಜನಗಳಿಗೆ ಅರ್ಥ ಆಗ್ತದೆಯೋ ಇಲ್ಲವೋ ಅಂತ ಒಂದು ಅದು ಕೇಳ್ತಾರೆ ಕೇಳಿದ ಮೇಲೆ ಸ್ವಲ್ಪ ಸ್ವಲ್ಪ ಅವ್ರು ಹೇಳಿದಾಗ ಎರಡು ಸಲ ಮೂರು ಸಲ ಯಾರು ಕೇಳಿ ಹೇಳಿದ್ರಲ್ಲ ಇದ್ದಾನೆ ಎರಡು ಸಲ ಮೂರು ಸಲ ಕೇಳಬೇಕು ಇದರ ಒಮ್ಮೆಗೆ ಅರ್ಥ ಆಗೋದಿಲ್ಲ ಅಂತ ಮಹಾಭಾರತ ಹಾಗೆ ಇದೆ ಈಗ ಈ ರಥದ ವೈಭವವನ್ನು ನೋಡಿ ಸ್ವಯಂ ಭೀಮಸೇನ ಧರ್ಮರಾಜನ ರಥವನ್ನು ನಡೆಸ್ತಾ ಇದ್ದಾನೆ ಅವನೇ ಸಾರಥಿ ಕುಮಾರವ್ಯಾಸ ಹಾಗೇ ಬರೆದಿದ್ದಾನೆ ಕನ್ನಡದಲ್ಲಿ ಅರ್ಜುನ ಧರ್ಮರಾಜನಿಗೆ ಛತ್ರಿಯನ್ನು ಹಿಡಿದಿದ್ದಾನೆ ಚಾಮರವನ್ನು ನಕುಲ ಬೀಸ್ತಾ ಇದ್ದಾನೆ ಬೀಸಣಿಗೆಯನ್ನು ಸಹದೇವ ಬೀಸ್ತಾ ಇದ್ದಾನೆ ಮತ್ತು ಧೃತರಾಷ್ಟ್ರನ ಪುತ್ರರಲ್ಲಿ ಕ್ಷತ್ರಿಯರಲ್ಲಿ ಯಾರೂ ಉಳಿಲ್ಲ ಸತ್ತು ಹೋದರು ಒಬ್ಬ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದ ಯುಜುತ್ಸು ಎಂಬ ಮಗ ಪಾಂಡವರ ಕಡೆ ನಿಂತು ಯುದ್ಧ ಮಾಡಿದ್ದವನು ಅವನು ಧರ್ಮರಾಜನ ಹಿಂದೆ ಬಿಚ್ಚುಗತ್ತಿ ಹಿಡಿಕೊಂಡು ಬಾಡಿಗಾರ್ಡ್ ಅಂಗರಕ್ಷಕರಾಗಿ ನಿಂತಿದ್ದಾನೆ ಧೃತರಾಷ್ಟ್ರನು ಸ್ನಾನ ಮಾಡಿದ್ದಾನೆ ಅದೇ ನದಿಯಲ್ಲಿ ಅವನು ನರಯಾನದ ಪಲ್ಲಕ್ಕಿಯಲ್ಲಿ ಕೂತಿದ್ದಾನೆ ಅಡ್ಡು ಪಲ್ಲಕ್ಕಿ ಉತ್ಸವ ಗಡವನಿಗೆ ಮನುಷ್ಯರು ಹೊತ್ಕೊಂಡು ಹೋಗೋ ಪಲ್ಲಕ್ಕಿ ನರವಾಹನ ಕೂಡದು ಯತಿಗಳಂತೂ ನರವಾಹನದಲ್ಲಿ ಕೂಡಬಾರದು ಅಂತ ಹೇಳುತ್ತೆ ಶಾಸ್ತ್ರ ಪಾದಚಾರಿಗಳಾಗಿಯೇ ಹೋಗಬೇಕು ಆದರೆ ಯತಿಗಳು ಮಠಪತಿಗಳಾಗಿದ್ದರೆ ಮಠಪತ್ಯದಲ್ಲಿ ಮಾಡಬಹುದು ಅಂತ ಒಂದು ವಿನಾಯಿತಿ ಇದೆ ಇದು ಬಹಳ ಕಷ್ಟವಾದದ್ದು ಈ ಮೇನೆ ಪಲ್ಲಕ್ಕಿ ಇವುಗಳಲ್ಲಿ ಕೂತ್ಕೊಂಡ್ರೆ ಮನುಷ್ಯರು ಹೊತ್ತ ಪಲ್ಲಕ್ಕಿಯಲ್ಲಿ ಕೂತಿರುವ ಯತಿಯನ್ನು ನೋಡಿದರೆ ಬಟ್ಟೆ ಸಮೇತ ಸ್ನಾನ ಮಾಡಬೇಕು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಅವರು ಪಾದಚಾರಿಗಳಾಗಿರಬೇಕು ಈಗ ಯೋಚನೆಯೆಲ್ಲ ಎಲ್ಲ ಪೆಟ್ರೋಲ್ ಡೀಸೆಲ್ ಗಾಡಿ ಓಡುತ್ತೆ ಕುಂತಿ ಗಾಂಧಾರಿಯರು ದ್ರೌಪದಿ ಸುಭದ್ರೆ ಇವರೆಲ್ಲರೂ ಮೇನೆಗಳಲ್ಲಿ ಹೊರಟಿದ್ದಾರೆ ವಿದುರ ರಥದಲ್ಲಿ ಹೊರಟಿದ್ದಾನೆ ಎಲ್ಲಿ ಗಂಗೆಯಿಂದ ಹಿಡಿದು ಅರಮನೆಯವರೆಗೆ ಅರಮನೆ ಬಾಗಿಲಲ್ಲಿ ಸ್ವಾಗತ ಮಾಡಬೇಕಲ್ಲ ಧೌಮ್ಯರು ನಿಂತಿದ್ದಾರೆ ಪೂರ್ಣ ಕುಂಭ ಕಲಶ ಕನ್ನಡಿ ಇಟ್ಟುಕೊಂಡು ಮಂಗಳದ ಜೊತೆಯಲ್ಲಿ ಆ ಊರಿನ ಜನ ದುಃಖವನ್ನು ಮರೆತುಕೊಂಡು ಇದ್ದಿದ್ದರಲ್ಲಿ ಬಣ್ಣ ಗಿಣ್ಣ ಸುಣ್ಣ ಎಲ್ಲ ಹಚ್ಚಿ ತಳಿರು ತೋರಣ ಮಾವಿನ ಸೊಪ್ಪು ಎಲ್ಲ ಬಾಳೆ ಕಂಬ ಕಟ್ಟಿ ದಾರಿ ಶೃಂಗಾರ ಮಾಡಿದ್ದಾರೆ ಧರ್ಮರಾಜನ ರಥದ ಮುಂದೆ ಹಿಂದೆ ಅಪಾರ ಬ್ರಾಹ್ಮಣ ಸ್ತೋಮ ವೇದಘೋಷವನ್ನು ಮಾಡ್ತಾ ಇದೆ ಯಾರೂ ಈ ಚಿತ್ರ ಬರೆದಿಲ್ಲ ದಾರಿಯ ಎರಡೂ ಬದಿಗಳಲ್ಲಿ ಕೂಡಿದ್ದಾರೆ ಸ್ತ್ರೀಯರು ಗುಂಪು ಕೂಡಿ ಅವರೆಲ್ಲ ಮುಕ್ತ ಕಂಠ ಕೊಂಡಾಡ್ತಿರೋದು ಯಾವುದನ್ನ ದ್ರೌಪದಿಯ ತ್ಯಾಗವನ್ನ ಆ ತಾಯಿ ಮಕ್ಕಳನ್ನೆಲ್ಲ ಬಲಿ ಕೊಟ್ಟಳು ತಂದೆಯನ್ನು ಬಲಿ ಕೊಟ್ಟಳು ಸೋದರನ ಬಲಿ ಕೊಟ್ಟರು ಅಗ್ನಿಯಲ್ಲಿ ಹುಟ್ಟಿದ್ದು ಅಗ್ನಿಯಲ್ಲೇ ಹೋಗಬೇಕು ಅನ್ನೋ ತತ್ವ ಯಾವುದು ಉಳಿಯಬಾರದು ಅನ್ನೋಕ್ಕೋಸ್ಕರವಾಗಿ ಅಗ್ನಿದತ್ತವಾದ ರಥ ಹೇಗೆ ಸುಟ್ಟು ಭಸ್ಮವಾಯಿತೋ ದ್ರೌಪದಿಯ ಸಂತಾನಕ್ಕೆ ರಾಜ್ಯದ ವಾರಸುದಾರಿಕೆ ಬರಲಿಲ್ಲ ಅದು ಉಪಕರಣ ಕೊಟ್ಟಿದ್ದ ಅದು ಹೋಯಿತು ಸುಭದ್ರೆ ಸಂತಾನಕ್ಕೆ ಮಾತ್ರ ಈ ಯಾದವ ಕೌರವ ಸಂತಾನ ಅರ್ಜುನನ ಸಂತಾನಕ್ಕೆ ಮಾತ್ರ ಮುಂದೆ ಪರೀಕ್ಷೆ ಪರೀಕ್ಷೆತನ ಅಭಿಷೇಕ ಇದು ಸ್ತ್ರೀಯರೆಲ್ಲ ಹಾಡು ಕಟ್ತಾ ಇದ್ದಾರೆ ಕೊಂಡಾಡ್ತಾ ಇದ್ದಾರೆ ಅರಮನೆ ಬಾಗಿಲಿಗೆ ರಥ ಬಂದಿತು ಅದನ್ನು ನಾನೇನು ಮೂರು ಶ್ಲೋಕ ಓದಕ್ಕೆ ಹೋಗೋದಿಲ್ಲ ಅಷ್ಟರವೊಂದು ಅನಾಹುತವಾಯಿತು ಒಬ್ಬ ರಾಕ್ಷಸ ರಾಕ್ಷಸ ಅಂತ ತೋರಿಸಿಕೊಳ್ಳದೆ ಬ್ರಾಹ್ಮಣ ವೇಷದಲ್ಲಿ ಲಕ್ಷಣವಾಗಿ ಯಜ್ಞೋಪೀತ ಹಾಕಿದ್ದಾನೆ ಸನ್ಯಾಸಿ ವೇಷ ಐ ಆಮ್ ಅಶೇಮ್ಡ್ ತ್ರಿದಂಡಿ ಸನ್ಯಾಸಿಯ ವೇಷ ಅಯ್ಯಂಗಾರ ಸನ್ಯಾಸಿ ವೇಷ ಅವನು ಕೊಳತನು ಅವನೇ ಎನ್ನ ಇದು ಲೋಕದಲ್ಲಿ ಜನ ಈ ತ್ರಿದಂಡಿ ಸನ್ಯಾಸಿ ಅಂದ್ರೆ ಮಾತ್ರ ನಂಬ್ತಿದ್ರು ಆಗಿನ ಕಾಲದಲ್ಲಿ ಅರ್ಜುನನೂ ತ್ರಿದಂಡಿ ಸುಭದ್ರೆ ಅಪಹರಣ ಮಾಡುವಾಗ ಬಹಳ ಆಯ್ಕೋಚು ರಾವಣನೂ ತ್ರಿದಂಡಿ ರಾಮಾವತಾರದಲ್ಲಿ ಸೀತೆಯನ್ನು ಹೊತ್ಕೊಂಡು ಹೋದ್ನಲ್ಲ ಅವನು ಚಕ್ಷಕಾಶಾಯ ಸಂವೀತ ರಾಮಾಯಣದಲ್ಲಿ ಬರೀತಾರೆ ಅವನು ತ್ರಿದಂಡಿ ಸನ್ಯಾಸಿ ಇದನ್ನೆಲ್ಲ ಓದಿ ತ್ರಿದಂಡಿ ಸನ್ಯಾಸಿಗಳಂದ್ರೆಲ್ಲ ಹೀಗೇನು ತಿಳ್ಕೋಬೇಡಿ ಅವ್ನು ನಂಬುತ್ತಿದ್ರು ಆವೇಶ ಬಂದ್ರೆ ಅಂತ ಇದನ್ನ ಒಂದು ಕಡೆ ಹೇಳಿದೆ ಗಂಗಾವತಿಯಲ್ಲಿ ಭದ್ರಗಿರಿ ಅಚ್ಯುತಾಸರಿದ್ರು ಅವ್ರು ಹೇಳಿದ್ರು ಸಿದ್ದಂಡಿ ಸನ್ಯಾಸಿಗಳಿಗೆ ಅನುಕೂಲ ಅಂದರೆ ಬೇಡ ಅಂದ್ರೆ ಗೃಹಸ್ಥಾಶ್ರಮಕ್ಕೆ ಹೋಗಬೇಕು ಜುಟ್ಟು ಜನವರ ಇರುತ್ತೆ ಬಹಳ ಕನ್ವೀನಿಯಂಟ್ ಆಗಿರುತ್ತೆ ಎಂದ್ರು ಅವರು ಅದು ಹಾಗೆ ಅರ್ಥವಲ್ಲ ಇಲ್ಲಿ ಇವನು ಭಿಕ್ಷುರೂಪ ಧರಿಸಿದ್ದಾನೆ ದುರ್ಯೋಧನನ ಸಖ ಅಕ್ಷಮಾಲಾಧರ ತ್ರಿದಂಡಿ ಬ್ರಾಹ್ಮಣ ಪರಿವೃತ ಅನೇಕ ಬ್ರಾಹ್ಮಣ ಶಿಷ್ಯರಿದ್ದಾರೆ ಅನಾಹುತ ಪ್ರವಿಷ್ಟ ಯಾರೂ ಕರೆದಿಲ್ಲ ಆದರೆ ಸಭೆಗೆ ಬಂದಿದ್ದಾನೆ ಅವನು ಬಾಗಿಲಲ್ಲಿ ನಿಂತುಕೊಂಡು ಧರ್ಮರಾಜನನ್ನು ಅರಮನೆಯ ಒಳಕ್ಕೆ ಬಿಡದೆ ಹೀನಾಮಾನವಾಗಿ ಬೈತಾನೆ ಏನು ಹೇಳ್ದ ನಿಶ್ಶಬ್ದವಾಗಿದೆ ಅಷ್ಟು ಜನ ಕೂತ್ಕೊಂಡಾಗ ನಿಶ್ಶಬ್ದೇ ಚ ತತ್ರ ತಥೋ ವಿಪ್ರಜನೆ ಪುನಃ ರಾಜಾಣಂ ಬ್ರಾಹ್ಮಣ ಛದ್ಮ ಚಾರ್ವಾಕೋ ರಾಕ್ಷಸೋಬ್ರವೀತಿ ಅವನಿಗೆ ಚಾರ್ವಾಕ ಅಂತ ಹೆಸರು ಚಾರ್ವಾಕ ಮತ ಅಂತ ಕೇಳಿದ್ದೀರಲ್ಲ ಈ ಮತ ಹುಟ್ಟಾಕಿದವರು ಯಾರು ವಿತರ್ಕಡೋಲಾಂ ಯವಧೂಯ ಸತ್ವೇ ಬೃಹಸ್ಪತಿಂ ವರ್ತಯಸೇತಸ್ತಂ ತೇನೈವ ದೇವತ್ತದಶೇಶ್ವರಾಣಾಂ ವೇದಾಂತ ವೇದಾಂತೇಶಕರು ಹೈಗಿರಿಯು ಸ್ತೋತ್ರದಲ್ಲಿ ಇದನ್ನು ಹೇಳ್ತಾರೆ ವಿತರ್ಕಡೋಲಾಂ ಯವಧೂಯ ಸತ್ವ ಬೃಹಸ್ಪತಿಗೆ ಶನಿಕಾಟ ಹಿಡಿಯಿತು ಶನಿಗೆ ಗುರು ಚೆನ್ನಾಗಿದ್ನೋ ಇಲ್ಲ ಶನಿಗೆ ಶನಿಕಾಟ ಯಾವತ್ತೂ ಹಿಡಿಯೋದಿಲ್ಲ ಅವನೊಬ್ಬನೇ ಎಕ್ಸಂಪ್ಷನ್ನು ಶನಿಗೆ ಶನಿಕಾಟ ಬಂದ್ರೆ ಏನಾಗುತ್ತೆ ಗೊತ್ತಿಲ್ಲ ನಮಗೆ ಗುರುವಿಗೆ ಶನಿ ಕಾಟ ಬಂತು ಆ ಕಥೆ ಹೇಳ್ತಿದ್ರು ನಮ್ಮ ತಂದೆ ಒಂದು ಮುಹೂರ್ತ ನಿನಗೂ ಕಾಡ್ತಾನೆಯ ಅಯ್ಯಯ್ಯೋ ಬೇಡ ಅಂದಂತೆ ಕಾಟ ಬರುತ್ತಲ್ಲ ಅಂತ ಹೆದರ್ಕೊಂಡು ಗುರು ಅಲ್ಲಿ ಇಲ್ಲಿ ಓಡಿ ಎಲ್ಲಿ ಅವಕಾಶ ಸಿಕ್ಕದೆ ಇವನ್ ಸಮೇತ ಇವನ್ ಎಲ್ಲರೂ ಮನೆಯಲ್ಲಿ ಹೋಗ್ತಾರೆ ಇವನ್ ಸಮೇತ ನಮಗೂ ಕಷ್ಟ ಬರುತ್ತಲ್ಲ ಅಂತ ಒಬ್ಬರು ಜಾಗ ಕೊಡಲಿಲ್ಲ ಬಾಗಿಲು ತಳ್ಳಿದ್ರು ಒಂದು ಚರಂಡಿಯ ಒಂದು ಕಲ್ಲಿನ ಕೆಳಗಡೆ ಆಡ್ಕೊಂಡು ಕೂತಿದ್ದಂತೆ ಒಂದು ಮುಹೂರ್ತ ಕಾಲ ಅಪ್ಪ ಶನಿ ಬರಲಿಲ್ಲ ಅಂತ ಮೇಲೆ ಬಂದ ಮೇಲೆ ಅಲ್ಲೇ ನಿಂತಿದ್ದಾನೆ ಶನಿ ಏನು ಹಿಡಿತೀನಿ ಅಂತ ಹಿಡಿಲೇ ಇಲ್ವಲ್ಲ ಅಂದರೆ ಇಷ್ಟೊತ್ತು ಎಲ್ಲಿದ್ದೆ ಅಂತ ಕೇಳಿದ್ದಂತೆ ಅದೇ ಶನಿಕಾಟ ಶನಿಕಾಟ ಬಂದವನಿಗೆ ಏನಾಗುತ್ತೆ ಆರೋಗ್ಯ ಕೆಡ್ತದೆ ಕಿರಿಕಿರಿ ಆಗ್ತದೆ ಮನಸ್ಸು ಚಂಚಲತೆ ಏರ್ಪಡ್ತದೆ ನಿಂತ ಕಡೆ ನಿಲ್ಲೋದಿಲ್ಲ ಸುಮ್ಮನೆ ಸುತ್ತಾಡ್ತಿರ್ತಾರೆ ಹಣಕಾಸಿನ ಭಾಗ್ಯ ಗುರು ಚೆನ್ನಾಗಿದ್ರೆ ನಡೆಯುತ್ತೆ ಶನಿಕಾಟ ಬಂದರೆ ಮನಸ್ಸು ಹಿಡಿಯುತ್ತೆ ಅದು ಆವಾಗೇನಾಯಿತು ಬೃಹಸ್ಪತಿ ಎಲ್ಲವನ್ನು ತಿಳಿದವನು ದೇವರಿಲ್ಲ ಅಂತ ಒಂದು ಶಾಸ್ತ್ರ ಬರೆದನಂತೆ ಅದೇ ಚಾರ್ವಾಕ ಶಾಸ್ತ್ರ ಇದು ಬೃಹಸ್ಪತಿ ಉಂಟು ಮಾಡಿದ್ದು ಬೃಹಸ್ಪತಿ ಸೂತ್ರ ಇವತ್ತು ಸಿಕ್ಕಿಲ್ಲ ಅಯ್ಯೋ ಬೃಹಸ್ಪತಿ ಕಂಡು ಹಿಡಿದು ಸೂತ್ರ ಚಾರ್ವಾಕ್ ಸೂತ್ರ ಹೋಯ್ತಲ್ಲ ಅಂತ ನೆಹರು ಅವರು ಡಿಸ್ಕವರಿ ಆಫ್ ಇಂಡಿಯಾ ಅದ್ರಲ್ಲಿ ಕೊಡೋ ಅಂತ ಹೇಳ್ತಾರೆ ಹೋಯ್ತಲ್ಲ ಹೋಯ್ತಲ್ಲ ಅದು ಸಿಕ್ಕಿದ್ರೆ ಚೆನ್ನಾಗಿತ್ತು ಎಂಬುದಾಗಿ ವಿತರ್ಕಡೋಲಾಂ ಇದು ಹೀಗೆ ಹಾಗೆ ಇರ್ಬೋದೇ ಇರಬಾರದೆ ವ್ಯವಧೂಯ ಸತ್ವೇ ಬೃಹಸ್ಪತಿಂ ತಸ್ವಂ ಬ್ರಾಹ್ಮಣೋತ್ತಮನಾದ ಬೃಹಸ್ಪತಿ ಮಾಡಿದ್ರಿಂದ ತೇನೇವ ದೇವ ನಾಮ ಅಸ್ಪೃಷ್ಟ ಡೋಲಾಯಿತ ಬೃಹಸ್ಪತಿ ಬುದ್ಧಿ ಕೆಟ್ಟದ್ರಿಂದ ದೇವತೆಗಳು ನೆಟ್ಟಗಾದರೂ ಅವರ ಸ್ಥಿತಿ ಡೋಲಾಯಮಾನವಾಗಲಿಲ್ಲ ಕೆಟ್ಟವರು ಕೆಟ್ಟ ಮಾತನ್ನೇ ಆಡಬೇಕು ಒಳ್ಳೆಯವರು ಒಳ್ಳೆ ಮಾತನ್ನಾಡಬೇಕು ಕೆಟ್ಟವ್ರು ಒಳ್ಳೆ ಮಾತನ್ನಾಡಿದ್ರೆ ನಮಗೆ ಬುದ್ಧಿ ಕೆಟ್ಟೋಗುತ್ತೆ ಅದು ಎಲ್ಲಿ ಹೋಗ್ತಾನೋ ಅಂತ ಅವನು ಬ್ರಾಹ್ಮಣ ಆದರೆ ರಾಕ್ಷಸ ಅವನು ಬಂದು ಮಾನವಾಗಿ ಬೈದ ನೋಡಿದ್ರೆ ಧರ್ಮರಾಜ ಅಂತ ಹೆಸರಿಟ್ಕೊಂಡಿದ್ದೆ ಗಡವನಾಗಿ ನೀನು ನಾಶಿಕೆ ಆಗೋದಿಲ್ವೇ ಜ್ಞಾತಿವಧೆ ಮಾಡಿದ್ದೀಯೇ ಎನರಿವಿದಾ ಎಷ್ಟು ಜನ ಸತ್ರ ದುರ್ಯೋಧನ ರಾಜವನ್ನ ಕಿತ್ತುೊಂಡಿದ್ದೀಯಾ ಆದ್ರೆ ನಿನಗೆ ಶಾಪ ಕೊಡ್ತೇನೆ ಎಂಬುದಾಗಿ ಕಿರುಚ್ತಾ ಇದ್ದಾನೆ ಇವತ್ತು ಬ್ಲಾಕ್ ಫ್ಲಾಗ್ ಡೆಮೋನಸ್ಟ್ರೆಷನ್ ಮಾಡೋ ಹಾಗೆ ಅವತ್ತೆ ಅವನು ಕೂಗಾಟ ಚಾರ್ವಾಕ ಓಭಾಷಾ ಕಿಂತೆನ ಸಾಧ್ಯಕಂತೆಯ ಕೃತೇಮಂ ಜ್ಞಾತಿ ಸಂशयಂ ಘಾತೈತ್ವಾ ಗುರುಂ ಶೈವಾ ಮೃತಂ ಶ್ರೇಯೋನ ಜೀವಿತಂ ನಿಸಾಯಬೇಕagitō ಯಾಕ ಬರ್ಕಿದ್ದೀಯಾ ಶಾಪ ಹಾಕ್ತಿದ್ದಾನೆ ಎವರಿಬಾಡಿ ಈಸ್ ಸ್ಟೇಕ್ನ್ ಆಬ್ಯಾಕ್ ಎಷ್ಟು ದೊಡ್ಡ ಕೂತಿನ ಪಾರಾಗಿ ಬಂದಿದ್ದೆ ಇವನು ಎಲ್ಲಿಂದ ಬಂದ ಇವನು ಇವನು ಯಾರು ಬಿಟ್ಟರು ಒಳಗಡೆ ವೇಷ ನೋಡಿದ್ರು ಸನ್ಯಾಸಿಂದ್ರು ಬಿಟ್ಟರೆ ಹೊರತು ಇವನು ಚಾರ್ವಾಕ ಕೆಟ್ಟ ಮಾತಾಡ್ತಾನೆ ಅಂತ ಗೊತ್ತಿಲ್ಲ ಅವನಿಗೆ ನಿಗ್ರಹವೇನು ಯೋಚನೆ ಮಾಡಿ ಸೈನ್ಯ ಬಂತೆ ಬ್ರಾಹ್ಮಣನ ಕೊಲ್ಲುವಾಗಿಲ್ಲ ಅವನ ನೇಣು ಹಾಕೋ ಹೋಗಿಲ್ಲ ಆಗಿನ ಕಾಲ ಧರ್ಮಶಾಸ್ತ್ರದಲ್ಲಿ ಬ್ರಾಹ್ಮಣನ ಶಿಕ್ಷೆ ಮಾಡೋ ಹೋಗಿಲ್ಲ ಅದಕ್ಕೆ ಪುಂಡತನ ಬಹಳ ಮಾಡ್ತಿದ್ರು ಅವರು ಆಗಿನ ಕಾಲದಲ್ಲಿ ಈಗ ಕೇಳುವುದೇ ಬೇಡ ಆಗ ಧರ್ಮರಾಜನ ಸುತ್ತಮುತ್ತ ಇದ್ದ ದೌಮ್ಯರ ಶಿಷ್ಯರೆಲ್ಲ ಸೇರಿಕೊಂಡರು ಒಂದು ಆಶ್ಚರ್ಯವನ್ನು ಮಾಡಿದರು ಓಂಕಾರವನ್ನು ವಿಕಾರ ಮಾಡಿ ಹುಂಕಾರ ಮಾಡಿದ್ರಿಂದ ಅವನು ಸುಟ್ಟು ಭಸ್ಮವಾದ ಈ ಪ್ರಣವ ಓಂಕಾರಕ್ಕೆ ಎಷ್ಟು ಬೆಲೆ ಇರ್ತದೆ ಆ ಓ ಮಾ ಇದನ್ನು ಸೇರುವ ಕ್ರಮದಲ್ಲಿ ಸೇರಿಸಿ ಉಚ್ಚಾರ ಮಾಡಿದರೆ ನಮಗೆ ಸರಿಯಾಗಿ ಬರೋದಿಲ್ಲ ಓಂಕಾರ ಉಚ್ಚಾರ ಮಾಡೋಕ್ಕೂ ಗುರುಮುಖೇನೇ ಬೇಕು ಆ ವೈಬ್ರೇಷನ್ಸ್ ಏನು ಮಾಡುತ್ತೆ ಆರೋಗ್ಯವನ್ನು ಕೊಡ್ತದೆ ಮನಸ್ಸನ್ನು ನೆಮ್ಮದಿ ಕೊಡ್ತದೆ ಪ್ರಾಣಾಯಾಮದ ಜೊತೆಗೆ ಓಂಕಾರವನ್ನು ಸರಿಯಾಗಿ ಗುರುಮುಖೇನ ಕಲ್ತ್ಕೊಂಡು ಮಾಡಿದರೆ it sets you in tune with the vibrations of the cosmic order ಈ ಭೂಮಿ ಏನು ವೈಬ್ರೇಷನ್ ಮಾಡ್ತದೆ ಸೂರ್ಯನ ಸುತ್ತ ಹೋಗುವಾಗ ಭೂಮಿಯ ಆಚೆಗೆ ನಿಂತುಕೊಂಡ್ರೆ ಏನು ಶಬ್ದವನ್ನು ಕೇಳ್ತದೆ ಕೇಳ್ತೀರಿ ಶಂಖದಿಂದ ಕಿವಿ ಮುಚ್ಚಿಕೊಂಡ್ರೆ ಏನು ಶಬ್ದವನ್ನು ಕೇಳ್ತೀರಿ ಜಗತ್ತಿನ ತುಂಬ ಏನು ಪ್ರಣವನಾದ ಹಬ್ಬಿಕೊಂಡಿದೆ ಯಾವುದರಿಂದ ಜಗತ್ತು ಸೃಷ್ಟಿಯಾಗ್ತದೆ ಲಯವಾಗ್ತದೆ ವಿಸರ್ಜಿತವಾಗ್ತದೆ ಆ ಶಬ್ದದ ಜೊತೆಗೆ ಓಂಕಾರವು ಸೇರಿಕೊಂಡ್ರೆ you come into the rhythm of life ಈ ಜೀವನದ ಗತಿಯ ಒಳಕ್ಕೆ ನೀವು ಪ್ರವೇಶ ಮಾಡ್ತೀರಿ ಅದನ್ನು ವಿಪರೀತವಾಗಿ ಪ್ರಯೋಗ ಮಾಡಿದರೆ ಅಲ್ಲಿಂದಲೇ ಭಸ್ಮ ಆಗುತ್ತೆ ಆದ್ದರಿಂದ ಇದು ಗುರುಮುಖಿಯನ್ನು ಅಭ್ಯಾಸ ಮಾಡಬೇಕು ಬ್ರಾಹ್ಮಣರು ಓಂಕಾರವನ್ನು ಹುಂ ಮಾಡಿದರೂ ದನಗಳು ಹಿಂಕಾರ ಮಾಡ್ತವಂತೆ ಅದು ಸಾಮವೇದದಲ್ಲಿ ಹಿಂಕಾರವನ್ನು ಹೇಳ್ತಾರೆ ಗೋವುಗಳು ಮಾಡುವ ಧ್ವನಿಯನ್ನು ಗಂಭೀರವಾಗಿ ಕೇಳಿದರೆ ಸಾಮವೇದ ಸ್ವರ ಕೇಳುತ್ತೆ ಎಂಬುದಾಗಿ ವೇದಾಂತ ದೇಶಕರು ವರ್ಣನೆ ಮಾಡಿ ಎಲ್ಲೆಲ್ಲಿ ಕೊಟ್ಟಿದ್ದಾರೆ ನೋಡಿ ವಿಷಯಗಳನ್ನು ಅನುಸ್ವಾರ ಆ ಅರ್ಧಾಕ್ಷರ ಅದೇ ಅದರ ಹಿಂದೆ ಇರುವ ಆ ಮೂಲ ಶಬ್ದ ವ್ಯತ್ಯಾಸವಾದರೆ ಹುಂಕಾರದಿಂದ ಸುಟ್ಟು ಕೊಂಡಾಕಿಬಿಟ್ರು ಅವನನ್ನ ನಿರ್ಭರ್ಸಯಂತಹ ಶುಚಯ ನಿಜಗ್ನು ಪಾಪರಾಕ್ಷಸಂ ವಿನಿರ್ದಗ್ಧ ತೇಜಸ ಬ್ರಹ್ಮವಾದಿನಾಂ ಹುಂಕಾರೈ ಕ್ರೋಧಮೂರ್ಛಿತ ಇದು ಹುಂಕಾರದಿಂದ ಭಾಗವತದಲ್ಲಿ ಇನ್ನೊಂದು ಕಡೆ ಬರುತ್ತೆ ಹೀಗೆ ವೇನನೆಂಬ ದುಷ್ಟ ದೊರೆ ಅದು ಧ್ರುವನ ವಂಶದಲ್ಲಿ ಬಂದವನು ಎಂಥ ಕೆಟ್ಟಾಳಿತ ಮಾಡ್ತಿದ್ದ ಅಂದರೆ ಅವನನ್ನು ಹುಂಕಾರದಿಂದಲೇ ಬ್ರಾಹ್ಮಣರು ಸುಟ್ಟಾಕಿಬಿಟ್ರು ಅದು ಅದು ಮೊದಲನೇ ಉದಾಹರಣೆ ಎರಡನೇ ಉದಾಹರಣೆ ಅಥವಾ ಇದೇ ಮೊದಲನೇ ಉದಾಹರಣೆ ಅದೇ ಅದೇ ಉದಾಹರಣೆ ಹುಂಕಾರ ಕಷ್ಟ ಉಂಟು ನಾನು ಸ್ವಲ್ಪ ಹೆಚ್ಚು ಕಮ್ಮಿ ಆ ಹುಮ್ ಅನ್ನೋದು ಸಮೀಪ ಸಮೀಪದಲ್ಲಿ ಉಚ್ಚಾರ ಮಾಡಿದೆ ಇನ್ನು ಸ್ವಲ್ಪ ಇದ್ರೆ ಮೈಕ್ರೋಫೋನ್ಸ್ ಹಿಡಿದು ಹೋಗ್ತಿತ್ತು ಆ ಶಬ್ದಕ್ಕಷ್ಟು ಭಯಂಕರವಾದ ಅದಾಯಿತು ಆಮೇಲೆ ಧರ್ಮರಾಜ ಕೂಸಿದ ಕೆಳಗಡೆ ಇವನು ಎಲ್ಲಿಂದ ಬಂದ ಕೃಷ್ಣ ಇವನು ಇಂಥವ್ರು ಇನ್ನಷ್ಟು ಜನ ಇರ್ಬೋದು ಪೊಟೆನ್ಷಿಯಲ್ ಎನಿಮೀಸ್ ಸಾಮ್ರಾಜ್ಯದಲ್ಲಿ ರಾಜ್ಯದಲ್ಲಿ ಇವೆಲ್ಲ ಟೆರರಿಸ್ಟ್ ಇದ್ದ ಹಾಗೆ ಟೆರರಿಸ್ಟ್ಗಳು ಬ್ರಾಹ್ಮಣರು ವೇಷ ಹಾಕೊಂಡ್ರೆ ಅವ್ರನ್ನ ಪತ್ತೆ ಮಾಡೋದು ಹೇಗೆ ಟೆರರಿಸ್ಟ್ಗಾರ ಬ್ಯಾಟ್ ಹಾಕೊಂಡಿರೋದಿಲ್ಲ ಭಯೋತ್ಪಾದಕರು ಭಯೋತ್ಪಾದಕ ರೀತಿಯಲ್ಲಿ ಬರೋದಿಲ್ಲ ಏನು ಮಾಡೋದು ಅಂತ ಕೇಳಿದಾಗಿ ಅದು ಕೃಷ್ಣ ಹೇಳ್ತಾನೆ ಅಯ್ಯೋ ಇದು ದೊಡ್ಡ ಹಳೆ ಕಥೆಯಪ್ಪ ಇದು ಬ್ರಾಹ್ಮಣಾಸ್ತಾತ ಲೋಕೇಸ್ಮಿನ್ನೇ ಇದು ಒಂದು ಕಾಲದಲ್ಲಿ ನಡೆದಿದ್ದು ಯಾವಾಗ ಅಂದರೆ ಇದು ಕೃತಿಯುಗದಲ್ಲಿಯೇ ಹುಟ್ಟಿತು ಚಾರ್ವಾಕ ಮತ ಕಲಿಯುಗದಲ್ಲಿ ತಿಳ್ಕೋಬೇಡಿ ಅದು ಎಲ್ಲಿ ನಮಗನೆ ನಿಮಗೆ ಎಲ್ಲರಿಗೂ ಬೇಜಾರ ಆಗುತ್ತೆ ಉಮೇಶ್ ಪಾಟರು ಬಂದಿದ್ದಾರೆ ಇವತ್ತು ತುಂಬಾ ಬೇಜಾರ ಮಾಡ್ಕೊಳ್ತಾರೆ ಕೇಳಿದ್ರೆ ಬರ್ದೇ ಒಳ್ಳೆದಾಯಿತು ಪುರಾ ಕೃತಜ್ಯೇಯ ರಾಜನ್ ಶಾರ್ವಾಕೋ ನಾಮ ರಾಕ್ಷತಃ ತಪಸ್ತೆ ಮೇ ಮಹಾಬಾಹೋ ಬದ್ರ್ಯಾಂ ಬದರಿ ಕ್ಷೇತ್ರದಲಿ ಹೋತಿದ್ದ ಶಾರ್ವಾಸ್ಮತ ಆ ಬಾಲ್ ಬ್ಲೆಸಸ್ ಇಂದವರು ಬದರಿ ಕ್ಷೇತ್ರದಲಿ ಕೂತ ಅವರು ಬಹು ವಾರ್ಷಿಕಂ ಅನೇಕ ವರ್ಷವ ಒಬ್ಬ ದುಷ್ಟ ಬ್ರಾಹ್ಮಣ ತಪಸ್ಸನ್ನ ಮಾಡಿ ಬುದ್ಧನಿಗೆ ಬಂದಂತೆ ಇವನಿಗೂ ಜ್ಞಾನೋದಯವಾಯಿತು ದೇವರಿಲ್ಲ ಬುದ್ಧನಿಗೆ ಬೋಧಿ ವೃಕ್ಷದಡಿಯಲ್ಲಿ ಕೂತೇನು ಜ್ಞಾನೋದಯವಾಯಿತು ದೇವರಿಲ್ಲ ಸ್ವರ್ಗವಿಲ್ಲ ನರಕವಿಲ್ಲ ವೇದಗಳೆಲ್ಲ ಸುಳ್ಳು ಇದು ಜ್ಞಾನೋದಯ ಆಯಿತು ಬೋಧಿ ಅಡಿಯಲ್ಲಿ ಅರಳಿ ಮರದ ಕೆಳಗೆ ಕೂತರು ನಿಮಗೂ ಅಂತೇ ಭಾವನೆ ಬರಬಹುದು ಬೋಧಿ ವೃಕ್ಷದಡಿಯಲ್ಲಿ ಬುದ್ಧ ನಾನು ತಿರಸ್ಕಾರಕ್ಕೋಸ್ಕರ ಹೇಳಲಿಲ್ಲ ಉತ್ತರ ಕರ್ನಾಟಕದಲ್ಲಿ ಬುದ್ಧು ಅಂತ ಒಂದು ಹೇಳ್ತಾರೆ ಬುದ್ಧನಿಗೂ ಬುದ್ಧುವಿಗೂ ಹೆಚ್ಚು ವ್ಯತ್ಯಾಸ ಆಗೋದಿಲ್ಲ ಅದು ಬುದ್ಧ ಅಂದ್ರೆ ದಡ್ಡ ಅಂತ ಅರ್ಥ ಇವನು ಬ್ರಾಹ್ಮಣ ಬದರಿ ಕ್ಷೇತ್ರದಲ್ಲಿ ಅಭಯಂ ಸರ್ವಭೂತೆಭ್ಯೋ ವರಯಾಮಾಸು ಭಾರತ ಚತುರ್ಮುಖ ಬ್ರಹ್ಮನನ್ನು ಕೂಡ ತಪಸ್ಸು ಮಾಡಿದ ಬ್ರಹ್ಮ ಬಂದ ನಿನಗೇನು ಬೇಕು ವರ ಕೇಳಿದ ಅವನು ಹೇಳಿದ ನಾನು ಯಾರಿಂದಲೂ ಸಾವಬಾರದು ಹಿರಣ್ಯಾಕ್ಷ ಹಿರಣ್ಯ ಕಶಿಪು ಮಾಡಿದಾಗ ತಪಸ್ಸಿದ್ರು ಯಾರಿಂದಲೂ ಸಾವಬಾರದು ಬ್ರಹ್ಮ ಹೇಳಿದ ಹಾಗೆಲ್ಲ ವರ ಕೊಡೋಕ್ಕಾಗೋದಿಲ್ಲ ಇಂಥವರಿಂದ ಹೊರತು ಅಂತ ಏನಾದ್ರು ಒಂದು ವಿನಾಯಿತಿ ಕಂಡೀಷನ್ ಹಾಕಯ್ಯ ಅಂದರೆ ಅವನು ಕೇಳಿದಂತೆ ಬ್ರಾಹ್ಮಣರಿಂದ ಹೊರತು ಬೇರೆಯವರಿಂದ ಸಾವು ಬೇಡ ಅಂತ ಕೇಳಿದ್ರಿಂದ ಬ್ರಾಹ್ಮಣರೇ ಕೊಂಡು ಹಾಕಿದ್ರು ಅವನನ್ನು ಅಂದರೆ ಇವತ್ತು ಕಮ್ಯುನಿಸ್ಟ್ಗೆ ನಮ್ಮಂಥ ಅವ್ರು ಶಾಪ ಹಾಕಿ ಸಾಯಿಸಬೇಕು ಅವರು ಬೇರೆ ದಾರಿ ಇಲ್ಲ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರು ಅರವಿಂದರು ಟ್ಯಾಗೋರ್ ಸುಭಾಷ್ ಚಂದ್ರ ಬೋಸ್ ಹುಟ್ಟಿದ ನಾಡನ್ನು ಹಿಡ್ಕೊಂಡು ಗೋಮಾಳೆ ಹಿಸುಕುತ್ತಾ ಕೂತಿದ್ದಾರೆ ಪಶ್ಚಿಮ ಬಂಗಾಳವನ್ನ ತುಂಬ ಬುದ್ಧಿವಂತರ ದೇಶ ಕೇರಳ ಲಿಟ್ರಸಿ ಎಷ್ಟಿದೆ ಗುರುವಾಯೂರಪ್ಪ ದೇವಸ್ಥಾನ ಇರೋ ಜಾಗ ಅನಂತ ಪದ್ಮನಾಭ ಸ್ವಾಮಿ ಜಾಗ ಆಳ್ವಾರ್ ಪಾಡಲ್ ಕ್ಷೇತ್ರಗಳು ಹದಿನಾಲ್ಕಿರುವ ದಿವ್ಯ ಕ್ಷೇತ್ರ ಅಲ್ಲಿ ಕಮ್ಯುನಿಸ್ಟ್ ಹಿಡ್ಕೊಂಡು ಕೂತಿದ್ದಾರೆ ದೇವಸ್ಥಾನದ ಆಸ್ತಿಯನ್ನೆಲ್ಲ ಮಸೀದಿಗೆ ವಿನಿಯೋಗ ಮಾಡ್ತಿದ್ದಾರೆ ಚರ್ಚ್ಗಳಿಗೆ ವಿನಿಯೋಗ ಮಾಡ್ತಿದ್ದಾರೆ ನಿಮಗೆಲ್ಲ ಗೊತ್ತೇ ಇಲ್ಲ ಆ ಕಥೆ ನಿಮ್ಮ ಅಣ್ಣ ಹೇಳ್ತಾರೆ ಕೇಳಿ ಕರ್ನಾಟಕದಲ್ಲಿ ತೊಂಬತ್ತಾರು ಕೋಟಿ ರೂಪಾಯಿ ದೇವಸ್ಥಾನದ ಹುಂಡಿ ಉತ್ಪನ್ನದಲ್ಲಿ ಈ ಮಸೀದಿ ನಡೆಸೋ ಇಮಾಮರಿಗೆ ಇದರಿಂದ ಸಂಬಳ ಕೊಡ್ತಾ ಇದ್ದಾರೆ ವಾಕ್ ಬೋರ್ಡಿಗೆ ನಿಮ್ಗೆ ಗೊತ್ತೇ ಇಲ್ಲ ವಿಷಯ ಎಲ್ಲ ಆಗಮ ಬೋರ್ಡ್ ಅವರೆಲ್ಲ ಸೇರಿ ಪ್ರೊಸೆಟ್ ಪ್ರೊಟೆಸ್ಟ್ ಮಾಡಿದ್ರು ಏನು ಪರಿಣಾಮ ಆಗಿಲ್ಲ ಇವರಿಗೆಲ್ಲ ಬಿಡಿಗಾಸ್ ಸೆಟ್ ಕೊಡ್ತಾರೆ ಕೇಳಿ ಸಂಬಳವನ್ನು ದೇವಸ್ಥಾನದ ಹಣ ದೇವಸ್ಥಾನಕ್ಕೆ ವಿನಿಯೋಗ ಆಗಬೇಕು ಮಾಡುವುದಿಲ್ಲ ತಮಿಳುನಾಡಲ್ಲಿ ಕೇಳುವುದೇ ಬೇಡ ಎಲ್ಲ ಅವರೇ ಅವರೇ ಚಾರ್ವಾಕರು ಪುಣ್ಯ ಎಲ್ಲ ಪಾಪ ಎಲ್ಲ ನೋಡಿ ನಿಮಗೆಲ್ಲ ಬೇಜಾರಾಗೋದಿಲ್ಲ ಕೇಳಿದ್ರೆ ಇದು ಈ ಫ್ಯಾಕ್ಟ್ಸ್ ಫಿಗರ್ಸ್ ಯಾತಕ್ಕೆ ಕೊಡ್ತೇನೆ ಔಟ್ ಆಫ್ ಕಾಂಟೆಕ್ಸ್ಟ್ ತರ್ತಿಲ್ಲ ಅವರು ರಾಧಾರಾಮ ಸ್ವಾಮಿಯವರು ಹೇಳಿದಾಗ ನಿಮಗೆ ಗೊತ್ತಾಗಲಿ ರಾಷ್ಟ್ರೀಯ ಪ್ರಜ್ಞೆ ಉಂಟಾಗಲಿ ಸೂರ್ಯಚಂದ್ರರು ತನಕ ನಾವು ಈ ಭೂಮಿ ಬಿಟ್ಟಿದ್ದೇವೆ ಸ್ವಾಮಿ ರಥೋತ್ಸವಕ್ಕೆ ಒಂದು ಕಡೆ ಶಾಸ್ತ್ರ ಹಾಕಿದ್ದಾರೆ ಕಲ್ಲು ಹಾಗೆ ಇರುತ್ತೆ ಆದರೆ ಅವರು ಕೊಟ್ಟ ಮುಂಬಳಿಗೆ ಕಲ್ಲು ಹಾಕಿರ್ತಾರೆ ಏನು ಸಿಕ್ಕೋದಿಲ್ಲ ದೇವಸ್ಥಾನಕ್ಕೆ ನಾಲ್ಕೂವರೆ ಸಾವಿರ ದೇವಸ್ಥಾನಗಳು ಕರ್ನಾಟಕದಲ್ಲಿ ಅರ್ಚಕರಿಲ್ಲದೆ ಪ್ರಾಕಾರವಿಲ್ಲದೆ ದೇವರ ಮೂರ್ತಿ ನೋಡಿಕೊಳ್ಳೋರಿಲ್ಲದೆ ಪಾಳು ಬಿದ್ದು ಬಿದ್ದಿವೆ ಲೆಕ್ಕಾಚಾರ ಕೊಡ್ತೇನೆ four and half thousand temples ಬ್ರಾಹ್ಮಣರಲ್ಲಿ ಬೇರೆ ಪೂಜಾರಿ ಮಾಡಬೇಕು ಅಂತಾರಲ್ಲ ಈ ದೇವಸ್ಥಾನಕ್ಕೆಲ್ಲ ಮೊದಲು ಮಾಡಿ ಉತ್ಪತ್ತಿ ಇರೋ ದೇವಸ್ಥಾನಕ್ಕೆ ಆಮೇಲೆ ಕೈ ಹಾಕೋರಂತೆ ಮೈಸೂರಲ್ಲಿ ದೊಡ್ಡ ಪ್ರೊಸೆಷನ್ ತೆಗೆದು ಗಲಾಟೆ ಮಾಡಿದ್ರು ನಾನು ಯಾಕೆ ಕೇಳ್ತೇವೆ ಅಂದರೆ ಧರ್ಮವನ್ನು ನಡೆಸಬೇಕು ದೇವರನ್ನು ನಡೆಸಬೇಕು ಎಲ್ಲೋ ಒಂದು ಕೃಷ್ಣ ಟೆಂಪಲ್ ನಾ ಪ್ರವಚನ ಮಾಡೋದ್ರಿಂದ ಲೋಕೋದ್ಧಾರ ಆಗೋದಿಲ್ಲ ಹಳ್ಳಿ ಹಳ್ಳಿಯಲ್ಲಿ ಹೇಳಬೇಕು ಏನು ಹೇಳಬೇಕು ವ್ಯಾಸ ಭಾರತ ಹೇಳಬೇಕು ಯಾವುದು ಬೇರೆ ಕಾವ್ಯ ಅಲ್ಲ ವ್ಯಾಸರ message just must be taken to every village every hobli ಪ್ರತಿಯೊಂದು ಗ್ರಾಮಕ್ಕೆ ಪ್ರತಿಯೊಬ್ಬ ಅಕ್ಷರಸ್ಥ ಅನಕ್ಷರಸ್ಥರಿಗೆ ಈ ವ್ಯಾಸರ ಸಂದೇಶವನ್ನು ಮುಟ್ಟಿಸಬೇಕು ಚಾರ್ವಾಕರ ಕಥೆ ಕೃತಿಯುಗದಿಂದ ಹಿಡಿದು ಕಲಿಯುಗದವರೆಗೆ ನಡೆದಿದೆ ಆದ್ದರಿಂದ ಅವನು ಹೋದದ್ದು ಒಳ್ಳೇದಾಯಿತು ಬ್ರಾಹ್ಮಣ ಯೋಚನೆ ಮಾಡಬೇಡ ಅಂತ ಹೇಳಿದರು ಇದು ಚಾರ್ವಾಕನ ಕಥೆ ಅಲ್ಲಿಂದ ಆಚೆಗೆ ಪಟ್ಟಾಭಿಷೇಕದ ಘಟ್ಟಕ್ಕೆ ಬಂದಿದ್ದೇವೆ ಈಗ ಇನ್ನು ಹತ್ತು ನಿಮಿಷದಲ್ಲಿ ಪಟ್ಟಾಭಿಷೇಕ ಆಗ್ತಾ ಇದೆ ಅದು ಪೂರ್ವದಲ್ಲಿ ಎಷ್ಟೊಂದು ವಿಷಯ ಕೇಳಿದ್ದೀರಿ ಈ ಕಥೆ ಆಗಲೇ ಎರಡು ನಿಮಿಷದಲ್ಲಿ ಹೇಳ್ಬೋದಾಗಿತ್ತು ನಾನು ರಸದಲ್ಲಿ ಕೂತ ಧರ್ಮಪುತ್ರ ಹಸ್ತಿನಾವತಿಯ ನಾಲ್ಕು ಬೀದಿಗಳಲ್ಲಿ ಆಗಿದೆ ಅವನಿಗೆ ಹಳೆದಲ್ಲೇ ನೆನೆಸ್ಕೊಂಡು ಅಳೋದು ಕಾಲವೆಲ್ಲ ದುಷ್ಟರು ಹೋದರು ತೋಟದಲ್ಲಿ ಇದ್ದದ್ದು ಕಸ ಈಸ ರಾಶಿ ಬಿದ್ದಿತ್ತು ಬೆಂಕಿ ಹಚ್ಚಿದ್ರು ಶಿಷ್ಯರುತು ಕೊನೆಯಲ್ಲಿ ಹೊಸದಾಗಿ ಮಳೆ ಬರ್ತದೆ ಹೂವಿನ ಗಿಡ ಚಿಗುರಬೇಕು ಆ ತರಿಗೆಲೆ ಎಲ್ಲ ಹೋಯ್ತಲ್ಲ ಸುಟ್ಟು ಹೋಯ್ತಲ್ಲ ಹೊಗೆ ಬಂತಲ್ಲ ಯಾರು ಹೇಳ್ತಾರೆ ಯೋಚನೆ ಮಾಡಿ ಕಸ ಗುಡಿಸಾಕ್ಬಿಟ್ಟಲ್ಲ ಯಾರು ಹೇಳ್ತಾರಿಯೇ ನಮ್ಮ ತಾಯಿ ಸೋದರ ಮಾವ ಮಾತ್ರ ಅಳೋರು ಮನೆಯಲ್ಲಿ ಕಸ ಗುಡಿಸಿದ್ರೆ ಅವರಿಗೆ ಸರಿ ಬೀಳ್ತಿರ್ಲಿಲ್ಲ ಲಕ್ಷ್ಮಿ ಹೋಯಿತು ಕಸಕ್ಕೂ ಲಕ್ಷ್ಮಿಗೂ ಏನು ಸಂಬಂಧ ಮಾಮ ಅವರು ಸರಿಯಾಗಿ ಕಣ್ಣು ಕಾಣಿಸ್ತಾ ಇರಲಿಲ್ಲ ದುಡ್ಡು ಕಿಡ್ಡು ಕೆಳಗೆ ಹಾಕಿರ್ತೇನೆ ಕಸದ ಜೊತೆ ಲಕ್ಷ್ಮಿ ಹೋಗ್ಬಿಡ್ತಾಳೆ ಕಸವೇ ಲಕ್ಷ್ಮಿ ಇಂಥದ್ದೊಂದು ಸಿದ್ಧಾಂತ ಏನೂ ಓದಿರಲಿಲ್ಲ ಬರವಣಿಗೆ ಗೊತ್ತಿಲ್ಲ ಇಂಥ ಮೂಢನಂಬಿಕೆಗಳು ನಮ್ಮಲ್ಲಿ ಯೋಚನೆ ಮಾಡಿಕೊಳ್ಳಿ ಆದ್ದರಿಂದ ಹೋದವ್ರು ಹೋದರು ಧರ್ಮರಾಜನ ಕಣ್ಣಲ್ಲಿ ಮಾತ್ರ ನೀರು ಆದರೆ ಊರು ಜನ ಸದ್ಯ ಧರ್ಮರಾಜ್ಯ ಬಂತಲ್ಲ ಅಂತ ಸಂತೋಷಪಟ್ಟಿದ್ದಾರೆ ದುರ್ಯೋಧನ ರಾಜ್ಯದಲ್ಲಿ ನಿನ್ನೆ ಮೊನ್ನೆಯಲ್ಲಿ ಹೇಳಿ ತೋರಿಸಿದ್ದೇನೆ ಕರ್ಣ ಯುದ್ಧ ಪ್ರಸಂಗದಲ್ಲಿ ಈ ಪೋಲರೈಸೇಷನ್ ಕಮ್ಯುನಲ್ ಪೋಲರೈಸೇಷನ್ ಜಾತೀಯವಾದದಿಂದ ರಾಷ್ಟ್ರ ಒಡೆದು ಚೂರಾಗಿತ್ತು ಸೂತ್ರ ಬೇರೆ ಬ್ರಾಹ್ಮಣರು ಬೇರೆ ಅವರು ಬೇರೆ ಅವರು ಮುಸಲ್ಮಾನರಿಲ್ಲ ಬ್ರಾಹ್ಮಣರು ಆಗಿನ ಕಾಲದಲ್ಲಿ ಕ್ರಿಶ್ಚಿಯನ್ರಿರಲಿಲ್ಲ ಈ ಜಾತೀಯತೆ ಜಾತೀಯತೆ ಕರ್ಣನ ನಿಮಿತ್ತವಾಗಿ ಎಷ್ಟೊಂದು ಬ್ರಾಹ್ಮಣ ದ್ವೇಷ ಆ ಕಡೆ ಏಕಲವ್ಯ ಅದೆಲ್ಲ ಕೊಟ್ಟಿದ್ದಾರೆ ಅದೆಲ್ಲವನ್ನು ನಿವಾರಿಸಬೇಕು ಧರ್ಮರಾಜ ಎಷ್ಟು ವರ್ಷ ಶ್ರಮ ಪಡಬೇಕು to build a homogeneous society ದ್ವೇಷವಿಲ್ಲದ ಮಾತ್ಸರ್ಯವಿಲ್ಲದ ಸಮರಸದ ಎಲ್ಲರಿಗೂ ಧರ್ಮ ಉಂಟು ಎಲ್ಲರಿಗೂ ನ್ಯಾಯ ಉಂಟು ಎಲ್ಲರಿಗೂ ದೇವರಿದ್ದಾನೆ ಪ್ರೇಮವೆಂಬುದನ್ನು ಎಲ್ಲರಿಗೂ ದೇವರು ಸಮಾನವಾಗಿ ಕೊಟ್ಟಿದ್ದಾನೆ ನಿನ್ನೆ ಮೊನ್ನೆಯಿಂದ ಹೇಳ್ತಾ ಇದ್ದೇನೆ ಈ ಪ್ರೀತಿ ಮಾಡುವ ಶಕ್ತಿ ನಿಜ ಇದು ಇದು ನಿಜವಾಗಿ ಸೆಕ್ಯುಲರ್ ಪ್ರೀತಿ ಅನ್ನೋದು ಬ್ರಾಹ್ಮಣರಿಗುಂಟು ಇರುವೆಗುಂಟು ಆನೆಗುಂಟು ಗಿಡಮರಗಳಿಗುಂಟು ದೇವರೆಲ್ಲ ನಿಷ್ಪಕ್ಷಪಾತ ಕೊಟ್ಟಿದ್ದಾನೆ ವೃತ್ತಿಗೆ ಮಾತ್ರ ಇದು ಇವರು ಇದು ಇವರು ಇದು ಇವರದು ಮಾಡಿಕೊಟ್ಟಿದ್ದಾನೆ ಜಾತಿಯನ್ನು ಎಲ್ಲ ಕಡೆ ತಗೊಂಡೋಗಿ ವಿಷದಂತೆ ಹಬ್ಬಿಸಿ ಹಬ್ಬಿಸಿ ಹಬ್ಬಿಸಿ ತುಂಬ ಹಾಳು ಮಾಡಿ ಕೂತಿದ್ದೇವೆ ಒಡಿಸಿ ಕೂತಿದ್ದೇವೆ ದುರ್ಯೋಧನ ರಾಜ್ಯದಲ್ಲಿ ಅದನ್ನು ಸರಿಪಡಿಸಬೇಕು ಧರ್ಮರಾಜ ಪಾಂಡವರೆಲ್ಲ ಆ ಹಳೆಯದನ್ನು ಮರೆತು सद्य वनवास मुगीतल् दूरोळक् बर्तते धर्मपुत्र कण्डवल् जन आनन्दपडे काञ्चने प्राङ्मुखो हृष्टो नशीतत् परमासने अरमने तनक बु बङ्गाल पीठ कूर्स काञ्चने प्राङ्मुखः पूर्व दिके कूर्स तमेव अभिमुखे पीठे प्रदीप्ते कांचने शुभे सात्यकिः वासुदेवश्च निशीततुः अरिन्दमौ अभिमुखौ ಇದು ಧರ್ಮರಾಜ ಕೋಟಿ ಪೀಠ ಅಂತ ಇಟ್ಕೊಂಡ್ರೆ ಇದಕ್ಕೆ ಎದುರುಗಡೆಯಲ್ಲಿ ಎರಡು ಪೀಠವನ್ನು ಹಾಕಿದ್ದಾರೆ ಆ ಜಾಗದಲ್ಲಿ ಒಂದರಲ್ಲಿ ಸಾತ್ವಿಕಿ ಇನ್ನೊಂದರಲ್ಲಿ ಶ್ರೀಕೃಷ್ಣ ಇಬ್ಬರೂ ಕೂತಿದ್ದಾರೆ ಸನ್ನಿವೇಶ ಎಷ್ಟು ಚೆನ್ನಾಗಿದೆ ನೋಡ್ಕೊಳ್ಳಿ ಎದುರುಗಡೆ ಪೀಠದಲ್ಲಿ ಕೃಷ್ಣ ಕೃಷ್ಣನಿಗೆ ಅಸಿಸ್ಟೆಂಟ್ ಸಾತ್ವಿಗೆ ಹೀಗಾಗಿ ತಿರುಗಿದರೆ ಅವನಿಗೆ ಏನು ಬೇಕೋ ಅದನ್ನು ಕೊಡಬೇಕು ಎಂಬುದಾಗಿ ಅಲ್ಲಿಂದ ಆಚೆ ಏನಾಯ್ತು ನಿಷೀದತು ಮಹಾತ್ಮಾನೋ ಸ್ಲಕ್ಷ್ಮಯೋಹೋ ಮಣಿಪೀಠಯೋ ದಾಂತೆ ಸಿಂಹಾಸನೆ ಶುಭ್ರೆ ಜಾಂಬೂನದ ವಿಭೂಷಿತೆ ಪ್ರತಾಪಿ ಸಹ ದೇವೇನ ಸಹಸ್ತೆ ನಕುಲೇನ ಚ ಕಾಂಚನೇಂದ್ರು ಆಮೇಲೆ ಹೇಳ್ತಾರೆ ದಾಂತೆ ಸಿಂಹಾಸನೇ ಶುಭೆ ಧರ್ಮರಾಜ ಕೂತಿದ್ದ ಬಂಗಾರ ಪೀಠದ ಪಕ್ಕದಲ್ಲಿ ಇನ್ನೊಂದು ದೊಡ್ಡ ಸಿಂಹಾಸನವಿದೆ ಅದು ದಂತದಿಂದ ಮಾಡಿದ ಸಿಂಹಾಸನ ಇದು ಪರಂಪರೆಯಲ್ಲಿ ನಾವು ಕೇಳಿದ್ದು ಧರ್ಮರಾಜ ಯಾವ ರಾಜ ಸಿಂಹಾಸನದಲ್ಲಿ ಕೂತು ದರ್ಬಾರನ್ನು ಮಾಡಿದನೋ ಅದು ಪರಂಪರೆಯಿಂದ ಚಂದ್ರವಂಶದ ಅರಸುಗಳೆಲ್ಲ ಆಳಿ ಆ ಚಂದ್ರವಂಶ ಕೊನೆಗೊಂಡ ಮೇಲೆ ಯದುವಂಶದ ಅರಸರಿಗೆ ಬಂದು ಅದೇ ಈಗ ಮೈಸೂರು ಅರಮನೆಯಲ್ಲಿರುವುದು ಅಂತ ಐತಿಹ್ಯ ವಿಜಯನಗರದ ಅರಸರು ಅದೇ ಪೀಠದಲ್ಲಿದ್ದರು ಅದಕ್ಕೆ ಕರ್ನಾಟಕ ರತ್ನ ಸಿಂಹಾಸನಾಧೀಶ್ವರ ಅಂತ ಕೃಷ್ಣದೇವರಾಯನನ್ನು ಕೊಂಡಾಡ್ತಾ ಇದ್ರು ಅದೇ ಪೀಠ ಮೈಸೂರಲ್ಲಿದೆ ರಿಪೇರಿ ಮಾಡಿರ್ಬೋದು ಕೃತಿಯುಗ ತ್ರೇತಾಯುಗದಿಂದ ಹಿಡಿದು ದ್ವಾಪರಯುಗದಿಂದ ದೇಶ ಮಾಡಿರ್ಬೋದು ದಾಂತೆ ಸಿಂಹಾಸನೆ ಶುಭ್ರೆ ಜಾಂಬೂ ಅದಕ್ಕೆ ಆ ವಿಕ್ರಮಾದಿತ್ಯನ ಸಿಂಹಾಸನದ ಹಾಗೆ ಏನೇನು ಅಲಂಕಾರ ಮಾಡಿದ್ದಾರೆ ಏನೇನು ಕೆತ್ತನೆ ಮಾಡಿದ್ದಾರೆ ಅದನ್ನು ಮುಟ್ಟಿದ್ರೆ ಪುಣ್ಯ ಅಂತ ಹೇಳ್ತೇವೆ ಪೃಥಾಪಿ ಸಹದೇವೇನ ಸಹಸ್ತೆ ನಕುಲೇನ ಚ ಸ್ವಲ್ಪ ಪಕ್ಕದಲ್ಲಿ ತೆರೆ ಘೋಷ ಹಾಕಿ ಕುಂತಿ ಕೂತಿದ್ದಾಳೆ ನಕುಲ ಸಹದೇವರು ಜೊತೆಗಿದ್ದಾರೆ ಅಮ್ಮ ನೋಡು ನಿನ್ನ ಮಗನ ಪಟ್ಟಾಭಿಷೇಕ ಆಗ್ತಾ ಇದೆ ತಾಯಿ ನಾನು ಪಾಪಿ ಕಾಣು ಧರ್ಮರಾಜನ ಪಟ್ಟಾಭಿಷೇಕ ನೋಡು ಎಲ್ಲ ಮಂಡು ಮಾಡ್ತಾ ಇದ್ದಾಳೆ ಕುಂತಿ ಕರ್ಕೊಂಬಂದು ಕೂರಿಸಿದ್ದಾರೆ ನಿಷೇಧು ज्वलनाकारेषु ಆಸನೇಶು ಪೃಥಕ್ ಪೃಥಕಿ ಸುಧರ್ಮ ವಿದುರೋ ಧೌಮ್ಯ ಧೃತರಾಷ್ಟ್ರಚ್ಚ ಕೌರವ ಧೃತರಾಷ್ಟ್ರನ್ನು ಕರ್ಕೊಂಡ್ಬಂದರು ಅವನ ಕಣ್ಣು ಕಾಣಿಸದೇ ಇದ್ರು ಬಂದ್ರು ಬರದೇ ಇದ್ರೆ he is not a party to this carnation ಅಂತ ಆಗುತ್ತೆ ಅವನು ಬಿಡು ಹಾಗಿಲ್ಲ ಕಟ್ಕೊಳ್ಳೋ ಹಾಗಿಲ್ಲ ಅಪೋಸಿಷನ್ ಮೆಂಬರ್ ಇದ್ದ ಹಾಗೆ ಅವನಿದ್ರೆ ಪಟ್ಟಾಭಿಷೇಕ ಊರ್ಜಿತ ಅವನು ಬಂದಿದ್ದಾರೆ ವಿದುರ ಸೇರಿದ್ದಾನೆ ಅವರೆಲ್ಲರೂ ಬಂದು ಕೂತ್ಕೊಂಡಿದ್ದಾರೆ ತಮ್ಮ ತಮ್ಮ ಆಸನಗಳಲ್ಲಿ ಅಷ್ಟರಲ್ಲಿ ಆಭಿಷೇಚನಿಕಂ ಭಾಂಡಂ ಸರ್ವಸಂಭಾರ ಸಂಭ್ರತಂ ಇದೇ ಧರ್ಮರಾಜನ ಪಟ್ಟಾಭಿಷೇಕ ಸಭೆ ಅಂತ ಭಾವನೆ ಮಾಡಿಕೊಳ್ಳಿ ಅದೇನು ವೈಭವ ಇದ್ದಿರಬೇಕು ಇದು ಇಂದ್ರಪ್ರಸ್ಥದಲ್ಲ ಹಸ್ತಿನಾವತಿಯಲ್ಲಿ ನಡೆಯಿತು ಅಭಿಷೇಕಕ್ಕೆ ಬೇಕಾದ್ದೆಲ್ಲ ತಂದಿಟ್ಟಿದ್ದಾರೆ ರಾಮಚಂದ್ರ ಸ್ವಾಮಿಯ ಪಟ್ಟಾಭಿಷೇಕ ಆದ ನಂತರ ಧರ್ಮರಾಜನ ಪಟ್ಟಾಭಿಷೇಕ ಬಹಳ ಅದ್ದೂರಿಯಿಂದ ನಡೀತಾ ಇದೆ ಅಂದರೆ ಐದೂವರೆ ಸಾವಿರ ನದಿಗಳುಂಟು ಈ ಭಾರತ ದೇಶದ ಲೆಕ್ಕಾಚಾರ ರಾಮಾಯಣದಲ್ಲಿ ನದಿ ಶತಾನ ಪಂಚಾಶತ್ ರಾಮಾಯಣ ಅಷ್ಟು ನದಿ ತೀರ್ಥಗಳನ್ನು ಪೂರ್ವ ಪಶ್ಚಿಮ ಉತ್ತರ ಸಮುದ್ರ ದಕ್ಷಿಣ ನಾಲ್ಕು ಕಡೆ ಸಮುದ್ರ ತೀರ್ಥಗಳನ್ನು ಬಂಗಾರದ ಕಲಶಗಳಲ್ಲಿ ತಂದು ಅಲ್ಲೆಲ್ಲ ಸೇರಿಸಿದ್ದಾರೆ ಈಗ ಸ್ವಾಮಿ ಕೃಷ್ಣನೇ ಕೈಯಿಂದ ಧರ್ಮರಾಜನಿಗೆ ಪಟ್ಟಾಭಿಷೇಕವನ್ನು ಮಾಡ್ತಾ ಇದ್ದಾನೆ ಪಟ್ಟಾಭಿಷೇಕ ಮಾಡುವಾಗ ಸ್ವಾಮಿಗೆ ಅಭಿಷೇಕ ಮಾಡೋ ಹಾಗೆ ನೀವು ಮೊದಲು ಶುದ್ಧೇನ ತೀರ್ಥ ಹೌದೋ ಇಲ್ವೋ ಶುದ್ಧೋದಕದಿಂದ ಏನು ಹೇಳ್ತೀರಿ ಆಪ್ಯಾಯ ಸ್ವಸಮೇತುತೆ ಈ ಮಂತ್ರಾದಿಗಳನ್ನು ಹೇಳಬೇಕು ದಿವ್ಯ ತೀರ್ಥಗಳಲ್ಲಿ ಕೃಷ್ಣನೇ ನಿಂತಿದ್ದಾನೆ ನಕುಲನೋ ಸಹದೇವನೋ ಸಾವಿರ ತೂತಿರುವ ಬಂಗಾರದ ತಟ್ಟೆಯನ್ನ ಧರ್ಮರಾಜನ ಮುಡಿ ಮೇಲೆ ಹಿಡಿದಿದ್ದಾರೆ ಧರ್ಮರಾಜನ ಎಡಗಡೆ ಮಡಿಲಲ್ಲಿ ದ್ರೌಪದಿ ದೇವಿ ಕೂತಿದ್ದಾಳೆ ಅವಳಿಗೆ ಮನಸ್ಸಲ್ಲಿ ಸಂತೋಷ ಇರಬಹುದೇ ಯೋಚನೆ ಮಾಡಿಕೊಳ್ಳಿ ಮಕ್ಕಳನ್ನು ಕಳ್ಕೊಂಡಿದ್ದಾಳೆ ತಂದೆ ಹೋದ ಅವಳಿಗೆ ಯಾವ ಇದು ಗಂಡನನ್ನು ಬಿಟ್ರೆ ಐವರನ್ನು ಬಿಟ್ರೆ ಯಾರು ತನಗೆ ಕೈ ಕೊಟ್ಟ ಗಂಡಂದರನ್ನು ಬಿಟ್ರೆ ಬೇರೆ ಯಾರೂ ಬಂಧುಗಳಿಲ್ಲ ಆದರೆ ಎದುರುಗಡೆ ಕೃಷ್ಣ ಇದ್ದಾನೆ ಅದೇ ಮುಡಿಯ ಮೇಲೆ ಅದೇ ಕೃಷ್ಣನೇ ಹಿಂದೆ ಹದಿಮೂರು ವರ್ಷಕ್ಕೆ ಹಿಂದೆ ರಾಜಸೂ ಇದರಲ್ಲಿ ಪಟ್ಟಾಭಿಷೇಕ ಮಾಡಿದ್ದ ಈಗ ತುಂಬಾ ಆನಂದದಿಂದ ಕೃಷ್ಣ ಎದ್ದು ಬಂದ ಸಾತ್ವಿಕ ಅಸಿಸ್ಟ್ ಮಾಡ್ತಾನವನಿಗೆ ಪೀತಾಂಬರವನ್ನು ಪ್ರಭು ಎತ್ತಿ ಕಟ್ಟಿಕೊಂಡ ಬಂಗಾರದ ಕಲಶದಲ್ಲಿ ತೀರ್ಥಗಳನ್ನು ಇಟ್ಟಿದ್ದಾರೆ ಸ್ವಾಮಿ ಏನು ಮಾಡಿದ ಪಾಂಚಜನ್ಯವನ್ನು ತೆಗೆದು ಭೌಮ್ ಅಂತ ಊದಿದ ಸಭೆ ಸ್ತಬ್ಧವಾಯಿತು ಆ ಪಾಂಚಜನ್ಯದಿಂದಲೇ ತೀರ್ಥವನ್ನು ಎತ್ತಿ ಎತ್ತಿ ಮಗದು ಧರ್ಮರಾಜನ ಮುಡಿಯ ಮೇಲೆ ದ್ರೌಪದಿ ಮುಡಿಯ ಮೇಲೆ ಅಭಿಷೇಕ ಮಾಡ್ತಾ ಇದ್ದಾನೆ ಘಟ್ಟವನ್ನು ಓದ್ತೇನೆ ಜುಹಾವ ಪಾವಕಂ ಧೀಮಾನೆ ವಿಧಿವತಿ ಮಂತ್ರ ಪುರಸ್ಕೃತಂ ಇನ್ನೊಂದು ಕಡೆಯಲ್ಲಿ ಇದಕ್ಕೆ ಬೇಕಾದಂಥ ಹೋಮ ಹವನ ಎಲ್ಲ ನಡೀತಾ ಇದೆ ಅದೇ ಸಭೆಯಲ್ಲಿ ಅದಾದ ಮೇಲೆ ಪತಿಂ ಪೃಥ್ಯಾ ಕುಂತಿ ಪುತ್ರಂ ಯುಧಿಷ್ಠಿರಂ ಸಮಸ್ತ ಭೂಮಂಡಲಕ್ಕೆ ಇವನೇ ದೊರೆ ಎಂಬುದಾಗಿ ಧರ್ಮರಾಜನನ್ನ ಶ್ರೀಕೃಷ್ಣ ಸ್ವಾಮಿ ತನ್ನ ಕೈಯಿಂದಲೇ ಅಭಿಷೇಕ ಮಾಡಿದ ತಾನು ಪಟ್ಟಾಭಿಷೇಕ ಮಾಡಿಕೊಳ್ಳಿಲ್ಲ ಕೃಷ್ಣಾವತಾರ ಕಾಲದಲ್ಲಿ ಅಷ್ಟವಸುಗಳು ಇಂದ್ರನಿಗೆ ಪಟ್ಟಾಭಿಷೇಕ ಮಾಡಿದಂತೆ ರಾಮಚಂದ್ರ ಸ್ವಾಮಿ ವಸಿಷ್ಠರಿಂದ ಪಟ್ಟಾಭಿಷೇಕವನ್ನು ಅಲ್ಲಿ ಮಾಡಿಸಿಕೊಂಡ್ರೆ ಎಲ್ಲರೂ சேர்ந்து ಎನಕು ಪಟ್ಟಾಭಿಷೇಕ பண்ணாಳೆ ಎಂಬ ಭಕ್ತಾಳೆ ಕೊಂಡು ಪಾದಕ ಪಟ್ಟಾಭಿಷೇಕ ತಾನೇ ಮಾಡಲಿಲ್ಲ ರಾಮಾಯಣದಲ್ಲಿ ಸುಗ್ರೀವನ ಪಟ್ಟಾಭಿಷೇಕ ತಾನೇ ಮಾಡಲಿಲ್ಲ ಅದು ಲಕ್ಷ್ಮಣನ ಕೈಯಲ್ಲಿ ನಡೆಯಿತು ವಿಭೀಷಣನಿಗೆ ಅರಮನೆಯಲ್ಲಿ ಲಕ್ಷ್ಮಣನ ಕೈಯಲ್ಲಿ ನಡೆಯಿತು ತನ್ನ ಕೈಯಿಂದ ನಡೆದದ್ದು ಬರೀ ಸಮುದ್ರ ತೀರ್ಥ ಉಪ್ಪು ತೀರ್ಥದಿಂದ ಈಗ ಕೊರತೆ ತೀರಿಸಿಕೊಳ್ಳೋ ಭಕ್ತರು ಮಾಡಬೇಕು ಅಂತ ಎಲ್ಲಿಲ್ಲದ ಉತ್ಸಾಹದಿಂದ ಪಾಂಚಜನ್ಯದಿಂದ ತೀರ್ಥವನ್ನು ಹಾಲನ್ನು ಮೊಗೆದು ಮೊಗೆದು अभ्यषिञ्चन्पतिम् पृच्छाः कुन्ती ಪುತ್ರಂ युधिष्ठिरम् ಧೃತರಾಷ್ಟ್ರಚ್ಚ ರಾಜರ್ಷಿ ಸರ್ವಾಹ ಪ್ರಕೃತೆ ತಥ ಕೃಷ್ಣ ಮನಸ್ಸಿಗೆ ಇಷ್ಟು ಬಂದಷ್ಟು ಹೊತ್ತು ಅಭಿಷೇಕ ಮಾಡಿದ ಮೇಲೆ ಧೃತರಾಷ್ಟ್ರನ್ನು ಕರೆದು ನೀನು ಅಭಿಷೇಕ ಮಾಡು ಅಭಿಷೇಕ ಮಾಡಿದರೆ ಅವನು ಅವನನ್ನು ದೊರೆಯಂತ ಒಪ್ಪಿಕೊಂಡ ಹಾಗೆ ಇದ್ರೆ ಈ ಕ್ಯಾನ್ ಬ್ಯಾಕ್ ಔಟ್ ನಾ ಮಾಡಲಿಲ್ಲ ಅನ್ಬೋದಲ್ಲ ಅವನು ಬಂದ್ರು ಬೇರೆ ಒಂದು ಪಾತ್ರೆ ಶಂಕ ಗಿಂಕ ಉದ್ಧರಣಿ ಏನೋ ಕೊಟ್ಟರು ಕೃಷ್ಣ ಯಾಕೆ ಮುಟ್ಟಿಸ್ತಾನೆ ಜನ ಪಾಪಗಳು ಮುಟ್ಟಬಾರದು ಅವನ ಕೈಲಿರ್ತಕ್ಕಂಥದ್ದು ಸೊಲ್ಲಾಡಿ ಶಂಗೆ ಕರ್ಪೂರನ್ನಾರುಮೋ ಕಮಲ ಪೂರಾರುಮೋ ಅಂಡಾಳದೇವಿ ಸ್ವಾಮಿಯ ಶಂಖಚಕ್ರವನ್ನು ವರ್ಣನೆ ಮಾಡ್ತಾಳೆ ಸೊಲ್ಲಾಡಿ ಶಂಗೆ ಶಂಖವೇ ಹೇಳು ಕರ್ಪೂರ ಪರಿಮಳ ತುಂಬಿದೆಯೋ ಕಮಲಪುಷ್ಪ ಪರಿಮಳ ತುಂಬಿದೆಯೋ ಕೃಷ್ಣನ ಬಾಯಿ ತುಟಿ ಪರಿಮಳ ತುಂಬಿದೆಯೋ ಯಾಕೆ ಅದರ ರುಚಿ ನೋಡಿದೋಳು ನೀನೇ ಹೊರತು ಬೇರೆ ಅಲ್ಲ ಅಂತ ಆ ಪಾಂಚಜನ್ಯಕ್ಕೆ ಮಂಗಳವನ್ನು ಪಾಡ್ತಾಳೆ ನಮ್ಮ ಮೇಲ್ಕೋಟೆಯಲ್ಲಿ ಮಾತ್ರ ಮೂಲ ಮೂರ್ತಿ ತಿರುನಾರಾಯಣನಿಗೆ ಆ ಶಂಖಚಕ್ರರು ತೀರ ಹತ್ತಿರದಲ್ಲಿ ಸ್ವಾಮಿ ಕಿವಿ ಹತ್ರ ಕಪೋಲವನ್ನು ಮುಟ್ಟುವಂತೆ ಬೇರೆ ಕಡೆಗಳಲ್ಲಿ ಸ್ವಲ್ಪ ದೂರದಲ್ಲಿರುವುದುಂಟು ಇದು ಒಂದೇ ಕ್ಷೇತ್ರದಲ್ಲಿ ಮಾತ್ರ ಅವನ ಕಿವಿಯಲ್ಲಿ ಕೇಳುವಂತೆ ಹತ್ರ ಎರಡು ಹೋಗಿ ನಾಳೆಯ ನಾಡಿದ್ದೆ ಹೋಗಿ ದರ್ಶನ ಮಾಡಿಕೊಂಡು ಬನ್ನಿ ಅಂತ ದಿವ್ಯ ಶಂಖದಿಂದ ಸ್ವಾಮಿ ಅವನಿಗೆ ಅಭಿಷೇಕ ಮಾಡಿದ ಅವನೇನು ಪುಣ್ಯ ಮಾಡಿದ್ದ ಧರ್ಮರಾಜ ನೋಡಿ ಅವನನ್ನೇ ಯಾತಕ್ಕೆ ಕೋರಿಸ್ದ ಅಂದರೆ ಇವನು ಧರ್ಮದಲ್ಲಿ ಸ್ವಲ್ಪ ಹೆಚ್ಚನ್ನು ಮಾಡಿ ಅತಿರೇಕ ಮಾಡಿದ್ದೆ ಹೊರತು ಧರ್ಮ ವಿರುದ್ಧವಾದದ್ದನ್ನು ಮಾಡಲಿಲ್ಲ ಎಕ್ಸಸಿವ್ ಧರ್ಮ ಅದರಿಂದ ಅನರ್ಥವಾಯಿತು ಆದರೆ ಭೀಮಾರ್ಜುನರನ್ನು ಇವನಿಗೆ ಬಿಗಿದು ಕಟ್ಟಿಯಾಗಿ ಕೂರಿಸಿದ್ರೆ ಒಂದು ಕಡೆಗೆ ಉತ್ಸವಕ್ಕೆ ಆ ಬೊಂಬುಗಳನ್ನು ಹಾಕಿ ಬಿಗಿತಿರಲ್ಲ ರೀತಿಯಲ್ಲಿ ಆಗ ಉತ್ಸವ ಮೂರ್ತಿ ಅಲ್ಲಾಡದೇ ಇರುವಂತೆ ಧರ್ಮರಾಜನನ್ನು ಕಟ್ಟಿ ಹಾಕಿ ಚೆನ್ನಾಗಿ ರಾಜ್ಯ ನಡೆಸಬಹುದು ಅಂತ ಆಸೆಯಿಂದ ಕೃಷ್ಣ ಅವನಿಗೆ ಸಕಲ ರಾಜವೈಭವದಲ್ಲಿ ಪಟ್ಟಾಭಿಷೇಕ ಮಾಡ್ತಾರೆ ಬ್ರಾಹ್ಮಣೋತ್ತಮರು ಯೋಧರು ಯೋಧಾಂಗನೆಯರು ಕನ್ಯೆಯರು ವಿಲಾಸಿನಿಯರು ಅರಮನೆಯ ಸಮಸ್ತ ಸ್ತ್ರೀಯರು ಒಬ್ಬೊಬ್ಬರಾಗಿ ಬಂದು ಬಂದು ಆ ಯುಧಿಷ್ಠನಿಗೆ ಪಟ್ಟಾಭಿಷೇಕ ಮಾಡಿದರು ಪಟ್ಟಾಭಿಷೇಕ ಆದಮೇಲೆ ಆ ತೀರ್ಥವನ್ನು ಒರೆಸಿಕೊಳ್ಳಬಾರದು ಅಂತ ಶಾಸ್ತ್ರ ಉದೃಕ್ಷಾಂತಿ ಮಾಡುವಾಗಲು ತೀರ್ಥವನ್ನು ಹಾಕಿದರೆ ಅದು ಸುಮ್ಮನೆ ಒತ್ಕೋಬೇಕೇ ಹೊರತು ಮೇಲೆ ತಿರುಗಿ ಸ್ನಾನ ಮಾಡಿದರೆ ಮಂತ್ರಭೂತ ತೀರ್ಥವನ್ನು ಹೊರಗೆ ತಳ್ಳಿದಾಗ ಆಗುತ್ತೆ ಅಪಚಾರ ಅಂತ ಅದು ಮಾಡೋದಿಲ್ಲ ಬೇರೆ ಬಟ್ಟೆಯನ್ನು ಸುತ್ತಿಕೊಂಡ ಧರ್ಮರಾಜ ಶ್ರೀಗಳುಗಳ ಕೋರ್ಸ್ ಇದೆ ಮೇಲೂ ಉಪಚಾರಗಳು ನಡೆಯಬೇಕು ಸ್ವಾಮಿ ಉಪಚಾರ ಮಾಡ್ತಿರೋ ದೇವಸ್ಥಾನಕ್ಕೆ ಸಮರ್ಪ ಯಾಮಿ ತಾಮನ ಸಮರ್ಪ ಯಾಮಿ ವೇಜನ ಸಮರ್ಪ ಯಾಮಿ ಆದಾದ ಮೇಲೆ cabinet portfolio announcement 10 and there on that day ನೋಡೋಣ ಎರಡು ತಿಂಗಳ ಆದ್ಮೇಲೆ ಕ್ಯಾಬಿನೆಟ್ ಎಕ್ expansion ಇದು ಕ್ಯಾಬಿನೆಟ್ ಓ ಇದು ಕ್ಯಾಬಿನೆಯೋ ಗೊತ್ತಾಗೋದಿಲ್ಲ ಎಷ್ಟೋ ಜನಕ್ಕೆ ಇದು ಎಕ್ expansion ಅಂತ ಹೇಳಿದ್ರು ಅವರು ಜಾತಿಯರು ಪರತಂತ್ರ ಸಿಕ್ಕ ತೋಳೌ ಸಿಕ್ಕಲೋ ಜಗಳ ಪಗಳಾ ಅದೆಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿ ಮಂತ್ರಿ ಮಂಡಲವನ್ನು ಅನೌನ್ಸ್ ಮಾಡಿಬಿಟ್ಟ ಧರ್ಮರಾಜ ಎಲ್ಲ ಒಂದೊಂದೇ ಹೇಳ್ತೇನೆ ಚಪ್ಪಾಳೆ ಹಾಕಬೇಕು ಯುಧಿಷ್ಠಿರನೇ ರಾಜ ಭೀಮನೇ ಯುವರಾಜ ಮಹಾಪ್ರಧಾನಮಂತ್ರಿ ವಿದುರ ಕೊಟ್ಟಿದ್ದಾರೆ ಕುಮಾರವ್ಯಾಸನಲ್ಲಿಯೂ ಇದೆ ಇದು ಅರ್ಥ ಸಚಿವ ವಿತ್ತ ಸಚಿವ ಫೈನಾನ್ಸ್ ಮಿನಿಸ್ಟರ್ ಸಂಜಯ ಬರೀ ರಥ ಗಾಡಿ ಹೊಡೆಯೋ ಸೂತ ಅಲ್ಲ ಅವನು ಸೇನಾಧಿಪತಿ ನಕುಲ ಸರ್ವಸೇನಾನಿ ಪಂಚಕ್ರೋಶರೋಧ ಅಂದ್ರೆ ಸುತ್ತಮುತ್ತ ಇರೋ ರಾಷ್ಟ್ರಗಳ ಶತ್ರುಗಳೇ ಮಿತ್ರರೇ ಅವರನ್ನ ನೋಡಿ ರಾಜ್ಯವನ್ನು ನಡೆಸುವುದು ಅಂದ್ರೆ ಇವತ್ತು ಮಿನಿಸ್ಟರ್ ಫಾರ್ ಫಾರಿನ್ ಅಫೇರ್ಸ್ ಅಂತ ಏನು ಹೇಳ್ತೀರಿ ವಿದೇಶಾಂಗ ಮಂತ್ರಿ ಅರ್ಜುನ ಮಹಾಪ್ರಧಾನ ಪುರೋಹಿತರು ಧೌಮ್ಯರು ಸಹದೇವ ಬಿಟ್ಟೋಯ್ತಲ್ಲ chief of army staff and bodyguard ಧರ್ಮರಾಜನ್ ಸಹದೇವನಿಗೆ ಚೀಫ್ ಆಫ್ ಇಂಟೆಲಿಜೆನ್ಸ್ ಗೂಢಚರ್ಯ ಸೈನ್ಯ ಏನಿತ್ತು ಅದರ ಮುಖಂಡನಾಗಿ ಇದನ್ನ ಅಲ್ಲಿ ಪ್ರಕಟ ಮಾಡಿದ್ದಾರೆ ಅಲ್ಲಿದ್ದಾನೆ ಚೀಫ್ ಜಸ್ಟಿಸ್ ನಾನಲ್ಲ ಇದೆಲ್ಲ ಮಾಡಿದ ಸೂತ್ರಧಾರಿ ಅಲ್ಲೇ ನಿಂತಿದ್ದಾನೆ ತುಂಬಾ ಪ್ರಸನ್ನನಾಗಿ ಇವತ್ತು ಅದಾದ ನಂತರ ಇನ್ನೆರಡು ಸಣ್ಣ ಸಂಗತಿಗಳು ಸಣ್ಣದೋ ದೊಡ್ಡದೋ ನೀವೇ ನೋಡಿಕೊಳ್ಳಿ ಪೀಠದಿಂದ ಇಳಿದು ಬಂದ ಧರ್ಮರಾಜ ಅವನ ಮೈಯಲ್ಲಿ ಏನು ಮಾಲೆಗಳನ್ನು ಹಾಕಿರ್ಬೋದು ಏನು ಪೀತಾಂಬರ ಧರಿಸಿರ್ಬೋದು ಏನು ವಸ್ತ್ರ ಸೊಬಗು ದ್ರೌಪದಿ ಸಮೇತವಾಗಿ ಬಂದು ಕೃಷ್ಣನ ಪಾದಗಳನ್ನು ಮುಟ್ಟುವುದಕ್ಕೂ ಬಂದ ಕೃಷ್ಣ ಅವನನ್ನು ಮೇಲೆ ಕೆತ್ತಿದ ನೀ ದೊಡ್ಡವನಪ್ಪ ಅಣ್ಣ ಇದ್ದ ಹಾಗೆ ನಮಸ್ಕಾರ ಮಾಡಬಾರ್ದು ಅಂತ ಹೇಳಿ ಅವನನ್ನು ಕರ್ಕೊಂಡೋಗಿ ಅಲ್ಲೇ ಕೂರಿಸಿದ ಕಣ್ಣು ತುಂಬ ನೋಡ್ತಿದ್ದಾನೆ ಧರ್ಮರಾಜನನ್ನ ಆ ಕಣ್ಣು ಕಟಾಕ್ಷದಿಂದ ಅವನಿಗೆ ರಕ್ಷೆ ಮಾಡ್ತಿದ್ದಾನೆ ಸೀಲ್ ಮಾಡ್ತಿದ್ದಾನೆ ಯಾರು ಪಾಪಗಳು ದುಷ್ಟಿತಾಗದೇ ಇರಲಿ ಸಲ ರಾಜಸೂಯಿ ಮಾಡಿದಾಗ ಸರಿಯಾಗಿ ನೋಡಲಿಲ್ಲ ಅಂತ ಕಾಣುತ್ತೆ ನಾನು ಇವನನ್ನ ಅದಕ್ಕೆ ಜೂಜಾಡಿ ಸೋತಿದ್ದಾನೆ ಈ ಕಣ್ಣು ತುಂಬ ರಕ್ಷೆಯಾಗಲಿ ಎಂಬುದಾಗಿ ಹೇಗೆ ರಂಗನಾಥ ಸ್ವಾಮಿ ಶ್ರೀರಂಗದಲ್ಲಿ ಮಲ್ಕೊಂಡು ಮಣ್ಣುಡೆಯ ನರ್ಕ ಮದುಳೆಲಂಗೈನೋ ಅಕ್ಕಿ ವಿಭೀಷಣ ಏನು ಕೇಳು ಬರುತ್ತೋ ಅಂತ ನೋಡ್ತಾ ಮಲರ ಕಣ್ಣು ಇತ್ತ ಆ ಪುಷ್ಪದಂತಹ ಕಣ್ಣುಗಳಿಂದ ಇನ್ನೂ ನೋಡ್ತಾ ಇದ್ದಾನೆ ಎನ್ನುವ ಹಾಗೆ ಸ್ವಾಮಿ ಕಟಾಕ್ಷ ಮಾಡುತ್ತಿದ್ದಾನೆ ಧರ್ಮರಾಜ ಕೂತ್ಕೊಂಡ ಒಂದು ನೂರ ಎಂಟು ಶ್ರೀನಾಮಗಳಿಂದ ಕೃಷ್ಣನನ್ನು ಸ್ತೋತ್ರ ಮಾಡ್ತಾನೆ ಈ ಪ್ರಸಂಗ ಮುಕ್ತಾಯವಾಗುವುದು ಕೃಷ್ಣ ಸ್ತುತಿ ಒಂದು ನೂರ ಎಂಟು ಶ್ರೀನಾಮಗಳು ಪವಿತ್ರವಾದ ಸ್ತೋತ್ರ ಅದನ್ನು ನಾನು ಇಲ್ಲಿ ಓದೋದಕ್ಕೆ ಹೋಗೋದಿಲ್ಲ ಮತ್ತೊಂದು ಪ್ರಸಂಗ ಮಹಾಭಾರತವನ್ನು ಪ್ರವಚನ ಮಾಡುವ ಪ್ರಸಂಗ ಬಂದರೆ ಈ ನೂರೆಂಟು ಶ್ಲೋಕಗಳಿಗೆ ಅರ್ಥವನ್ನು ಮಾಡಿ ಉಚಿತವಾಗಿ ಪುಸ್ತಕವನ್ನು ಹಂಚೋಣ ಇನ್ನು ಹೌಸ್ ಅಲಾಟ್ಮೆಂಟ್ ಕ್ವಾರ್ಟರ್ಸ್ ಕೊಡಬೇಕಲ್ಲ ಅದನ್ನು ನೋಟ್ಸ್ ಮಾಡಿದ ಅದು ಬರ್ತಿದ್ದಾರೆ ಮಹಾಭಾರತದಲ್ಲಿ ಅರಮನೆಯಂತೂ ಧೃತರಾಷ್ಟ್ರನ ಒಂದು ಕಡೆ ಒಂದು ರೂಮಿಗೆ ಹಾಕಿದ್ರು ಅವನ ಜಾಗವನ್ನು ಧೃತರಾಷ್ಟ್ರನೇ ತಗೊಂಡ ಮ್ಯಾಟರ್ ಆಫ್ ರೈಟ್ ಅದು ಯಾರೋ ಸತ್ರು ತೀನ್ ಮೂರ್ತಿ ಭವನ್ ಅದನ್ನು ಮ್ಯೂಸಿಯಂ ಅಂತ ಮಾಡಿ ಸತ್ತ ಪ್ರೈಮ್ ಮಿನಿಸ್ಟರ್ ಎಲ್ಲ ಒಂದೊಂದು ಮನೆ ನೀವು ಮ್ಯೂಸಿಯಂ ಮಾಡ್ತಾ ಹೋದ್ರೆ ಇಡೀ ದೆಹಲಿ ಎಲ್ಲ ಸ್ಮಶಾನಮಯವಾಗುತ್ತೆ ಅದು ಮಾಡಬಾರದು ಧೃತರಾಷ್ಟ್ರನಿಗೆಂಥ ಅಧಿಕಾರ ಈಗ ಅವನಿಗೊಂದು ರೂಮ್ ಸಾಕಲ್ಲ ಹೇಗಿದ್ರು ಕಣ್ ಕಾಣಿಸೋದಿಲ್ಲ ಹೊತ್ತು ಹೊತ್ತಿಗೆ ಸರಿಯಾದ ಊಟ ಹಾಕಿಬಿಟ್ರೆ ಸಾಕು ಹೆಸರಿಗೆ ದೊಡ್ಡಪ್ಪ ಇವತ್ತು ಹೀಗೆ ಮಾಡ್ತಾ ಇದ್ದೆ ಕನ್ಸಲ್ಟೇಷನ್ ಮಾಡುವುದು ಅವನ ಕಿವಿ ಕೇಳಿಸೋ ತನಕ ಕಣ್ಣಂತೂ ಕಾಣಿಸೋದಿಲ್ಲ ಆ ಇಡೀ ಅರಮನೆಯನ್ನು ಧರ್ಮರಾಜ ಸ್ವಾಧೀನ ಮಾಡಿಕೊಂಡ ಅಲ್ಲೇ ವಾಸ ಮಾಡಬೇಕು ದೊರೆ ಪ್ರತ್ಯೇಕ ಕಟ್ಟುವುದಲ್ಲ ಭೀಮ ಹೇಳಿದ ದುರ್ಯೋಧನ ಇದ್ದ ಮನೆಯನ್ನು ನಾ ವಾಸ ಮಾಡ್ತೇನೆ ಅಲ್ಲೇನು ಭೂತ ಪ್ರಯತ್ನ ಪಿಶಾಚಿದ್ರು ನಾವು ಓಡಿಸ್ಕೊಳ್ತೇನೆ ಯೋಚನೆ ಇಲ್ಲ ಅಂತ ಹೇಳಿ ದುಶಾಸನ ಇದ್ದ ಅರಮನೆಯನ್ನು ಅರ್ಜುನನಿಗೂ ದುರ್ಮರ್ಶನ ಇದ್ದ ಮನೆಯನ್ನು ನಕುಲನಿಗೂ ದುರ್ಮುಖ ಇದ್ದ ಮನೆಯನ್ನ ಸಹದೇವನಿಗೂ ಅಂದರೆ ದುರ್ಯೋಧನ ಮೂರು ಮುಖ್ಯ ತಮ್ಮಂದಿರ ಜಾಗವನ್ನು ಕೊಟ್ಟರು ಅಲ್ಲಿಂದ ಆಚೆಗೆ ಆ ಸಭೆಗೆ ಬಂದಿದ್ದು ಬ್ರಾಹ್ಮಣರಿಗೆ ಎಲ್ಲರಿಗೆ ಬೇಕಾದಷ್ಟು ವೈಭವದಿಂದ ದಾನ ಧರ್ಮಗಳನ್ನು ಮಾಡ್ತಾ ಇದ್ದಾರೆ ಮತ್ತೆ ಸಭೆಗೆ ಬಂದು ಕೂತ್ಕೊಂಡ ಎರಡನೇ ದಿವಸ ಒಡ್ಡೋರ್ಗ ಆ ಊರಲ್ಲಿದ್ದವರಿಗೆಲ್ಲ ದರ್ಶನ ಕೊಡಬೇಕಲ್ಲ ದೊರೆ ಮಂತ್ರಿ ಪ್ರಧಾನಮಂತ್ರಿ ಭಾಷಣ ಮಾಡಬೇಕು ದೊರೆ ಭಾಷಣ ಮಾಡಬೇಕು ತನ್ನ ರಾಜ್ಯಾಡಳಿತದ ನೀತಿಯನ್ನು ಅವನು ಅನೌನ್ಸ್ ಮಾಡಬೇಕು ಹದಿನೆಂಟು ದಿವಸಗಳು ಪುಸ್ತಕದಲ್ಲಿ ಬರೆದಿದ್ದೆ ಹೊಸ ಗೌರ್ಮೆಂಟ್ ಬಂತು they must announce the new policy agriculture ಹೇಗೆ ಧರ್ಮ ಹೇಗೆ ಮತ್ತೊಂದು ಹೇಗೆ ಮುಜರಾಯಿ ಹೇಗೆ ಹೇಳಬೇಕಲ್ಲ ಮೂಲದಲ್ಲಿ ಅದೆಲ್ಲ ತುಂಬ ಡೀಟೇಲ್ ಕೊಟ್ಟಿಲ್ಲ ಅನುಶಾಸನ ಪರ್ವದಲ್ಲಿ ಶಾಂತಿ ಪರ್ವದಲ್ಲಿ ವಿಸ್ತಾರ ಮಾಡಿಕೊಂಡಿದ್ದಾರೆ ಭೀಷ್ಮ ಹೇಳುವ ನೆಪದಲ್ಲಿ ನೋಡಿಕೊಳ್ಳಿ ಸಭಾಪರ್ವದಲ್ಲಿ ಧರ್ಮರಾಜನ ಆಡಳಿತ ವಿಸ್ತಾರ ಮಾಡಿದ್ದಾರೆ ಅದನ್ನು ಕೇಳ್ತಾ ಕೂತಿದ್ದಾನೆ ಕೈ ಕೊಟ್ಟುಕೊಂಡು ಕೃಷ್ಣ ಎದುರುಗಡೆಯಲ್ಲಿ ನೋಡ್ತಾ ಇದ್ದಾನೆ ಧರ್ಮರಾಜನನ್ನ ಇದ್ದಕ್ಕಿದ್ದಂತೆ ಕೃಷ್ಣ ಅನ್ಯಮನಸ್ಕನಾದ ಮಾತಾಡ್ತಾ ಇರ್ತೀರಿ ರೈಲು ಹೋಗ್ತಾ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಎದುರುಗಡೆ ಇದ್ದವರಿಗೆ ನೀವು ಮಾತಾಡ್ತಾ ಇದ್ದೀರಿ ಕಣ್ಣು ನಿಮ್ಮ ಕಡೆಗೆ ಇದೆ ಅವರದ್ದು ಆದರೆ ಅವರು ನಿಮ್ಮ ಮಾತನ್ನು ಕೇಳ್ತಾ ಇಲ್ಲ ಅಂತ ಗೊತ್ತಾಗುತ್ತೆ ಧರ್ಮರಾಜ ಕೆಳಗಿಳಿದ ಕೃಷ್ಣ ಕೃಷ್ಣ ಏನೋ ಬೇರೆ ನೆನೆಸ್ತಾ ಇದೆಯಲ್ಲ ಎಲ್ಲಿ ಹೋಯ್ತು ನಿನಗೆ ಜ್ಞಾನ ಅಂತ ಕೇಳುವಾಗ ಆ ಅಂದ ಕೃಷ್ಣ ಶರತಲ್ಪಕತೋ ಭೀಷ್ಮ ಶರಪುದ ಶರತಲ್ಪದಲ್ಲಿ ಮಲಗಿದ್ದಾನಪ್ಪ ಭೀಷ್ಮ ಅವನು ಐವತ್ತೆಂಟು ದಿವಸ ಆಗ್ತಾ ಬಂತು ಹೊರಳಬೇಕು ಅಂತಾನೆ ಹೊರಳೋಕ್ಕಾಗಲಿಲ್ಲ ಅವನಿಗೆ ಬಾಣ ಚುಚ್ಕೊಂಡಿದೆ ಅಮ್ಮ ಅಂದ ಬಾಣ ಬಿಡಲಿಲ್ಲ ಕೃಷ್ಣ ಅಂದ ನನ್ನ ಮನಸ್ಸಿಗೆ ಕೇಳಿಸ್ಕಾಣೋ ಆ ಭೀಷ್ಮನ್ ನೋಡಬೇಕು ವಿಷ್ಣು ಸಹಸ್ರನಾಮ ಭಾಷ್ಯದ ಆರಂಭದಲ್ಲಿ ಪರಾಶರ ಭಟ್ಟರು ಈ ವಾಕ್ಯಗಳನ್ನು ಕೊಡ್ತಾರೆ ಶರತಲ್ಪಕತೋ ಭೀಷ್ಮ ಶಾಮ್ಯನ್ಯವಹುತಾಸನಃ ಅಗ್ನಿ ಆರಿ ಹೋದಂತ ತಣ್ಣಗಾಗ್ತಾ ಇದ್ದಾನವನು ಧ್ಯಾತಿ ಪುರುಷ ವ್ಯಾಘ್ರಹ ಒಂದು ಕಾಲದಲ್ಲಿ ಸಿಂಹ ಇದ್ದಾಗಿದ್ದ ಇವತ್ತು ಕಟ್ಟಾಕಿಬಿಟ್ಟಿದ್ದಾರೆ ಅವನನ್ನ ಬಾಣಗಳಿಂದ ನನ್ನನ್ನು ಧ್ಯಾನ ಮಾಡಿದ್ದಾನೆ ತಥೋ ಮೇ ತದ್ಗತಂ ಮನಃ ನಿಮಗೂ ಹೀಗೆ ನೀವು ಕೃಷ್ಣ ಅಂದ್ರೆ ಕರೆದ್ರ ಇಲ್ಲಿದ್ದೇನೆ ಅಂತ ಅನುಭವವನ್ನು ಬರೀ ಭೀಷ್ಮನಿಗೆ ಮಾತ್ರವಲ್ಲ ಪ್ರೀತಿಯಿಂದ ಯಾರು ಯಾವಾಗ ಕಳೆದ್ರು ನಮ್ಮ ರಾಯರು ಹೇಳಿದ ಹಾಗೆ ನನಗೆ ಹೋಗ್ತೀಯಾ ನಾ ಇಲ್ಲೇ ಇದ್ದೇನಲ್ಲ ಕೃಷ್ಣಾಯನ ಬಾರದೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಏನಪ್ಪ ಯಾಕೆ ಹೇಳ್ತಾರೆ ಅಂದ್ರೆ ನೀವು ಕರೆದ ಕೂಡಲೇ ಹೋಗೊಟ್ಟು ಬರುವವನು ಅವನೊಬ್ಬನೇ ಸ್ವಾಮಿ ಮೂವತ್ಮೂರು ಕೋಟಿ ದೇವತೆಗಳಲ್ಲಿ the one who response to our immediate call ಅದು ಕೃಷ್ಣನೇ ಮಾತ್ರ ಅದಕ್ಕೆ ಕೃಷ್ಣಾನುಸ್ಮರಣಂ ಪರಂ ಪ್ರಾಯಶ್ಚಿತ್ತ ಅನ್ಯಶೇಷಾಣಿ ತವ ಕರ್ಮಾತ್ಮಕ ವೈ ಎಷ್ಟೋ ಇವೆ ಪ್ರಾಯಶ್ಚಿತ್ತಗಳು ಅದೆಲ್ಲದರಲ್ಲಿ ಕೃಷ್ಣಾನುಸ್ಮರಣಂ ಪರಂ ಶ್ರೀಕೃಷ್ಣ ಶ್ರೀಕೃಷ್ಣ ಶ್ರೀಕೃಷ್ಣ ಮೂರು ಸಲ ಹೇಳಿದರೆ ಮಾಡಿದ ಪಾಪಗಳೆಲ್ಲ ಹೋದವು ಯಸ್ಯ ಜಾತಳ ನಿರ್ಘೋಷಂ ವಿಸ್ಫೂರ್ಜಿತಂ ಇವ ಅಶನೇ ಸಲ ಬಾಣದ ಬಿಲ್ಲಿನ ಹಗ್ಗವನ್ನು ಎಳೆದು ಬಿಟ್ರೆ ಯಾವನ ಕೈ ಸಳಕದಿಂದ ಸಿಡಿಲು ಬಂದಂತೆ ಶಬ್ದವಾಗುತ್ತಿತ್ತೋ ಇವತ್ತು ಅಗ್ನಿ ಮರಗಿದ್ದ ಮಲಗಿದ್ದಾನಪ್ಪ ಹೇಳೋ ಧರ್ಮರಾಜ ನಾವನ್ನು ನೋಡ್ಕೊಂಬರ್ಬೇಕು ಅಂತ ಧರ್ಮರಾಜನ ನೆಪಿಸಿ ಸ್ವಾಮಿ ಭೀಷ್ಮನ ನೋಡುವುದಕ್ಕೆ ಹೋದ ಆಗ ಭೀಷ್ಮ ಕೃಷ್ಣ ಬಂದದ್ದನ್ನು ನೋಡಿದ ಅವನಿಗೆ ಆಸೆ ಇತ್ತು ಧರ್ಮರಾಜನ ಪಟ್ಟಾಭಿಷೇಕ ಕಣ್ಣಿಂದ ನೋಡಬೇಕು ಮನಸ್ಸಿನಲ್ಲಿ ಆಸೆ ಇತ್ತು ನೋಡೋಕ್ಕಾಗಲಿಲ್ಲ ಸಕಲ ವೈಭವ ಸಮೇತನಾಗಿ ಧರ್ಮರಾಜನೇ ಬಂದ ತಾತ ನಿನ್ನ ಆಶೀರ್ವಾದ ಇವತ್ತು ಪೀಠದಲ್ಲಿ ಕೂತಿದ್ದೇನೆ ನನ್ನ ಆಶೀರ್ವಾದ ಅಲ್ಲ ಕಾಣೋ ಕೃಷ್ಣನ ಅನುಗ್ರಹ ಅಂದ ಕ್ಷೀಣ ಶಕ್ತಿ ಆಗ ಕೃಷ್ಣ ಮೆಲ್ಲಿಗೆ ಮಂಡಿ ಊರಿ ಕೂತ್ಕೊಂಡು ತಾತ ನೀನು ಪ್ರಾಣ ಹೋಗ್ತಾ ಇದೆ ನೀ ಪ್ರಾಣ ಬಿಡುವಷ್ಟರಲ್ಲಿ ನಿನ್ನಲ್ಲಿರುವ ಸಕಲ ಭಂಡಾರವನ್ನ ರಾಜನೀತಿ ಧರ್ಮಗಳನ್ನ ಮೋಕ್ಷ ಧರ್ಮಾದಿಗಳನ್ನ ನಿನ್ನ ಶಿಷ್ಯನಿಗೆ ಉಪದೇಶ ಮಾಡು ಎಂಬುದಾಗಿ ಹೇಳಲಾಗಿ ತಿರಸ್ಕಾರದ ನಗೆಯಿಂದ ತುಟಿನೆಂಚಲೈವಿತ ಡೆರಿಸಿವ್ ಲಾಫ್ಟರ್ ಹಾಸ್ಯ ಮಾಡ್ತೇನೋ ಕೃಷ್ಣ ಅಂದ ನೋಡು ಬಾಣ ಚುಚ್ಚುತ್ತಾ ಇದೆ ಗಂಟ್ಲು ಒಣಗ್ತಾ ಇದೆ ಮೈಯಲ್ಲಿ ಶಕ್ತಿ ಇಲ್ಲ ಉಪದೇಶ ಮಾಡು ಅಂತ ಹೇಳ್ತಾ ಇದ್ದೀಯೆ ಇದೇನೋ ಸ್ವಾಮಿ ನಿನ್ನ ವಿಡಂಬನೆ ನನ್ನ ಕೈಲಾಗುತ್ತೇನಪ್ಪ ಅಂದಾಗ ಕೃಷ್ಣ ಹೇಳ್ದ ಧರ್ಮರಾಜ ಅವನಿಗೊಂದು ತುಳಸಿ ಮಾಲೆ ಹಾಕೋ ತಗೊಂಡು ಕೊಟ್ಟು ಈ ಮಾಲೆ ನಿನ್ನ ಕೊರಳಲ್ಲಿರೋ ತನಕ ಬಾಡದೇ ಇರಲಿ ನಿನ್ನ ಗಂಟಲು ಒಣಗದೇ ಇರಲಿ ನಿನ್ನ ಹಸಿವು ಬರದೇ ಇರಲಿ ಬಾಯಾರಿಕೆ ಆಗದೇ ಇರಲಿ ಶ್ರಮ ಉಂಟಾಗದೇ ಇರಲಿ ಹೇಳು ರಾಜನೀತಿಯನ್ನ ಅಂತ ಹೇಳಲಾಗಿ ಆಗ ಭೀಷ್ಮ ಅತ್ಯಂತ ಭಕ್ತಿಯಿಂದ ಭೀಷ್ಮ ಸ್ತವರಾಜ ಎಂಬ ದಿವ್ಯ ಸ್ತೋತ್ರವನ್ನು ಹೇಳ್ತಾನೆ ಒಂದು ನೂರ ಎಂಟು ಶ್ಲೋಕ ಇದು ಭಗವಂತನ ಒಂದು ಸಾವಿರದ ಎಂಟು ನೋಡಿರುವ ದಿವ್ಯ ಸ್ತೋತ್ರ ಶ್ರೀಮನ್ ಮಹಾಭಾರತದಲ್ಲಿ ಐದು ರತ್ನಗಳಿವೆ ಅಂತ ಹೇಳ್ತಾರೆ ಭಗವದ್ಗೀತೆ ಹಾಗೂ ಅನುಸ್ಮೃತಿ ಅಂತ ಒಂದು ಗ್ರಂಥ ಅದೇ ರೀತಿಯಲ್ಲಿ ಭೀಷ್ಮ ಸ್ತವರಾಜ ಅಂತ ಒಂದು ಭಗವದ್ಗೀತೆ ಒಂದು ವಿಷ್ಣು ಸಹಸ್ರನಾಮ ಹೇಳಿದ್ದೇನೆ ಗಜೇಂದ್ರ ಮೋಕ್ಷ ಅಂತ ಒಂದು ಹೇಳ್ತಾರೆ ಈಗಿರೋ ಮಹಾಭಾರತದಲ್ಲಿ ಗಜೇಂದ್ರ ಮೋಕ್ಷ ಇಲ್ಲ ಭಾಗವತಿನ ಸೇರಿಸ್ಕೋಬೇಕು ಉತ್ತರಾದಿ ನಮ್ಮ ಗೋರಖ್ಪುರ ಪ್ರಶ್ನವರು ಭಾರತ ಪಂಚರತ್ನ ಅಂತಲೇ ಐದು ಸ್ತೋತ್ರಗಳನ್ನು ಒಟ್ಟಿಗೆ ಸೇರಿಸಿ ಪ್ರಕಟ ಮಾಡಿದ್ದಾರೆ ಅನುಸ್ಮೃತಿ ಅಂತ ಒಂದು ದಿವ್ಯ ಸ್ತೋತ್ರ ಉತ್ತರ ದೇಶದಲ್ಲಿ ತುಂಬ ಪ್ರಸಿದ್ಧ ನಾವು ದಕ್ಷಿಣ ದಕ್ಷಿಣದಲ್ಲದನ್ನು ಬಿಟ್ಟುಬಿಟ್ಟಿದ್ದೇವೆ ವಿಷ್ಣು ಸಹಸ್ರನಾಮ ಕೂಡ ಕೆಲವರು ಹೇಳೋದಿಲ್ಲ ಅದೊಂದು ದಿವ್ಯ ಸ್ತೋತ್ರ ಈ ಸ್ತೋತ್ರ ನೆನಪಾದಾಗ ಒಂದು ಮಾತು ನನಗೆ ನೆನಪಾಗುತ್ತೆ ಯಾರೋ ಒಬ್ರು ಕ್ರಿಶ್ಚಿಯನ್ ಮಹಿಳೆ ಬಳ್ಳಾರಿಯವರಂತೆ ನನಗೆ ಅವರು ಪರಿಚಯ ಇಲ್ಲ ನನಗೆ ರಿಟೈರ್ ಆದ ವರ್ಷ ರಿಟೈರ್ ಆಗಿ ಹದಿನಾಲ್ಕು ವರ್ಷವಾಯಿತು ಅವರ ಹೆಸರು ಜೋಸಫೀನ್ ಜೋಶುವಾ ಅಂತಲೋ ಹೀಗೇನೋ ಇರಬೇಕು ಒಳ್ಳೆ ಮುತ್ತಿನಂಥ ಫ್ಲವರಿ ಹ್ಯಾಂಡ್ ರೈಟಿಂಗ್ ಅವರು ಒಂದು ದಿವಸ ನನಗೆ ಹತ್ತು ಸಾವಿರ ರೂಪಾಯಿ ಚೆಕ್ ಕಳಿಸಿದರು ten thousand rupees from a Christian lady ಆ ಪತ್ರ ಎಲ್ಲಿ ಹೋಯಿತೋ ಧಾರವಾಡದಿಂದ ನಾನು ಮೈಸೂರಿಗೆ ಶಿಫ್ಟ್ ಆಗುವಾಗ ಎಲ್ಲೋ ಮಿಕ್ಸ್ ಆಗಿದೆ ಪತ್ರ ಈಗ ಸಿಕ್ತಿಲ್ಲ ಕೈಗೆ ಯಾರಮ್ಮ ನೀವು ಇಷ್ಟು ದುಡ್ಡು ಕಳಿಸಿದ್ದೀರಿ ನೀವು ಯಾರು ಅಂತ ಕೇಳಿದೆ ಕರೆಸ್ಪಾಂಡೆಂಟ್ಸ್ ಅವ್ರು ಹೇಳಿದರು ನಾವು ಏಳು ತಲೆಮಾರುಗಳ ಹಿಂದೆ ಲಿಂಗಾಯತರಾಗಿದ್ದವು ಕನ್ವರ್ಟ್ ಆಗಿಬಿಟ್ಟವು ಆತ ನಾ ಬೆಳೆದಿದ್ದೆಲ್ಲ ಶ್ರೀ ವೈಷ್ಣವರ ಮನೆಯಲ್ಲಿ ಮೈಸೂರಲ್ಲಿ ವಿ ಟಿ ಶ್ರೀನಿವಾಸನ್ ಅಂತಿದ್ರು ಬುಳ್ಳ ಬುಳ್ಳ ಅಂತ ಕೇಳಿರ್ಬೇಕು ನೀವು ವಿಲಾಸ ರೋಡಲ್ಲಿ ಅವ್ರ ಮನೇಲಿ ಬಾಡಿಗೆಗಿದ್ದೆ ನಾವು ಓದಿದ ಪುಸ್ತಕ ಎಲ್ಲ ಅಳಸಿಂದಾಚಾರ ರಾಮಾಯಣ ಭಾರತ ಭಾಗವತ ಆವಾಗ ನನ್ನ ಮಹಾ ರಾಮಾಯಣ ಪಾತ್ರ ಪ್ರಪಂಚ ಪಬ್ಲಿಷ್ ಆಗ್ತಾ ಇತ್ತು ಅದನ್ನು ಓದಿ ಸಂತೋಷಪಟ್ಟು ಇನ್ಯಾವುದಾದ್ರು ಒಂದು ಗ್ರಂಥವನ್ನು ಪ್ರಕಾಶ ಮಾಡಿ ಅಂತ ಹತ್ತು ಸಾವಿರ ರೂಪಾಯಿ ಆಗಿನ ಫೋರ್ಟೀನ್ ಇಯರ್ಸ್ ಎಗೋ ಕಳಿಸಿದರು ಅದು ಋಣ ನನ್ನ ಮೇಲೆ ಕೂತಿದೆ ಅವರಿಗೆ ಪತ್ರ ಬರದೆ ನಿಮ್ಮ ಹೆಸರಲ್ಲಿ ಭೀಷ್ಮಸ್ತವರಾಜ ವ್ಯಾಖ್ಯಾನ ಮಾಡಿ ನಿಮಗೆ ಡೆಡಿಕೇಟ್ ಮಾಡ್ತೇನೆ ಆಮೇಲೆ ಬಳ್ಳಾರಿಯಲ್ಲಿ ಹೊಸಕೋಟೆ ಹೊಸಪೇಟೆಯಲ್ಲಿ ಪ್ರವಚನಕ್ಕೆ ಹೋಗಿದ್ದಾಗ ಹೇಳಿದರು ಅವರು ಸಾಮಾನ್ಯ ಅಲ್ಲ ಡಿಸ್ಟ್ರಿಕ್ಟ್ ಎಜುಕೇಷನಲ್ ಆಫೀಸರ್ ಆಗಿದ್ದರು ವೆರಿ ಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟರ್ ಬಳ್ಳಾರಿಯಲ್ಲಿ ಒಳ್ಳೆ ಹೆಸರು ತಗೊಂಡವರು ಆಮೇಲೆ ಅವರು ತಮ್ಮ ಚರಿತ್ರೆ ಹೇಳಿಕೊಂಡ್ರು ನನಗೆ ಐದಾರು ಗಂಡು ಮಕ್ಕಳು ಎಲ್ಲ ಒಳ್ಳೆ ಸ್ಥಿತಿಯಲ್ಲಿದ್ದಾರೆ ಯಾರಿಗೂ ತೊಂದರೆ ಕೊಡಬಾರದು ಅಂತ ನಾ ಸಾಯಿಬಾಬಾ ಆಶ್ರಮಕ್ಕೆ ಸೇರಬೇಕು ಅಂತ ಮಾಡಿದ್ದೇನೆ ಪತ್ರ ಹಾಕಿದರು ಆಮೇಲೆ ಅವರಿಗೆ ನನಗೆ ವ್ಯವಹಾರ ನಿಂತು ಹೋಯಿತು a Christian lady things of Bhishma Swaraj sends me ten thousand rupees ಅಂತ ತಲೆ ಕೂತಿದೆ ಅದನ್ನು ಮಾಡ್ತೇನೆ ಇಂಥದ್ದು ಪ್ರಾಮಿಸಸ್ ಬಹಳ ಇದೆ ಅವ್ರು ಹೇಳಿದಾಗ ದೇವರ ಆಯುಷ ಆರೋಗ್ಯ ಕೊಟ್ರೆ ಭೀಷ್ಮ ಇದುವರೆಗೆ ನಾನು ಕನ್ನಡದಲ್ಲಿ ಒಂದೇ ಒಂದು ವ್ಯಾಖ್ಯಾನ ಸಿಕ್ಕಿದೆ ಹೊಳೆ ನರಸೀಪುರದ ಸಚ್ಚಿದಾನಂದೇಂದ್ರ ಸ್ವಾಮಿಗಳು ಕನ್ನಡದಲ್ಲಿ ಒಂದು ವ್ಯಾಖ್ಯಾನ ಮಾಡಿದ್ದಾರೆ ಅದು ಪ್ರತಿಪದಾರ್ಥ ಅಷ್ಟೇ ಇದೆ ರಸಪೂರ್ಣವಾಗಿ ವಿಷ್ಣು ಸಹಸ್ರನ ಮಾಡಿದಂತಹ ಒಂದು ಭಾಷೆ ನನಗೆ ಸಿಕ್ಕಿಲ್ಲ ಅದನ್ನು ಹೇಗಾದರೂ ಪತ್ತೆ ಮಾಡಿ ಉಪಯೋಗ ಮಾಡೋಣ ಅದರಲ್ಲಿ ಇದು ಈ ನಮ್ಮ ಸ್ವಾಮಿಗಳಲ್ಲಿ ರಂಗಪ್ರಿಯ ಸ್ವಾಮಿಗಳಿಗೆ ಹೃದಯಕ್ಕೆ ತುಂಬ ಮುಖ್ಯವಾದ ಸ್ತೋತ್ರ ಇದು ಬಾಯಲ್ಲಿ ಹೇಳ್ತಿದ್ರು ಗಜೇಂದ್ರ ಪಕ್ಷದ ಕಥೆ ಬಂದ ಭಾಗವತದಲ್ಲಿ ಇದರ ಅನೇಕ ವಾಕ್ಯಗಳನ್ನು ಉದಾಹರಣೆ ಮಾಡ್ತಿದ್ರು ಕ್ಷತ್ರಾತ್ಮನೇ ನಮಃ ಕ್ರೋಧಾತ್ಮನೇ ನಮಃ ಭೋಗಾತ್ಮನೇ ನಮಃ ಕೃಷ್ಣಾತ್ಮನೇ ನಮಃ ಕ್ರೀಡಾತ್ಮನೇ ನಮಃ ವಾಗಾತ್ಮನೇ ನಮಃ ವೀರ್ಯಾತ್ಮನೇನು ವಿದ್ರಾಮ ಒಂದೊಂದು ಶ್ಲೋಕದ ಕೊನೆಯಲ್ಲಿಯೂ ಭಗವಂತನನ್ನ ನಿದ್ರೆಯಲ್ಲಿ ಜಾಗೃತಿಯಲ್ಲಿ ಯಾವ್ಯಾವ ರೂಪದಲ್ಲಿದ್ದಾರೆ ಧ್ಯಾನ ಮಾಡತಕ್ಕಂತಹ ಯೋಗ ಪ್ರಕ್ರಿಯೆ ಇರುವಂತಹ ಒಂದು ಅಪೂರ್ವ ದಿವ್ಯ ಸ್ತೋತ್ರ ವಿಷ್ಣು ಸಹಸ್ರನಾಮ ರಿಪಿಟೇಷನ್ ಅಲ್ಲ ಈ ಸ್ತೋತ್ರವನ್ನು ಮೊದಲು ಆರಂಭ ಮಾಡಿ ಭೀಷ್ಮ ಸಕಲ ರಾಜಧರ್ಮಗಳನ್ನು ಧರ್ಮರಾಜನಿಗೆ ಹೇಳಿಕೊಟ್ಟು ಹೇಳಿಕೊಟ್ಟು ಇದನ್ನೊಂದು ಕೇಳು ಇದನ್ನೊಂದು ಕೇಳು ಆಶ್ರಮ ಧರ್ಮ ವರ್ಣಧರ್ಮ ಸ್ತ್ರೀ ಧರ್ಮ ಪುರುಷ ಧರ್ಮ ಯತಿಧರ್ಮ ರಾಜಧರ್ಮ ಕಾನ್ಸ್ಟಿಟ್ಯೂಷನ್ ಆಫ್ ದಿ ಕಂಟ್ರಿ ಇದನ್ನೆಲ್ಲ ಹೇಳ್ತಾ ಹೇಳ್ತಾ ಕೊನೆಯಲ್ಲಿ ಪ್ರಭು ನಾನು ಹೋಗಿ ಬರ್ತೇನೆ ಅಂತ ಅವನ ಅಪ್ಪಣೆಯನ್ನು ಪಡ್ಕೊಳ್ತಾನೆ ಆ ಅಪ್ಪಣೆಯನ್ನು ಪಡ್ಕೊಂಡಾಗ ಕೊನೆಯಲ್ಲಿ ಒಂದು ಸ್ತೋತ್ರ ಹೇಳ್ತಾನೆ ಅಂತ ಶ್ರೀಮದ್ ಭಾಗವತ ವರ್ಣನೆ ಮಾಡಿದ್ದಾರೆ ಆ ಸ್ತೋತ್ರದ ಅನೇಕ ಭಾಗಗಳನ್ನು ನಾನು ಈಗಾಗಲೇ ಭೀಷ್ಮ ಸ್ತುತಿ ಅಂತ ಪ್ರಕಟ ಮಾಡಿದ್ದೇನೆ ಎರಡು ರೂಪಾಯಿ ಸಣ್ಣ ಪುಸ್ತಕ ಹಳೆ ಕಾಲದಲ್ಲಿ ಈಗ ಅದನ್ನು ಮತ್ತೆ ಪ್ರಕಟ ಮಾಡಬೇಕು ಹತ್ತು ಶ್ಲೋಕದಲ್ಲಿ ಭೀಷ್ಮ ತನ್ನ ಜೀವನದಲ್ಲಿ ಕೃಷ್ಣ ತನಗೆ ಹೇಗೆ ಕಾಣಿಸಿಕೊಂಡ ಅನ್ನೋ ಹತ್ತು ಅತ್ಯಂತ ವಿಚಿತ್ರ ಚಿತ್ರಗಳನ್ನು ಕೊಟ್ಟು ಮಾಡಿರುವ ಒಂದು ಅಪರೂಪದ ಸ್ತೋತ್ರ ಇದು ನಮಗೆ ಅದಕ್ಕೆ ಮುಖ್ಯವಾಯಿತು ಅಂದರೆ ನನ್ನ ಗುರುಗಳು ಶ್ರೀಮದ್ ಇಂಜುಮೇಡು ಸ್ವಾಮಿಗಳು ಪ್ರತಿನಿತ್ಯ ಮಠದಲ್ಲಿ ಹೇಳಿಸ್ತಿದ್ರು ಆವಿಲ ಮಠದಲ್ಲಿ ತಮ್ಮ ಜೀವನದ ಅಂತ್ಯಕಾಲದಲ್ಲಿ ಶಿಷ್ಯರನ್ನೆಲ್ಲ ಕರೆಸಿ ಎಂಗಡ ಒಂದು ಸ್ತುತಿ ಸೊಲಂಬೋ ಅದನ್ನು ಹೇಳಿಸಿ ಕೇಳಿ ಸ್ವಾಮಿಗಳು ಶಾಂತರಾಗಿ ಪರಮಾತ್ಮನ ಸೇರಿದರು ಆ ಪುಸ್ತಕದಲ್ಲಿ ಅವರು ಚಿತ್ರವನ್ನು ಹಾಕಿದ್ದೇನೆ ನಾನು ಭೀಷ್ಮ ಭಾಗವತ ಸ್ತೋತ್ರಗಳ ನಿಧಿ ಮಹಾಗಣಿ ಅದಾದ ಮೇಲೆ ಈ ಧರ್ಮರಾಜ ಎಲ್ಲ ಕೇಳಿಕೊಂಡ ಭೀಷ್ಮನ ಆ ಕಡೆ ಇನ್ನೂ ಅವನು ಸ್ವೇಚ್ಛಾಮರಣಿಯಾಗಿ ಪ್ರಾಣ ಬಿಡುವುದಕ್ಕಿನ್ನೂ ವೇಳೆ ಇತ್ತು ಧರ್ಮರಾಜನ ಸಂತೈಸಿ ಕುಂತಿಯನ್ನು ಕಂಡು ಅತ್ತೆಯನ್ನು ಅಪ್ಪಿಕೊಂಡು ಕಾಲಿಗೆ ಬಿದ್ದು ನಾನು ಹೋಗಿ ಬರ್ತೇನಮ್ಮ ಇನ್ನು ದ್ವಾರಕೆಗೆ ಅಪ್ಪಣೆ ಕೊಡ್ತೀಯಾ ಅತ್ತೆ ನಿನ್ನ ಮಕ್ಕಳಿಗೆಲ್ಲ ರಾಜ್ಯ ಕೊಟ್ಟಿದ್ದೇನಮ್ಮ ಅವರೆಲ್ಲ ಸೌಖ್ಯವಾಗಿದ್ದಾರೆ ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯವಿಲ್ಲ ಅಂತ ಏನು ಸುಳ್ಳು ಗಾದೆ ಮಾಡಿದ್ರು ಜನಗಳು ಅದನ್ನು ಹೋಗಲಾಡಿಸಿದ್ದೇನೆ ಸಂತಾನವನ್ನು ಉಳಿಸಿದ್ದೇನೆ ಉತ್ತರೇ ಕರ್ಕೊಳ್ಕೊಂಡಿದೆ ದುಃಖ ಪಡಬೇಡ ಪರಿಶುದ್ಧ ರಾಜ ಇದ್ದಾನೆ ನಾವು ಹೋಗಿ ಬರಲೆ ಅಂತ ಕೇಳುವಾಗ ಕುಂತಿ ಕೆಳಗಿಳಿದು ಕೃಷ್ಣ ಪಾದಗಳನ್ನು ಮುಟ್ಟುವುದಕ್ಕೆ ಬರ್ತಾಳೆ ಮುಟ್ಟಬಾರದು ನೀ ಪಾದವನ್ನ ನಿನ್ನ ಏನಾದ್ರು ಕೋರಿಕೆ ಅಂತ ಹೇಳಿ ನೋಡೋಣ ಅನ್ನುವ ಕುಂತಿದೇವಿ ಅತ್ಯಂತ ಭಕ್ತಿಯಿಂದ ಇಪ್ಪತ್ತಾರು ಶ್ಲೋಕಗಳಲ್ಲಿ ಕೃಷ್ಣ ಸ್ತೋತ್ರವನ್ನು ಮಾಡ್ತಾಳೆ ಅದೇ ಈ ಕುಂತಿ ಸ್ತುತಿ ಎನ್ನುವ ದಿವ್ಯ ಗ್ರಂಥ ಇಪ್ಪತ್ತಾರು ಶ್ಲೋಕ ಸುಮಾರು ಅರವತ್ತೆರಡು ಪುಟಲ್ಲಿ ಇದು ಈ ಸಲ ಒಂದು ಸ್ತೋತ್ರವನ್ನು ಮಾಡಿ ಅದಮ್ಮ ಶ್ರೀಮತಿ ಪಡಿಯಾರವರು ಪ್ರತಿಯೊಂದು ಪ್ರವಚನದಲ್ಲೂ ಒಂದು ಪುಸ್ತಕ ಮಾಡಿಕೊಡಬೇಕು ಭಕ್ತರಿಗೆ ಅಂತ ಅವರದು ಸಂಕಲ್ಪ ಸಲ ಶ್ರೀಮದ್ ಭಾಗವತದಿಂದಲೇ ಗೀತೆ ಒಂದು ಭಾಗ ಆಯ್ದು ಒಂದು ಕೆಲವು ಶ್ಲೋಕಗಳಿಗೆ ಒಂದು ವ್ಯಾಖ್ಯಾನ ಮಾಡಿದ್ದು ಇದು ಇಲ್ಲಿ ಬೆಂಗಳೂರು ಬಂದ ಮೇಲೆ ಆಗೋದಿಲ್ವಲ್ಲ ಈ ಗಲಾಟೆ ಬಿಟ್ಟು ನಾನು ಗೋಕರ್ಣದಲ್ಲಿ ಪ್ರವಚನದಿಂದ ಕೂತು ಅಲ್ಲೇ ಬರೆದು ಅಲ್ಲಿಯೇ ಅಚ್ಚು ಮಾಡಿಸಿ ವಿದ್ವಾಂಸರ ಕೈಯಲ್ಲಿ ಪರಿಶೋಧನೆ ಮಾಡಿಸಿ ಅದನ್ನು ತಂದುಕೊಟ್ಟೆ ಬಹಳ ದಿವಸ ಆಯಿತು ಈಗ ತಮಗೆಲ್ಲರಿಗೂ ಪುಸ್ತಕಗಳನ್ನು ಹಂಚ್ತಾರೆ ಆ ಸ್ತೋತ್ರದ ಕೆಲವು ಭಾಗಗಳನ್ನು ಓದಿ ಹೇಳಿ ಅನುಭವಿಸಿ ಮುಕ್ತಾಯವನ್ನು ಮಾಡೋಣ ಕುಂತಿ ಸ್ತುತಿಯಲ್ಲಿ ನಮಸ್ಯೇ ಪುರುಷಂ ಈಶ್ವರಂ ಪ್ರಕೃತೆ ಪರಂ ಅಲಕ್ಷ್ಯಂ ಸರ್ವಭೂತಾನಾಂ ಅಂತರ್ಬಹಿರವಸ್ಥಿತಂ ಹೇ ಮಹಾಪುರುಷ ಶ್ರೀಕೃಷ್ಣ ಆದ್ಯಂ ಈಶ್ವರಂ ಪ್ರಕೃತೆ ಪರಂ ಪ್ರಕೃತಿ ಆಚೆಗಿದೆಯೇ ನೀ ನಿರ್ವಿಕಾರ ಅನಾದಿ ಪುರುಷ ನೀನು ಅರಕ್ಷಂ ಸರ್ವಭೂತಾನ ಹೊರಗಣ್ಣಿಗೆ ಕಾಣಿಸೋವನಲ್ಲ ಕಾಣಿಸಿದ್ರೆ ಮನುಷ್ಯ ಕೃತಿ ಅಷ್ಟೇ ಕಾಣಿಸುತ್ತೆ ಕೃಷ್ಣ ಪರತ್ವ ಎಲ್ಲಿ ಕಣ್ಣಿ ಕಾಣಿಸುತ್ತೆ ವಿಗ್ರಹ ನೋಡ್ತೀರಿ ಅಲ್ಲಿ ಸ್ವಾಮಿ ಇದ್ದಾನೇನು ಸ್ವಾಮಿತ್ವವನ್ನೆಲ್ಲಿ ಕಾಣ್ತೀರಿ ಅದು ಕಣ್ಣಿಂದಲೇ ನೋಡಬೇಕು ಅಲಕ್ಷ್ಯಂ ಸರ್ವಭೂತ ಅಂತರ್ಬಹಿ ಅವಸ್ಥಿತಂ ಒಳಗೂ ಇದ್ದಪ್ಪ ಹೊರಗೂ ಇದ್ದೀಯೇ ನ ಲಕ್ಷಸೇ ಮೂಢದೃಶ ನಟೋ ನಾಟ್ಯಧರೋ ಯಥ ಉದಾಹರಣೆ ಕೊಡ್ತಾಳೆ ಒಬ್ಬ ರಂಗಭೂಮಿಯಲ್ಲಿ ಒಂದು ವೇಷವನ್ನು ಹಾಕ್ತಾನೆ ಜನರಿಗೆ ವೇಷ ಕಾಣಿಸ್ತದೆ ನಿಜ ಸ್ವರೂಪ ಕಾಣಿಸೋದಿಲ್ಲ ಹಾಗೆ ದಶಾವತಾರಗಳಲ್ಲಿಯೂ ಪರಮಾತ್ಮನ ಒಳ ಸ್ವರೂಪ ಕಣ್ಣಿಗೆ ಕಾಣಿಸೋದಿಲ್ಲ ಸಾಲಿಗ್ರಾಮ ಶಿಲೆಯಾಗಿ ಕಾಣಿಸದೆ ಒಳಗಿರುವ ಭಗವಂತನ ಸ್ವರೂಪ ಕಾಣಿಸೋದಿಲ್ಲ ಅವನ ಕರುಣಾಮಯತ್ವ ಕಾಣಿಸೋದಿಲ್ಲ ದೃಶ್ಯರೇತು ಅಗ್ರಯ ಬುದ್ಧ ಆ ಭಗವಂತ ಹೃದಯ ಅವನ ಸ್ವರೂಪ ಯಾವುದು ಅಂದರೆ ಕರುಣೆ ದಯ ಸ್ವರೂಪ ಅದು ಹೃದಯೈಕ ವೇದ್ಯ ಅದು ಯೋಗಲ್ಲಿ ಮಾತ್ರ ಅನುಭವಿಸಬೇಕು तथा परमहंसानाम् मुनीनाम् आलात्मनाम् भक्तियोगविधा गोविन्दाय नमो नमः कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः ಧಾರವಾಡದ ಕಡೆ ಭಾಗವತ ಭಗವದ್ಗೀತೆ ಓದುವಾಗ ಒಂದೊಂದು ಅಧ್ಯಾಯ ಮುಗಿದಾಗಲೂ ಈ ಶ್ಲೋಕ ಹೇಳಬೇಕು ಇದು ಹೇಳಬೇಕು ಆರ್ತಿ ಹಚ್ಚಬೇಕು ಮುಂದಕ್ಕೆ ಓದ್ತಾ ಇರಬೇಕು ನಮಃ ಪಂಕಜನಾಭಾಯ ನಮಃ ಹಳಿ ನೋಡಿ ಉತ್ಸಾಹ ಹೇಗಿದೆ ನಿಮಗೆ ಬೇಜಾರಾಗಿಲ್ಲ ಕೇಳಿ ನಮಃ ಪಂಕಜನಾಭಾಯ ನಮಃ ಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪದ್ಮಜಾಂಘ್ರಯೇ ಕೃಷ್ಣನ ಸೊಬಗಿಗೆ ಈ ಸ್ತೋತ್ರ ವ್ಯಾಖ್ಯಾನದಲ್ಲಿ ಪ್ರತಿಯೊಂದಕ್ಕೂ ಒಂದು ಅವತಾರಿಕೆ ಬರೆದಿದ್ದೇನೆ ಪರಿವಾಚ ಪಿಳ್ಳೆ ಶೈಲಿಯಲ್ಲಿ ಹಿಂದಿನ ಶ್ಲೋಕಕ್ಕೆ ಮುಂದಿನ ಶ್ಲೋಕಕ್ಕೆ ಸಂಗತಿಯನ್ನು ಕೊಟ್ಟು ಪೂರ್ವಾಚಾರ್ಯರ ಶೈಲಿಯಲ್ಲಿ ಇದು ಬರೀ ಪ್ರತಿಪದಾರ್ಥ ತಾತ್ಪರ್ಯ ಏನೋ ಟೀಕೆ ಬರೆದಿದ್ದಾನೆ ಅಂತ ಉಪೇಕ್ಷೆ ಮಾಡಬೇಡಿ ಪ್ರಾಚೀನ ಶೈಲಿ ಇದಾದ ಮೇಲೆ ಇದೇ ಶ್ಲೋಕ ಯಾಕೆ ಬಂತು ಮೇಲೆ ಇದೇ ಬಂತು ಇದರಲ್ಲಿ ನಾನು ಇಟ್ಟಿದ್ದಾರೆ ಆ ಸಂಗತಿ ಕೊಟ್ಟಿದ್ದೇನೆ ಮುಂದೆ ಹೇಳ್ತಾರೆ ಯಥಾ ಹೃಷಿಕೇಶ ಕಲೇನ ದೇವಕಿ ದೇವಕಿ ಜ್ಞಾತಕ್ಕೆ ನೆನೆಸ್ಕೊಂಡ್ಲು ನೀ ತಾಯಿಯನ್ನು ಹ್ಯಾಕೆ ಕಾಪಾಡಿದೆಯೋ ಖಲನಿಂದ ನನ್ನನ್ನು ಹಾಗೆ ಖಲರಿಂದ ಕಾಪಾಡಿದ್ದೀಯೆ ನನ್ನನ್ನು ತಾಯಿ ಅಂತ ನೋಡಿದ್ದೀಯೆ ಯಥಾ ಹೃಷಿಕೇಶ ಕಲೇನ ದೇವಕಿ ಕಂಸೇನ ವೃದ್ಧ ಅತಿಚರಂ ಶುಚಾರ್ಪಿತ ವಿಮೋಚಿತ ಹಂಸ ಸಹಾತ್ಮಜಾ ವಿಭೋ ತ್ವಯೈವನಾಥೇನ ಮುಹುಹು ವಿಪದ್ಗಣಾತ್ ಎಷ್ಟೊಂದು ವಿಪತ್ತಿನಿಂದ ಪಾರು ಮಾಡಿದ್ಯಪ್ಪ ದೇವಿಕಿಗೆ ಒಂದೇ ಆಪತ್ತು ಸರಿಯಲ್ಲಿದ್ದಿದ್ದು ಅವಳು ಕಳ್ಕೊಂಡು ಮಕ್ಕಳನ್ನೂ ತಂದು ತೋರಿಸ್ದೆ ಅವಳೇ ಬೇಡ ಅಂದ್ಲು ನನಗೇನು ಕಷ್ಟ ಕಾಡಿನಲ್ಲಿ ಪ್ರತಿ ಸಲ ಏನೇನು ಕಷ್ಟ ಕೊಟ್ಟಿದ್ದಾರೆ ವಿಷಾತಿ ಮಹಾಗ್ನೇಹೆ ಪುರುಷಾದ ದರ್ಶನಾತಿ ಅಸತ್ ವನವಾಸ ವನವಾಸಕೃಚ್ಛತಃ ಮಹಾಭಾರತ ಎಲ್ಲ ಬಂದ್ಬಿಡ್ತು ಇಲ್ಲಿ ವಿಷಾತಿ ಭೀಮನಿ ವಿಷ ಹಾಕಿದ್ದು ಆ ವಾರಣಾವತಲ್ಲಿ ಸುಡೋಯತ್ನ ಮಾಡಿದ್ದು ಪುರುಷಾದ ದರ್ಶನಾತ್ ಹಿಡಿಂಬನ ದರ್ಶನ ಅಸತ್ ಭೀಷ್ಮರು ತುಂಬಿದ್ದು ಸಭೆ ಅವಮಾನವಾಗಿದ್ದು ಅಂತ ಎಲ್ಲ ಜಾಗ ವನವಾಸ ಕೃಚ್ಛತಃ ವನವಾಸರು ಒಂದೇ ಎರಡೇ ಕಷ್ಟ ಮೃಧೆ ಮೃಧೆ ಎಷ್ಟೊಂದು ಯುದ್ಧದಲ್ಲಿ ಅನೇಕ ಮಹಾರಥ ಅಸ್ತ್ರತಃ ಎಷ್ಟೊಂದು ಭಯಂಕರ ಅಸ್ತ್ರಶಸ್ತ್ರಗಳಿಂದ ನನ್ನ ಮಗನನ್ನರ್ಜುನನ್ನು ಅರ್ಜುನನ್ ಕಾಪಾಡಿದೆ ಭೀಮನನ್ ಕಾಪಾಡ ವೈಷ್ಣವಾಸ್ತ್ರದಿಂದ ಭಗವಂತ ಬಿಟ್ಟದ್ರಿಂದ ಭೀಮನನ್ ಕಾಪಾಡಿದ್ದೆಚ್ಚು ಬ್ರಹ್ಮಾಸ್ತ್ರದಿಂದ ಅಶ್ವತ್ಥಾಮ ಬಿಟ್ಟಸ್ತ್ರದಿಂದ ಪದೇ ಪದೇ ಕಾಪಾಡಿದ್ದೆ ಮೃಧೇ ಮೃಧೇ ಅನೇಕ ಮಹಾರಥಾಸ್ತ್ರತಃ ದ್ರೌಣ್ಯಸ್ತ್ರದಶ್ಚ ಅಸ್ಮ ಅಭಿರಕ್ಷಿತಾ ಒಂದು ಪ್ರಾರ್ಥನೆ ಮಾಡ್ತೇನೆ ಕೃಷ್ಣ ಇವಳೇನು ಹುಚ್ಚಿಯೇ ಬೆಪ್ಪಿಯೇ ಏನು ಪ್ರಾರ್ಥನೆ ಮಾಡ್ತಾಳೆ ವಿಪದ ಸಂತು ನಶ್ಯಶ್ವತಿ ತತ್ರ ತತ್ರ ಜಗದ್ಗುರು ಮೇಲಿಂದ ಮೇಲೆ ವಿಪತ್ತನ್ನು ಕೊಡು ಅಂತ ಕೇಳಿಕೊಂಡು ಬುದ್ಧಿ ಇದೆಯಾ ಅವಳಿಗೆ ನೋಡಿ ಕೃಷ್ಣ ಮೇಲಿಂದ ಮೇಲೆ ವಿಪತ್ತನ್ನು ಕೊಡ್ತಾ ಇರು ನನಗೆ ಆಪತ್ತನ್ನು ಕೊಡ್ತಾ ಇರು ವಿಪದಸ್ಸಂತು ನ ಶಶ್ವತಿ ತತ್ರ ತತ್ರ ಜಗದ್ಗುರೋ ಭವತೋ ದರ್ಶನಂ ಯತ್ಸ್ಯಾತಿ ಅಪುನರ್ಭವ ದರ್ಶನಂ ವಿಪತ್ತು ಬಂದರೆ ನೀನಿದ್ದಿ ಅಂತ ಗೊತ್ತಾಗುತ್ತೆ ನೀನಿದ್ದಿ ಅಂತ ಗೊತ್ತಾದ್ಮೇಲೆ ಕೃಷ್ಣ ಅಂತೇನೆ ದರ್ಶನವನ್ನು ಕೊಡ್ತೀಯೇ ಅಮ್ಮ ಅತ್ತೆ ಏನು ಕಷ್ಟ ಆಯ್ತು ಅಂತ ಕೇಳ್ತೀಯ ವಿಪತ್ತು ಬಂದರೆ ನೀನು ಹತ್ರ ಬರ್ತೀಯೇ ನಮಗೆ ಸಂಪತ್ತು ಬಂದರೆ ದೂರ ಹೋಗ್ಬಿಡ್ತೀಯೇ ವಿಪತ್ತನ ಮೇಲಿನ ಮೇಲೆ ಕೊಡು ಜನ್ಮ ಐಶ್ವರ್ಯ ಶ್ರುತಶ್ರೀಭಿ ಏಧಮಾನ ಮದ ಮದಪ್ಪುಮಾನ್ ಮನುಷ್ಯನಿಗೆ ಮದ ಉಂಟು ಮಾಡುತ್ತೆ ನಾ ಜಾತಿಯಲ್ಲಿ ದೊಡ್ಡವನು ಐಶ್ವರ್ಯದಲ್ಲಿ ದೊಡ್ಡವನು ವೇದಾಭ್ಯಾಸದಲ್ಲಿ ದೊಡ್ಡವನು ಸಂಪತ್ತಲ್ಲಿ ದೊಡ್ಡವನು ಪದವಿಯಲ್ಲಿ ದೊಡ್ಡವನು ನೈವ ಅರ್ಹತೆ ಅಭಿಧಾತಂ ವೈ ತ್ವಾಂ ಅಕಿಂಚನ ಗೋಚರಂ ಇದೇನೂ ಇಲ್ಲದೆ ಎದ್ದವರು ಸುಲಭವಾಗಿ ಕಾಣಿಸುವಂತೆ ಅನ್ನ ಮದ ಅಷ್ಟಮದ ಅಖಿಲ ವೈಭವದ ಮದ ಈ ಮದಗಳಿದ್ದವರು ಕಾಣಿಸೋದಿಲ್ಲ ದೇವರು ಆದ್ದರಿಂದ ನಮೋ ಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತಯೇ ಆತ್ಮಾರಾಮಾಯ ಶಾಂತಾಯ ಕೈವಲ್ಯಪತೆಯೇ ನಮಃ ಅದು ಓದ್ತಾ ಇರಬೇಕು ರಾಗವಾಗಿ ಅಳ್ತಾ ಇರಬೇಕು ಆಮೇಲೆ ಕಣ್ಣು ಒರೆಸ್ಕೊಳ್ತಾಳೆ ನನ್ನ ಹಾಗೆ ಒಂದು ಮಾತನ್ನು ಕೇಳ್ತಾಳೆ ಕೃಷ್ಣ ನಿನ್ನ ಬಾಲ್ಯಲೇ ನೋಡ್ಲಿಲ್ವಲ್ಲೋ ಮುದುಕಿ ಈ ಹೊತ್ತಲ್ಲಿ ಕೃಷ್ಣ ನಿನ್ನ ಬಾಲ್ಯಲೇ ಬಂದು ನೋಡಲಿಲ್ಲ ನಾನು ದೇವಿಕೆಯು ಒಂದೇ ವಿಷಯದಲ್ಲಿ ಅವಳೊಂದು ಇಲ್ಲಿದ್ದು ನಾನೊಂದು ಇಲ್ಲಿದ್ದೆ ಕೃಷ್ಣ ಕೇಳಿದ ಯಾವ ಬಾಲ್ಯಲ್ಲಿ ಬೇಕಮ್ಮ ನಿನಗೆ ತೋರಿಸ್ತೇನೆ ಹೇಳು ಪೂತನನ್ನು ಕೊಂದದ್ದು ಬೇಕೆ ಅಯ್ಯಯ್ಯೋ ಬಯಮಾರದ ಅಂಡ ಶಕಟನ್ನು ಕೊಂದದ್ದು ಬೇಕೆ ಕಾಳಿ ಮರ್ದನ ಬೇಕೆ ಇನ್ಯಾವುದು ಬೇಕು ನಿನಗೆ ಆ ದಾಮೋದರ ಲೀಲೆ ತೋರಿಸೋ ಕೃಷ್ಣ ಏನು ಹೇಳ್ತಾಳೆ ಗೋಪ್ಯಾದದೇ ತ್ವಯಿ ಗಸಿದ ಮತಾವತೆ ಯಾತೇತ ದಶಾಶ್ರು ಕಲಿಲಾಂಜಲ ಸಂಭ್ರಮಾಕ್ಷಂ ವಕ್ತರಂ ನಿನೀಯ ಭಯಭಾವನೆಯ ಸ್ಥಿತಸ್ಯ ಸಾಮಾಂ ವಿಮೋಹಯತಿ ಭೀರಪಿ ಅದ್ವಿಭೇತಿ ಯಾವನನ್ನ ಕಂಡ್ರೆ ಭಯಕ್ಕೊಂದು ದೇವತೆ ಇದ್ರೆ ಆಗೋದಿಲ್ಲ ಓದೋದಿಕ್ಕೆ ಕೃಷ್ಣ ಭಯ ಎನ್ನುವುದಿದ್ರೆ ಕೃಷ್ಣ ಸ್ಮರಣೆಯಿಂದ ಓಡಿ ಹೋಗ್ತದೆ ಭೀರಪಿ ಅದ್ವಿಭೇತಿ ಅಭೀಚಿಸ್ತವ ಅಂತ ಒಂದು ಬರೆದಿದ್ದಾರೆ ವೇದಾಂದೇಶಿಕರು ಇದು ಒಂದು ಶಬ್ದದ ಮೇಲೆ ಬರೆದಿದ್ದಾರೆ ಎಲ್ಲಿ ನಮ್ಮ ಸತ್ಯಾಗಾಲದಲ್ಲಿ ಕೂತ್ಕೊಂಡು ಬರೆದ ಸ್ತೋತ್ರ ವೇದಾಂದೇಶಕರು ಭಯಂ ಶಮಯ ರಂಗಧಾಮ್ನಿ ತುರುಷ್ಕಯವನಾಧಿಭಿ ಜಗತಿ ಜೃಂಭಮಾಣಂ ಭಯಂ ಲೋಕಕ್ಕೆ ಭಯ ಒದಗಿತ್ತು ಭಯ ಹೋಗಲಿ ಕೃಷ್ಣ ನಿನಗೆ ಭಯವೇ ನಿನ್ನ ಹೆಸರು ಹೇಳಿದ್ರೆ ಭಯ ಓಡಿ ಹೋಗಬೇಕು ಆದ್ರೆ ನೀನೇನು ಮಾಡಿದೆ ಗೋಪ್ಯಾದದೆ ತ್ವಯಿ ಕೃತ ಗಸಿದ ನಿಮ್ಮಮ್ಮ ನಿನ್ನನ್ನು ಬೆಣ್ಣೆ ತಿಂದೆ ಗಡಿಗೆ ಒಡೆದೆ ಬೆಕ್ಕಗಳಿಗೆ ತಿನ್ನಿಸ್ತೆ ಅಂತ ಕೋಪದಿಂದ ಕೋಲ್ ತಗೊಂಡು ಬಂದು ನಿನ್ನ ಹೊಡಿಬೇಕು ಕಟ್ಟಾಕಬೇಕು ಅಂತ ಯಾತೇ ದಶಾಶ್ರು ಕಲಿಲಾಂಜನ ಸಂಭ್ರಮಾಕ್ಷಂ ಸ್ನಾನ ಮಾಡಿಸಿದ್ಲು ಕಣ್ಣಿಗೆಲ್ಲ ಕಾಡಿಗೆ ಹಚ್ಚಿದ್ಲು ನೀನು ಗೊಳೋ ಅಂತೊಳಗೆ ಶುರು ಮಾಡಿಬಿಟ್ಟೆ ಗಂಗೆ ಶಮುನೆ ಚೈವ ಗೋದಾವರಿ ಸರಸ್ವತಿ ಅದು ಕಣ್ಣಿಗೆ ಹಚ್ಚಿದ ಕಾಡಿಗೆ ಇಲ್ಲ ಕರದು ಕರಗಿ ಕರಗಿ ಹರಿದು ಹೋಯಿತು ಅಮ್ಮ ಹೊಡಿಬೇಡ ಹೊಡಿಬೇಡ ಹೊಡಿಬೇಡ ಕಣ್ಣು ಹೀಗೆ ಮಿಟುಕ್ತಾ ಇದ್ದಾನೆ ಅವಳು ಕೋಲ್ ಹತ್ರ ತರಲೇ ಇಲ್ಲ ಇನ್ನು ಕೋಲ್ ತಂದೆ ಇಲ್ಲ ಅಮ್ಮ ಹೊಡಿಬೇಡ ಕಣ್ಮಿಡಿತಾ ಇದ್ದಾನೆ ಅಯ್ಯೋ ಅದು ದೇವತೆಗಳಿಗೂ ದುರ್ಲಭವಾದದ್ದು ಕಾಣು ನೀನು ಹೆದರಿದೆ ಅಂತಲ್ಲ ಆ ಸನ್ನಿವೇಶ ವಕ್ರಂ ನಿನೀಯ ಮುಖ ತಿರುಗಿಸ್ಕೊಂಡ ಅಮ್ಮ ನಾಟ್ಯ ಮಾಡಿ ತೋರಿಸ್ತಾ ಇದ್ದಾನೆ ಭಯಮಾರ್ದು ಮಾಡಿಕೆ ಬೇಡ ವಕ್ರಂ ನಿನೀಯ ಭಯಭಾವರೆಯ ಸ್ಥಿತಸ್ಯ ಸಾಮಾಂ ವಿಮೋಹಿತಿ ಭೀರಪಿ ಯದ್ವಿಭೇತಿ ಆ ದರ್ಶನವನ್ನು ಕೊಡು ನೀ ಹೆದರಿದೆ ಅಂತಲ್ಲ ಅದನ್ನ ನೋಡಬೇಕು ಚಕ್ರ ಹಿಡಿದದ್ದಲ್ಲ ನೀ ಭಯಪಟ್ಟಿ ಅಂತಲ್ಲ ದರ್ಶನ ಕೊಟ್ಟ ಸ್ವಾಮಿ ದಾಮೋದರ ಲೀಲೆ ಮಾಡಿ ತೋರಿಸ್ತಾನೆ ನಿಮಗೂ ಮಾಡಿ ತೋರಿಸ್ತಾನೆ ದಾಮೋದರನೈ ತನಿಮುದಲ್ವನೈ ಆಮೋದರ ಮರೆಯ ಒರುವರ್ಕೆಂದ್ರೆ ತೊಳ್ಮವರ್ಗಳ್ தாமோதரர் உருவாகிய சிவர்க்கும் திசமுகர்க்கும் ஆமோதரமறிய ಅಮ್ಮನೈ ಎನ್ನ ಆಳಿವಣ್ಣನಯ್ಯೇ ನಮ್ಮಾಳ್ವಾರರು ಆರು ತಿಂಗಳು ದಾಮೋದರ ಲೀಲೆಯಲ್ಲಿ ಭಾವ ಸಮಾಧಿಯಲ್ಲಿ ಕೊಡ್ತಿದ್ರು ಅಂತ ಕೇಳ್ತೇವೆ ಆರು ತಿಂಗಳು ಆ ದಾಮೋದರ ಲೀಲೆಯಲ್ಲಿ ಒಂದು ಕೃಷ್ಣಾವತಾರದಲ್ಲಿ ಎಷ್ಟೊಂದು ಲೀಲೆಗಳು ಸ್ವಾಮಿಗೆ ಈ ದೇವಸ್ಥಾನದಲ್ಲಿ ದಾಮೋದರ ಅಲಂಕಾರ ಮಾಡ್ತೀರಾ ಯಾವತ್ತಾದರೂ ಉರಿಯಡಿ ದಿವಸ ಮಾಡ್ತೀರಾ ಗೋಕೃಷ್ಣ ಎಲ್ಲೆಲ್ಲೋ ಅಲ್ಲಿ ತೀನು ಉಪನ್ಯಾಸಕ್ಕೆ ನಾನೆಲ್ಲ ಬಂದು ನೋಡಲಿ ಆ ಹೊತ್ತಲ್ಲಿ ನೋಡಬೇಕು ದಾಮೋದರನೈ ತನಿ ಮುದಲ್ವನೈ ಮುದಲ್ವಂದ್ರೆ ಸಾಕು ತನಿ ಮುದಲ್ವನೈ ಯುನೀಕ್ ಫಸ್ಟ್ ಅಂತೆ ಅವನು ದಾಮೋದರನೈ ದಾಮ ಉದರ ಮಾಡಿದ್ರಾ ಅವನು ಅವನು ಭಯಪಡಿಸಿ ತೋರಿಸಿದ್ರು ಅವನ ಕಣ್ಣಲ್ಲಿ ನೀರು ತರಿಸಿದ್ರು ಮಾಡಬೇಕು ಆಮೋ ತರಮರಿಯ ಆ ಕೃಷ್ಣ ನೋಡೋಕ್ಕಾಗತ್ಯೋ ಓರ್ವರ್ ಕೆಂದ್ರೆ ತೊಳುಮವರಹಳ್ ಪರಮೈಕಾಂತಿಗಳಿಗೂ ದರ್ಶನ ದುರ್ಲಭ ಅದು ಯಾರಿಗೆ ಹಿಯ ಶಿವರ್ಕಂ ದಿಶಮುಹರ್ಕಂ ಚತುರ್ಮುಖ ಬ್ರಹ್ಮನಿಗೆ ಕೂಡ ಶಿವನಿಗೆ ಕೂಡ ದಾಮೋದರಲ್ಲಿ ಅರ್ಥ ಮಾಡಿಕೊಳ್ಳೋಕ್ಕಾಗೋದಿಲ್ಲ ಆಮೋ ತರಮರಿಯವಮ್ಮಾನೈ ಸಕಲ ಜಗತ್ತಿಗೆ ತಾಯಿಯಾಗಿರೋ ನಿನ್ನನ್ನು ನಾನು ಆ ದಾಮೋದರಲ್ಲಿ ಹೇಗೆ ನೋಡಲು ಎನ್ನ ಆಳಿವಣ್ಣನಯ್ಯೇ ಚಕ್ರವಣ್ಣ ಚಕ್ರಪಾಣಿ ಅಂತ ಧ್ಯಾನ ಮಾಡ್ತಾರೆ ಉದರದಲ್ಲಿ ಲೋಕಗಳನ್ನೆಲ್ಲ ಇಟ್ಟುಕೊಂಡದ್ದು ದಾಮ ಉದರೇಯಸ್ಯ ಸಹ ಒಂದರ್ಥ ದಾಮ ಅಂದ್ರೆ ಲೋಕ ಅಂತ ಒಂದರ್ಥ ದಾಮ ಅಂದ್ರೆ ಹಗ್ಗ ಅಂತ ಒಂದರ್ಥ ಸಾಮಾನ್ಯರು ಕಾಣಿಸೋದೇನು ಹಗ್ಗ ಕಟ್ಕೊಂಡ ಹೊರಳು ಅದಕ್ಕೊಂದು ಅರ್ಥ ಹೇಳಿದ್ದೇನೆ ಪ್ರಳಯ ಕಾಲದಲ್ಲಿ ಹದಿನಾಲ್ಕು ಲೋಕಗಳನ್ನು ಬ್ರಹ್ಮಾಂಡವನ್ನು ಹೊಟ್ಟೆಯಲ್ಲಿಟ್ಟುಕೊಂಡ ಸ್ವಾಮಿ ದಾಮಾನಿ ಉದರೆ ಯಶ ಸಹ ಆ ಹೊಟ್ಟೆಗೊಂದು ಪರಿವಟ್ಟ ಕಟ್ಟಬೇಕಲ್ಲ ದೇವರಿಗೆ ಜಗತ್ತಲ್ಲಿ ಇರುವ ಪದಾರ್ಥಗಳೆಲ್ಲ ಹಾಳಾಗದೇ ಇರುವಂತೆ ಪ್ರಳಯದಲ್ಲಿ ರಕ್ಷೆಯನ್ನು ಕೊಟ್ಟು ಹೊಟ್ಟೆಯಲ್ಲಿಟ್ಟನಲ್ಲ ಅದಕ್ಕೊಂದು ಪರಿವಟ್ಟಮ ಅದಕ್ಕೆ ಇವಳು ಹಗ್ಗ ಕಟ್ಟಿದ್ಲಲ್ಲ ಭಗವಂತನ ಉದರಕ್ಕೆ ನೀವು ತಲೆ ಪರಿವಟ್ಟ ಕಟ್ತೀರಿ ಕೃಷ್ಣನ ಹೊಟ್ಟೆ ಎಲ್ಲ ಲೋಕಕ್ಕೂ ಅವಕಾಶ ಕೊಡ್ತಲ್ಲ ಎಂಬುದಾಗಿ ಅದಕ್ಕೊಂದು ಪರಿವಟ್ಟದಂತೆ ನುಣುಪಾದ ಕಣ್ಣಿನುಣ್ ಶಿರುತ್ತ ಅಂಬಿನ ಕಟ್ಟುಣ್ಣ ಪಣ್ಣೆ ಪೆರುಮ ಮಹಾಮಾಯಾಗಿ ಕೃಷ್ಣ ಹೊಟ್ಟೆ ಕಟ್ಟಿಸ್ಕೊಂಡ ಅದಕ್ಕೆ ಪರಾಶರ ಭಟ್ಟರು ಶ್ರೀರಂಗದಲ್ಲಿ ಆ ರಂಗನಾಥ ಸ್ವಾಮಿ ವಸ್ತು ಮೂರ್ತಿಯ ಆ ಸೊಂಟದಲ್ಲಿ ಇವತ್ತಿಗೂ ಒಂದು ನುಣುಪಾದ ಸಣ್ಣ ರೇಷ್ಮೆ ಹಗ್ಗವನ್ನು ಕಟ್ತಾರೆ ದಾಮೋದರ ಅದನ್ನು ಕುರ್ತು ಹೇಳ್ತಾ ಇದ್ರಂತೆ ಆಚಾರ್ಯರು ಐತಿಹ್ಯ ವರ್ಣನೆ ಮಾಡ್ತಾರೆ ಒಮ್ಮುಖ ಮೋಕ್ಷನ್ ತಂದು ತುಂಬಾ ಚೆನ್ನಾಗಿ ಹೇಳಿದ್ರಿ ಕೈಶಿಕ್ ಪುರಾಣ ಮೋಕ್ಷ ಕೊಟ್ಬಿಟ್ಟು ಒಂದ ರಂಗನಾಥ ಮೂವತ್ತೆರಡು ವರ್ಷ ಅವರಿಗೆ ಅಯ್ಯೋ ಈಗ ಮೋಕ್ಷ ಕೊಟ್ಬಿಟ್ರೆ ನಾನು ಅಲ್ಲಿ ಹೋಗಿ ಏನೆಯ ಮಾಡಲಿ ಅಂತ ಕೇಳಿದ್ರು ಇಲ್ಲೇ ರೊಮ್ಮ ನನ್ನ ಸೊನ್ನಿಯರ್ ಸಂತೋಷ ಹಂಗೆ ಪೋಮ್ ಅವ್ರು ಹೇಳಿದ್ರು ಸರಿ ಪೋನೆ ನೋಡಿ ಇಷ್ಟು ಒಂದು ತಿರುವಾಯಿ ಕಿಟ್ಟ ನಿನ್ನ ಪಾಕರೆ ನಿನ್ ಬಾಯಿ ಹತ್ರ ನಿಂತು ನೋಡ್ತೇನೆ ನೀ ಬೆಣ್ಣೆ ತಿಂದಿದ್ದು ಆ ವಾಸನೆ ಬಂದ್ರೆ ಸಮ ನಿನ್ ಸೊಂಟದಲ್ಲ ಹಾಗ ಕಾಣಿಸಿದ್ರೆ ಸಮ ಕಾಣಿಸದೇ ಇದ್ರೆ ಮತ್ತೆ ಯಮನ ಪಾಶನೆ ಬಿಡಿಸ್ಕೊಂಡು ನಿನ್ನ ಪಾಶವನ್ನು ಬಿಡಿಸ್ಕೊಂಡು ಲೋಕಕ್ಕೆ ಬರ್ತೇನೆ ರಂಗನಾಥ ನಿನ್ನ ಹತ್ತಿರವೇ ನಿನ್ನ ದರ್ಶನ ಮಾಡ್ತೇನಪ್ಪ ಅಂತ ಹೇಳಿದ್ರಂತೆ ಅವರು ಕೃಷ್ಣನ ಸಾನ್ನಿಧ್ಯದಲ್ಲಿ ಅನುಭವಿಸಬೇಕಾದ್ದು ಅವನ ಬಾಯಲ್ಲಿ ಬೆಣ್ಣೆ ತಿಂದು ಒರೆಸ್ಕೊಳ್ಳದೆ ಇದ್ದ ವಾಸನೆ ಬೆಣ್ಣೆ ತಿಂತಾನೆ ಬಾಯಿ ಮುಕ್ಕಳಿಸಿ ರೂಢಿ ಇಲ್ಲ ಅವರ ಅಮ್ಮನಿಗೆ ರೂಢಿ ಇಲ್ಲ ಅಪ್ಪನಿಗೆ ರೂಢಿ ಇಲ್ಲ ಇವನೇನ್ ಮಾಡ್ತಾನೆ ವರ್ಷಕ್ಕೆ ಒಂದ್ಸಲ ಹೇಳು ವರ್ಷಕ್ಕೆ ಒಂದ್ಸಲ ಬಟ್ಟೆ ಬದಲಾಯಿಸೋದು ದೀಪಾವಳಿಗೆ ಒಂದ್ಸಲ ಅವರದು ಸ್ನಾನಪಾನ ಪಾನ ನೀಕ ಏನು ಗೊತ್ತಿಲ್ಲ ಇವನಿಗೂ ಬಾಯಿ ಮುಕ್ಕಳಿಸಿ ಆಚಮನ ಏನು ಗೊತ್ತಿಲ್ಲ ಅದು ಮೊಚ್ಚೆ ವಾಸನೆ ತಮಿಳಲ್ಲಿ ಮೊಚ್ಚೆ ಅಂತಾರೆ ಈ ಅವರೆಕಾಯಿ ವಾಸನೆ ಬಂದ ಹಾಗೆ ಬೆಣ್ಣೆ ತಿಂದು ತಿಂದು ಒಂದು ಈ ಸಣ್ಣ ಮಕ್ಕಳು ಎರಡು ತಿಂಗಳು ಮೂರು ತಿಂಗಳು ಮಕ್ಕಳು ಒಂದು ದಿವಸ ಬಿಟ್ಟು ಒಂದು ದಿವಸ ಸ್ನಾನ ಮಾಡಿಸ್ತಾರೆ ಬಟ್ಟೆ ಹಾಕಿರ್ತಾರೆ ಕಕ್ಕುತ್ತವೆ ಹಾಲು ಕೊಟ್ರೆ ಅದನ್ನು ಸುಮ್ಮನೆ ಹಾಗೆ ಒರೆಸಿರ್ತಾರೆ ಆ ಮಕ್ಕಳನ್ನು ಮುದ್ದು ಮಾಡುವಾಗ ಎಷ್ಟು ಸಂತೋಷವಾಗ್ತದಪ್ಪ ಆ ಒರೆಸ್ ಒರೆಸ್ ಒರೆಸಿದ್ರು ಅವು ಕಕ್ಕಿದ್ದ ವಾಸನೆ ಹಾಲಿನ ವಾಸನೆ ಅಂಥ ವಾಸನೆ ಬರುತ್ತಂತೆ ಕೃಷ್ಣನ ಬಾಯಲ್ಲಿ ನಾಳೆ ನೋಡಿ ಹೇಳಿ ನೀವು ಅದನ್ನ ನನಗೆ ತುಂಬ ಮೋಹಕವಾದ ಕೃಷ್ಣ ಆ ಸೊಂಟಕ್ಕೆ ಹಾಕ ಬೇರೆ ಕಟ್ಕೊಂಡಿದ್ದಾನೆ ಸಾಮಾಂ ವಿಮೋಹಯತಿ ಭೀರಪಿ ಬಿಭೇತಿ ಇನ್ನಷ್ಟು ಸ್ತೋತ್ರ ಮಾಡ್ತಾಳೆ ಬಿಟ್ಬಿಡ್ತೇನೆ ಇನ್ನೊಂದು ಪ್ರಾರ್ಥನೆ ಪೂರ್ವ ಕೃಷ್ಣ ಕೇಳ್ದ ದಾಮೋದರ ಅವತಾರ ನೋಡಿದ ತಾಯಿ ಅದೇನೋ ವಿಪತ್ತು ಬರಲಿ ಅಂತ ಕೇಳಿಬಿಟ್ಟಲ್ಲಮ್ಮ ನಾನು ಹೇಗಮ್ಮ ವಿಪತ್ತು ಕೊಡಲಿ ಭಕ್ತರಿಗೆ ವಿಪತ್ತು ಕೊಟ್ಟರೆ ಆಮೇಲೆ ಯಾರೂ ಬರೋದಿಲ್ಲ ಸೇವೆ ಮಾಡೋದಕ್ಕೆ ಬಂಗಾರದ ಪುಷ್ಪ ಬೇಕು ಅಂದ್ರಿ ಯಾರೋ ಭಕ್ತರು ಕೊಟ್ಟರು ವಿಪತ್ತು ಕೊಡಿ ಅಂತ ಯಾರು ಕೇಳಿದ್ರೆ ಅಯ್ಯೋ ವಿಪತ್ತು ಕೇಳ್ಕೋವಾಗ ಹೋಗ್ಲಿಕ್ಕೆ ಬರದೆ ವಿಪತ್ತು ಕೇಳೋಕೆ ಯಾರು ಬರ್ತಾರೆ ದೇವಸ್ಥಾನಕ್ಕೆ ಹೋಗೋ ಇನ್ನೇನು ಬೇಕು ಬೇರೆ ಒಂದು ಕೇಳು ಅದಕ್ಕೆ ಅವಳು ಕೇಳ್ತಾ ಇದ್ದಾಳೆ ಅಥ ವಿಶ್ವೇಶ ವಿಶ್ವಾತ್ಮನ್ ವಿಶ್ವಮೂರ್ತೆ ಸ್ವಕೇಶು ಮೇ ಹೇ ವಿಶ್ವೇಶ ಹೇ ವಿಶ್ವಾತ್ಮ ವಿಶ್ವಮೂರ್ತೆ ಇನ್ನೊಂದು ಪ್ರಾರ್ಥನೆ ಮಾಡ್ತೇನೆ ಸ್ನೇಹಪಾಶಮಿಮಂ ಛಂದೇ ದೃಢಂ ಪಾಂಡುಷು ವೃಷ್ಣಿಷು ನನ್ನ ಮಕ್ಕಳಲ್ಲಿಯೋ ನೀನು ನೀನಲ್ಲದೆ ಉಳಿದವರು ಯಾರು ನಾ ಹುಟ್ಟಿದ ಮನೆತನ ವೃಷ್ಣಿ ವಂಶದಲ್ಲಿದ್ದಾರೆಯೋ ಅವರಲ್ಲಿಯೂ ನನ್ನವರು ನನ್ನ ಮಕ್ಕಳಲ್ಲಿಯೂ ನನಗೆ ಸ್ನೇಹಪಾಶವನ್ನು ಬಿಡಿಸು ನೀನೇ ಪರಾತ್ಪರ ಅನ್ನೋ ಒಂದು ಪಾಶ ಭಗವತ್ ಪಾಶ ಬಿಟ್ಟು ನನಗೆ ಲೋಕದಲ್ಲಿ ಯಾವುದೂ ಬೇರೆ ಪಾಶ ಬೇಡ ಅಂತ ಕೇಳ್ತಾಳೆ ಇವಳ ಮನಸ್ಸಿನ ಪರಿಪಕ್ವತೆಯನ್ನು ನೋಡಿಕೊಳ್ಳಿ ಮನುಷ್ಯನಿಗೆ ಪಾಶ ಹೋಗೋದಿಲ್ಲ ತಮಿಳಲ್ಲಿ ಪಾಶ ಅಂದರೆ ಅಫೆಕ್ಷನ್ ಪ್ರೀತಿ ಪಾಶ ಅಂತಾರೆ ಎನ್ನ ಪಾಶಂ ಎನ್ ಕಣ್ ಪಾಶಂ ವೈತ ಪರಂ ಸುಡರಿಸೋದಿಕ್ಕೆ ಎನಮಾಳ್ವಾರರು ವರ್ಣನೆ ಮಾಡ್ತಾರೆ ತಿರುವಾಯಿಮುಳಿ ದಿವ್ಯ ಪ್ರಬಂಧ ತುಂಬ ನೀಶನೇ ನಿರವಂದು ಮೇಲೆ ಅವನು ನಿತ್ಯ ಸೂರ್ಯಗಳಿಗೆ ಒಡೆಯ ಅದೇ ಅದೇನು ಆಶ್ಚರ್ಯ ಏನು ಇಲ್ಲದೆ ಕೊರತೆ ಇರ್ತಕ್ಕಂಥ ನನ್ನಲ್ಲಿ ಪ್ರೇಮ ಇಟ್ಟಿದ್ದಾನೆ ನೀಶನೇ ನೆರವೊಂದು ಮೇಲೆ ಕಣ್ ವೈತ್ತ ವೈತ್ತ வைத்த ಶುಡರು ಶೋಧಿಕೆ சோதிக்கே ಸ್ವರೂಪ ಅವನು ಅದು ಒಂದು ನಿಲ್ಲುವ ಪಾಶ ದೇವರಿಗೆ ನೀವು ತೋರಿಸೋ ಪ್ರೀತಿ ಅಥವಾ ಬಿಡಿ ದೇವರು ನಿಮ್ಮಲ್ಲಿ ತೋರಿಸೋ ಪ್ರೀತಿ ಯಾವುದು ಹೆಚ್ಚು can you love him as much as you loves you ಆಗುತ್ತಾ ನಿಮ್ಮ ಕೈಯಲ್ಲಿ ಶಪಥ ಮಾಡಿ ಹೇಳ್ತೇನೆ ಲಕ್ಷ ಕೋಟಿ ಜನ್ಮ ಹೆಚ್ಚಿದರೂ ನಮಗೆ ಸಾಧ್ಯ ಆಗುವುದಿಲ್ಲ ನಮ್ಮ ಹೃದಯ ಸಣ್ಣದು ಈ ತೆಂಗಿನಕಾಯಿ ಬಲಿಯೋದಕ್ಕೆ ಮುಂಚೆನೆ ಉದುರಿ ಉದುರಿ ಬೀಳುತ್ತೆ ನೋಡಿ ಕೂರ್ಬೆ ಅಂತ ಹೃದಯ ನಮ್ಮದು ದೇವರನ್ನ ಪ್ರೀತಿ ಮಾಡೋಕೆ ನಮಗೆ ಶಕ್ತಿ ಇಲ್ಲ ಒಂದು ತಿಂಗಳು ತೀಡಿದ್ರೆ ಪ್ರವಚನ ಮಾಡಿ ಎಲ್ಲೋ ಒಂದ್ಸಲವಾದರೂ ಆನಂದ ಬಾಷ್ಪ ಹಾಕುವಾಗ ಕಿಂಚಿತ್ತಾದರೂ what it means to love God ಗೊತ್ತಾಗ್ಲಿ ಅಂತ ಒಂದು ವಾರ ಪ್ರವಚನ ಬೇಡ ಎರಡು ದಿವಸದ ಬೇಡ ಕೊಟ್ಟರೆ ತಿಂಗಳು ಕೊಡಿ ಅಂತ ಜಾತಿಗೆ ಕೇಳ್ತೇನೆ ಅಂದರೆ is the discipline how to love God ಗೊತ್ತಾಗಬೇಕು ಇದು ಒಂದು ದೃಷ್ಟಿ ಇನ್ನೊಂದು ಅವನು ನಮ್ಮನ್ನು ಯಾಕೆ ಪ್ರೀತಿ ಮಾಡ್ತಾನೆ ಅಪ್ಪ ತಿರುವಾಯಿ ಮುಳಿಯನ್ನೇ ಕೇಳಬೇಕು ಆಳ್ವಾರ ದಿವ್ಯ ಪ್ರಬಂಧ ಕೇಳಿದ ಹೊರತು ಫ್ರಮ್ ದಟ್ ಎಂಡ್ ಭಗವಂತನ ಕಡೆಯಿಂದ ಅವನು ನಮ್ಮನ್ನು ಯಾಕೆ ಪ್ರೀತಿ ಮಾಡ್ತು ಭಗವತ್ ಭಾಗವತದಲ್ಲಿ ಮಹಾಭಾರತದಲ್ಲಿ ಅಲ್ಲಲ್ಲಲ್ಲಿ ಸ್ವಲ್ಪ ಸ್ವಲ್ಪ ರುಚಿ ತೋರಿಸಿದ್ದೇನೆ ಇಲ್ಲಿದ್ದದ್ದನ್ನೇ ಹೇಳಿದ್ದಾರೆ ಅವರೇನು ಬೇರೆ ಹೇಳಿಲ್ಲ ಹರಿದಾಸರ ಸಾಹಿತ್ಯವನ್ನು ಓದಬೇಕು ಶಾಸ್ತ್ರ ಗ್ರಂಥಗಳಲ್ಲಿ ನಿಮಗೆ ಬರದೇ ಇದ್ದ ಅನುಭವ ದಾಸರ ವಾಣಿಯಲ್ಲಿ ಯಾಕೆ ಬರುತ್ತೆ ಅಂದರೆ ಅವರು ಸುಲಭನೋ ಹರಿ ಸುಲಭ ಸುಲಭ ಅಂದರು ಆ ಸೌಲಭ್ಯವನ್ನು ಕೊಂಡಾಡಬೇಕು ಪರತ್ವ ಪರತ್ವ ದೋಷ ದೂರ ಇದ್ದಾನೆ ಹೆದರಿಕೆ ಬರುವಂತ ಹೇಳಿದ್ರೆ ಪ್ರಯೋಜನ ಆಗೋದಿಲ್ಲ ಅವನು ಎಷ್ಟು ಅನ್ನೋದು ಹೇಳಬೇಕು ಆದ್ದರಿಂದ ತ್ವಯಿಮೇ ಅನನ್ಯ ವಿಷಯ ಮತಿ ಮಧುಪತೆ ಅಸಕೃತೆ ನಿನ್ನಲ್ಲಿ ವರ್ತಿ ನನಗೆ ಬೇರೆ ರೀತಿಯಲ್ಲಿ ಹೋಗದೇ ಇರುವಂತಹ ಶಾಶ್ವತ ಬುದ್ಧಿ ಉಂಟಾಗಲಿ ಅಂತ ಹೇಳಿ ಈ ಸ್ತೋತ್ರದ ಕೊನೆಯಲ್ಲಿ ಈಗ ಜೊತೆಯಲ್ಲಿ ಹೇಳ್ಬೋದು ಶ್ರೀಕೃಷ್ಣ ಕೃಷ್ಣ ಸಖ ವೃಷ್ಣಿ ಋಷಭ ಅವನಿಧೃಕ್ ರಾಜನ್ಯವಂಶ ದಹನಾನಪವರ್ಗವೀರ್ಯ ಗೋವಿಂದ ಗೋದ್ವಿಜ ಸುರಾರ್ತಿಹರಾವತಾರ ಯೋಗೇಶ್ವರ ಅಖಿಲ ಗುರೋ ಭಗವನ್ನಮಸ್ತೆ ಅದ್ಭುತವಾದ ಸ್ತೋತ್ರ ಕುಂತಿ ಸ್ತೋತ್ರ ಇದನ್ನು ಭಕ್ತಿಯಿಂದ ಪಾರಾಯಣ ಮಾಡಿ ಶ್ರೀಮದ್ ಭಾರತ ಮಹಾಭಾರತದ ಈ ಪ್ರವಚನ ಮಾಲಿಕೆ ಭಾಗವತದಲ್ಲಿ ಮುಕ್ತಾಯವಾಗ್ತಾ ಇರೋದ್ರಲ್ಲಿ ತುಂಬ ವಿಶೇಷವಾದ ಅರ್ಥವಿದೆ ಇದು ನಾನು ಹೀಗೆ ಉದ್ದೇಶ ಮಾಡಿರಲಿಲ್ಲ ಅದು ಭಗವಂತ ಹೀಗೆ ಪ್ರೇರಣೆ ಮಾಡಿದ ಅದು ಭೀಷ್ಮನ ಅಂತ್ಯಕಾಲ ಪ್ರಾಪ್ತವಾಯಿತು ಈ ಕಡೆ ಸ್ವಾಮಿ ದ್ವಾರಕಾವತಿಗೆ ಹೊರಟ ಪಾಂಡವರನ್ನು ಹರಿಸಿದ ಎಂಬಲ್ಲಿಗೆ ಈ ಪ್ರವಚನ ಮಾಲಿಕೆ ಮುಕ್ತಾಯವಾಗ್ತಾ ಇದೆ ತಮಗೆಲ್ಲರಿಗೆ ಭಗವಂತ ಆಯುಷ್ಯ ಆರೋಗ್ಯ ಐಶ್ವರ್ಯ ಭಕ್ತಿ ಎಂಬ ಹೃದಯ ಸಂಪತ್ತು ಇಂತಹ ಪ್ರವಚನ ಮಾಲಿಕೆಯನ್ನು ಎಷ್ಟು ದಿವಸ ಹೇಳಿದ್ರೂ ಕೇಳಿಯೇ ತೀರ್ಬೇಕೆನ್ನುವ ಛಲ ಹಠ ಕೂತ್ಕೊಳ್ಳುವ ಶಕ್ತಿ ಮತ್ತು ಏರ್ಪಡಿಸುವವರಿಗೆ ಏರ್ಪಡಿಸುವ ಶಕ್ತಿ ಇದು ಉಂಟಾಗಲಿ ಅಂತ ನಾನು ಭಗವಂತನಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡ್ತೇವೆ ನಮ್ಮ ನಿಮ್ಮ ಮುಂದಿನ ಭೇಟಿ ಹಿಮಾಂಶ ವಿದ್ಯಾಲಯದಲ್ಲಿ ಏಪ್ರಿಲ್ ಒಂದನೇ ತಾರೀಕು ಅವತ್ತು ಫೋರ್ಸ್ ಡೇ ಏಪ್ರಿಲ್ ಡೇ ಅಂತ ತಿಳ್ಕೋಬೇಡಿ I am not going to fool you ರಾಮಾಯಣವನ್ನು ಕೇಳಿ ಸಂತೋಷ ಪಡ್ತೀರಿ ಇಪ್ಪತ್ತೆರಡು ಬಹಳ ಸುಂದರವಾದ ಸಭಾಂಗಣ ತಾವೆಲ್ಲರೂ ಇಷ್ಟೇ ಉತ್ಸುಕರಾಗಿ ಇನ್ನು ಸಾಧ್ಯ ಆದರೆ ಹೆಚ್ಚು ಉತ್ಸುಕರಾಗಿ ಬಂದು ಕೇಳಬೇಕು ಕೊನೆಯದಾಗಿ ನಾನೇನು ವಂದನಾರ್ಪಣೆ ಮಾಡುವಂತಹ ಅವಶ್ಯಕತೆ ಅವರೇ ಮಾಡಿಬಿಟ್ಟಿದ್ದಾರೆ ಶ್ರೀಮತಿ ಸುಶೀಲಾ ಪಡಿಯಾರ್ ಅವರು ಗಟ್ಟಿಮುಟ್ಟಾಗಿ ಆರೋಗ್ಯದಿಂದ ಅನೇಕ ವರ್ಷ ಇದ್ದರೆ ನಿಮಗೆಲ್ಲ ಈ ಭಾಗ್ಯ ಸಿಗ್ತದೆ ಅವರು ಜೀವನದಲ್ಲಿ ಕೂಡಿಟ್ಟಿದ್ದನ್ನೆಲ್ಲ ಇಂಥ ಕೆಲಸಕ್ಕೆ ಮುಡಿಪಾಗಿಟ್ಟಿದ್ದಾರೆ ಎನ್ನುವುದು ನಮಗೆ ಚೆನ್ನಾಗಿ ಅರ್ಥವಾಗಿದೆ ಅವರ ಹೃದಯದಲ್ಲಿ ಕೊಡಬೇಕು ಕೊಡಬೇಕು ಕೊಡಬೇಕು ಹಣ ಮಾತ್ರವಲ್ಲ ಪ್ರೀತಿಯನ್ನು ಕೊಡಬೇಕು ಸರಿಯಾಗಿ ತಗೊಳ್ಳೋರಿಲ್ಲ ಲೋಕದಲ್ಲಿ ಅನೇಕ ಕಡೆ ಬಹಳ ದೊಡ್ಡ ದೊಡ್ಡ ಮೊತ್ತಗಳನ್ನು ಕೊಟ್ಟರು ಅದರಿಂದ ಅವರಿಗೆ ತೃಪ್ತಿ ಬರಲಿಲ್ಲ ನೋವು ಉಂಟಾಯಿತು ಅದೆಲ್ಲ ಇಲ್ಲಿ ಹೇಳೋ ವಿಷಯವಲ್ಲ ಆದರೆ ಈ ಪ್ರವಚನದಲ್ಲಿ ಅವರು ಕೊಡುಗೈಯಿಂದ ಎಷ್ಟು ದಿವಸ ತಮಗೆಲ್ಲ ಸಿಹಿಯನ್ನು ಉಣಿಸಿದ್ದಾರೆ ಪ್ರಸಾದವನ್ನು ಮಾಡಿಸಿದ್ದಾರೆ ಎಲ್ಲರಿಗಿಂತ ಮುಂಚೆ ತಾವೇ ಬಂದು ಏರ್ಪಾಡು ಅವರ ಎದುರಿಗೆ ಹೇಳುವ ಮಾತಲ್ಲ ಎಲ್ಲ ನೋಡಿ ಮಾಡಿ ಅವರು ಪ್ರತಿ ಸಲ ಮಾತಾಡುವಾಗಲೂ ನನಗೆ ಭಯ ಮುಂದೆ ಇರ್ತೇನೆಯೋ ಇಲ್ವೋ ಮುಂದೆ ಇರ್ತೇನೆಯೋ ಇಲ್ವೋ ತುಂಬ ಭಯಪಟ್ಟಿದ್ದಾರೆ ಭಯ ಹೋಯಿತು ಅಂತ ಹೇಳಿ ಅವರಿಗೆ ಅವರು ಗಟ್ಟಿಯಾಗಿದ್ದರೆ ಬೆಂಗಳೂರಿನಲ್ಲಿ ನನಗೆ ಶಕ್ತಿ ಇಲ್ಲ ನಾನು ಅಂತರಂಗ ಹೇಳ್ತೇನೆ ಪ್ರವಚನ ಮಾಡುವುದಕ್ಕೆ ನನಗೆ ಸಾಕಷ್ಟು ಆರೋಗ್ಯವಿಲ್ಲ ಸುತ್ತಾಟ ನನ್ನ ಕೈಲಾಗೋದಿಲ್ಲ ನನ್ನನ್ನು ಬಿಡದೆ ಕಟ್ಟಿ ಹಾಕಿರೋರು ಇಬ್ಬರೇ ಒಬ್ಬರು ಗೋಕರ್ಣದ ಡಾಕ್ಟ್ರು ಒಬ್ಬರು ಸುಶೀಲ ಪಡಿಯಾರವರು ಇದೆರಡು ಸಂಸ್ಥೆ ಇವರೆಬ್ಬರು ಕರದಲ್ಲಿ ಮಾತ್ರ ಏನಿದ್ರು ಪ್ರಾಣ ಹೋಗುವುದಿದ್ರು ಬರ್ತೇನೆ ಪ್ರವಚನ ಮಾಡ್ತೇನೆ ಒಂದ್ಸಲ ಹೇಳಿದ ವಿಷಯ ಮತ್ತೆ ಹೇಳಬೇಕು ಅಂತ ಏನಿಲ್ಲ ಅಪಾರವಾದ ವಿಷಯಗಳಿವೆ ಹೇಳುವುದಕ್ಕೆ ಬೇಕಾದಷ್ಟಿದೆ ಆದ್ದರಿಂದ ಅವರಿಗೇನು ಆಶ್ವಾಸನೆ ಕೊಟ್ಟು ನಿಮ್ಮ ಸ್ಕೂಲ್ ಬಿಟ್ಬಿಟ್ಟೆ ಅಂತ ತಿಳ್ಕೋಬೇಡಿ ನಿಮಗೂ ಆಶ್ವಾಸನೆ ಅದು ಭಗವಂತನ ಇದೆಲ್ಲ ನೀವು ಸೇರ್ಕೊಂಡಾಗೆ ತಾನೇ ಅದು ನೀವು ಇವರನ್ನು ಬಿಟ್ಟಲ್ಲಿ ಮಾಡಿ ಪಾಡು ಮಾಡ್ತೀರಿ ಎಲ್ಲರಿಗೆ ಭಗವಂತ ಬಯಸಿದ್ದೆಲ್ಲವನ್ನ ಕೊಡಲಿ ಮಂಗಳಾಶಾಸನ ಅನುಷ್ಠಾನ ಮಾಡಬೇಕು ಮಂಗಳಾಶಾಸನದ ಶ್ಲೋಕದಲ್ಲಿ ಈಗಲೇ ಈಗಲೇ ಈಗಲೇ ಹೇಳ್ತೇನೆ ಒಂದು ಸ್ವಲ್ಪ ಇದೆ ಒಂದು ನಿಮಿಷ ಪ್ರತಿನಿತ್ಯ ಹೇಳುವ ಶ್ಲೋಕದಲ್ಲಿ ಏನರ್ಥ ಅಂತ ಕೆಲವರು ಕೇಳಿದರು ಐದಾರು ಶ್ಲೋಕ ಕೊನೆಯಲ್ಲಿ ಹೇಳ್ತಿರಲ್ಲ ಅದನ್ನ ನಾ ಮೊದಲು ಅರ್ಥ ಹೇಳಿಬಿಡ್ತೇನೆ ಆಮೇಲೆ ವಿಚಾರ ಮಾಡೋಣ ಇದು ಮಹಾಭಾರತ ಎಂಬುದೇ ಒಂದು ಸಾವಿತ್ರಿ ಇಮಾಂ ಭಾರತ ಸಾವಿತ್ರಿ ಅಂದ್ರೆ ಗಾಯತ್ರಿ ಅರ್ಥ ಇದೆ ಇದರೊಳಗೆ ಗಾಯತ್ರಿ ವಿವರಣೆ ಇದೆ ಇದನ್ನು ಬೆಳಗ್ಗೆ ಎದ್ದು ಯಾವನು ಪಾರಾಯಣ ಮಾಡ್ತಾನೆ ಪ್ರಾತರುತ್ತಾಯ ಪಟೇತಿ ಭಾರತ ಫಲಂ ಪ್ರಾಪ್ಯ ಸಮಸ್ತ ಭಾರತ ಫಲ ಸಿಗುತ್ತೆ ಅವನಿಗೆ ಎಲ್ಲಿ ತನಕ ಪರಂ ಬ್ರಹ್ಮಾದಿ ಗಚ್ಚತಿ ಪರಮಾತ್ಮ ಸಾಹಿತ್ಯದವರೆಗೆ ಸೌಖ್ಯ ಉಂಟು ಮನಮನೆಯಲ್ಲಿ ಗ್ರಂಥ ಇಡಬೇಕು ಓದಬೇಕು ಅಂತ ಕೊನೆಯಲ್ಲಿ ಮಹಾಭಾರತ ಹದಿನೆಂಟನೇ ಅಧ್ಯಾಯ ಕೊನೆಯಲ್ಲಿ ಬರೆದಿದ್ದಾರೆ ವ್ಯಾಸರು ಇಡಬಹುದೇ ಇನ್ನೊಂದು ಸಲ ಕೇಳಿರಿ ಜೋಕೆ ಹರ್ಷಸ್ಥಾನ ಸಹಸ್ರಾಣಿ ಭಯಸ್ಥಾನ ಶತಾನುಷ ಮನುಷ್ಯನಿಗೆ ನೂರು ಕಡೆ ನಗುವ ಅವಕಾಶ ಸಿಗ್ತದೆ ನೂರು ಕಡೆ ಭಯಪಡುವ ಸ್ಥಿತಿ ಸಿಗ್ತದೆ ಯಾರಿಗೆ ಮೂಢನಿಗೆ ಆ ವಿಶಂತಿ ನ ಪಂಡಿತಂ ಜ್ಞಾನಿಗೆ ಬರೋದಿಲ್ಲ ಹೆದರಿಕೆ ಬರೋದಿಲ್ಲ ಸುಖವೂ ಬರೋದಿಲ್ಲ ಎರಡು ಕೈ ಎತ್ತಿ ನಿಮ್ಮ ಕೈ ಮುಗಿತೇನಪ್ಪ ಅಂತಾರೆ ವೇದವ್ಯಾಸರು ಗಟ್ಟಿ ಕೊರಳಿನಲ್ಲಿ ಕಿರಿಸಿಕೊಳ್ತಾ ಇದ್ದಾರೆ ವಿರೋಮಿ ಯಾರು ಕೇಳ್ತಾ ಇಲ್ಲ ಯಾವುದು ಧರ್ಮಾದರ್ಥಶ್ಚ ಕಾಮಶ್ಚ ಧರ್ಮವನ್ನು ನಂಬಿ ಅದರಿಂದಲೇ ಅರ್ಥಕಾಮ ಪ್ರಾಪ್ತಿ ನಿಮಗೆ ಕೇಳಿದ್ದೆಲ್ಲ ಸಿಕ್ಕತ್ತೆ ಅದ್ಯಾತಕ್ಕೆ ಧರ್ಮ ಬೇಡ ಅಂತೀರಿ ಮನುಷ್ಯನಿಗೆ ನ ಕಾಮಾತ್ ನ ಭಯಾತ್ ನ ಲೋಭಾತ್ ಧರ್ಮಂ ತ್ಯಜೇತ್ ಜೀವಿತಸ್ಯಾಪಿ ಹೇತೋ ಬದುಕಬೇಕು ಅನ್ನೋ ಆಶೆಯಿಂದಾಗಲಿ ಕಾಮ ಕ್ರೋಧ ಯಾವುದೇ ಇರಲಿ ಧರ್ಮವನ್ನು ಮಾತ್ರ ಮನುಷ್ಯ ಬಿಡಬಾರದು ಯಾಕೆಂದ್ರೆ ನಿತ್ಯೋ ಧರ್ಮ ಧರ್ಮ ಅನ್ನೋದು ಉಳಿಯುತ್ತೆ ಸುಖ ದುಃಖೇತು ಅನಿತ್ಯ ಸುಖ ದುಃಖಗಳು ಬಿಟ್ಟು ಹೋಗ್ತವೆ ಜೀವೋ ನಿತ್ಯ ಜೀವನೆಂಬುದು ನಿತ್ಯ ಹೇತು ಅಸ್ಯ ಜೀವಾತ್ಮ ಶರೀರದಲ್ಲಿ ಬರೋದಕ್ಕೆ ಕಾರಣವಾದದ್ದು ಕರ್ಮ ಅದು ಅನಿತ್ಯ ಕೆಟ್ಟ ಕರ್ಮ ಇದ್ದರೆ ತೊಳ್ಕೊಳ್ಬೋದು ಪುಣ್ಯಕರ್ಮ ಇದ್ದರೆ ಬೆಳೆಸ್ಕೊಳ್ಬೋದು ಇದು ವೇದವ್ಯಾಸರ ಮಹಾಭಾರತ ಇದು ಕಾರ್ಷ್ಣಂ ವೇದಂ ಕೃಷ್ಣದ್ವೈಪಾನರು ನಮಗೆ ಕೊಟ್ಟಂತಹ ವೇದ ಪಂಚಮ ವೇದ ಇದನ್ನು ತಿಳಿದವರು ಅವರ ಕೈಯಲ್ಲಿ ಕೇಳಿ ಸಾವಯತ್ವ ಅರ್ಥಮಶ್ನುತೆ ಪುರುಷಾರ್ಥ ಸಿದ್ಧಿ ಮಾಡಿಕೊಡುತ್ತೆ ಗ್ರಂಥ ಅದನ್ನು ಕೇಳೋರು ನಿಯಮಸ್ಥ ಶುಚಿ ಶ್ರೋತ ನಿಯಮದಿಂದ ಕೇಳಬೇಕು ಕೇಳಿದಷ್ಟು ಕೇಳಬೇಕು ಬಿಟ್ಟಷ್ಟು ಬಿಡಬೇಕು ಯಾಕ್ರಿ ಇವತ್ತು ಪ್ರವಚನಕ್ಕೆ ಬರೋದಿಲ್ರಿ ನೆನ್ನೆ ತಾನೇ ಕೇಳಿದ್ನಲ್ಲ ಇದನ್ನೇನು ನಿಯಮ ಇದು ಬರೋಕ್ಕಾಗಲಿಲ್ಲ ಬಸ್ಸು ಸಿಕ್ಕಲಿಲ್ಲ ಮತ್ತೊಂದೆಲ್ಲ ಅಲ್ಲಿ ಕೂತಾದ್ರೂ ಇವತ್ತಲ್ಲಿ ಏನು ಹೇಳ್ತಿರ್ತಾರೋ ಹೋಯ್ತಲ್ಲ ಅಂತ ಒಂದು ನಿಯಮ ಇಟ್ಕೋಬೇಕು ಕೊಂಡು ನಿಯಮದಿಂದ ಇದನ್ನು ಕೇಳಿದ ಪಕ್ಕದಲ್ಲಿ ಫಲ ಫಲಮಷ್ಣುತೆ ಎಲ್ಲ ಫಲವನ್ನು ನಾವು ಪಡ್ಕೊಳ್ತೇವೆ ಅಂತ ಇದನ್ನೇನು ಹೇಳ್ತಾರೆ ಈ ಫಲಶ್ರುತಿ ಇನ್ಮೇಲೆ ನಾವು ಓದಿ ಹೇಳೋಣ ಈ ನೈವೇದ್ಯವನ್ನು ಮಾಡಿಬಿಡ್ತೇನೆ ನೀವೇ ಮಾಡ್ತೀರಾ ತಗೊಳ್ಳಿ ನಿಮ್ಮ ಕೈಲಾಗಲಿ ಇವತ್ತು ಕೃಷ್ಣ ಕಲ್ಪಿತ ಮಧುವಾತಾರತಾಯಿತೆ ಮಧುಕ್ಷರಂತು ಸಿಂಧವ ಮಧ್ವೀಯನ್ನ ಸಂತೋಷಧೀ ಮಧುನಕ್ತಂ ತೋಷಿ ಮಧುಮತ್ಪಾರ್ಥವಿಧ ಮಧ್ವರಸ್ನರ್ಪಿತ ಮಧುಮಾನ್ ನೋ ವನಸ್ಪತಿಂ ಮಧುಮಾಗಮಸ್ತೂರ್ಧ್ಯ ಮಾಧ್ವೀರ್ಗಾವೋ ಭವಂತನಃ ಮಧು ಮಧು ಮಧು ನಾರಾಯಣ ಆರತಿ ಎತ್ತಬೇಕು ಇನ್ನೇನು ಸಣ್ಣ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಕಾರಣಕ್ಕೆ ಕಾಣುತ್ತೆ ಸ್ವಲ್ಪ ವೇಳೆಯಾಗಿದೆ ಕ್ಷಮಿಸಬೇಕು ಆರತಿ ಆದಮೇಲೆ ಎಲ್ಲರೂ ಶಾಂತವಾಗಿ ನಾ ಹೇಳಿದ ಮೊದಲನೇ ಮಾತಲ್ಲ ಜ್ಞಾಪಕ ಇಟ್ಕೊಳ್ಳಿ ಎಲ್ಲರಿಗೂ ಪ್ರಸಾದ ಸಿಗ್ತದೆ ಎಲ್ಲರಿಗೂ ಪುಸ್ತಕಗಳು ಸಿಗ್ತವೆ ದಬಾದಿಬಿ ಮಾಡಬಾರ್ದು ಆಗುತ್ತಾ ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯ ದಿವೀವ ಚಕ್ಷುರಾಟನಂ ತದ್ವಿಪ್ರಾಶೋ ದಿವಂದ್ಯವೋ ಜಾಗೃವಾಂ ವಿಷ್ಣು ವಿಷ್ಣೋರ್ಯತ್ ಪರಮಂ ಪದಂ ಮಂಗಳ ಒಂದು ಉಳಿಯಿತು ಅದಾಗೋ ತನಕ ಯಾರು ಹೇಳಬಾರ್ದು ನನ್ನ ಜೊತೆಯಲ್ಲಿ ಹೇಳಬೇಕು भारतसावित्रीम् प्रातरुत्थाय यः पठेत् स भारतपरम् प्राप्य परम् ब्रह्मादिगच्छति हर्षस्थानसहस्राणि भयस्थानशतानि च दिवसे दिवसे मूढम् आविशन्तिरपण्डितम् ऊर्ध्वबाहुर्विरोहम्यै शरजगच्च शृणोति मे धर्मादर्थश्च कामश्च स किमर्थम् न सेव्यते न जातु कामान्न भयान्न लोभात् धर्मम् त्यजे जीवितस्यापि हेतोः नित्यो धर्म सुखदुखे त्वनित्ये जीवो नित्यः हेतुरस्य त्वनित्यः कार्ष्णम् वेदम् युवम् विद्वान् श्रावयत्वार्थमश्नुते नियमस्य शुचिश्रोताः शृण्वन् सफलमश्नुते नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरयेत् नारायणम् नमस्कृत्य नरम् चैव नरोत्तमम् देवीम् सरस्वतीम् व्यासम् ततो जयमुदीरये स्वस्य प्रजाभ्य परिपालयन्तः न्याय्येन मार्गेण महीं महिषाः गोब्राह्मणेभ्यः शुभमस्तु नित्यम् लोकाः समस्ताः सुखिनो भवन्तु मङ्गलम् मङ्गलम् मङ्गलम् नित्यश्रीर्नित्यमङ्गलम्